उत्तमकल्मषम् पराशरात्मजम् वन्दे सुखतातन्तपोनिधिम् सम्यन्यायकलापेन महता भारतेन च उपबृंहितवेदाय नमो व्यासाय विष्णवे नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडान्तपधिरोन्मत्तम् तमो भूतम् जगद्भवेत् यदि ज्ञानहुताशेन त्वया नोज्ज्वलितम् भवेत् वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवः कृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणाम् विनिहतम् तमः प्रपन्नपारिजाताय वेत्ततोत्रैकपाणे ज्ञानमुद्राय कृष्णाय गीतामृतदये नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगद्योनिम् नौमि नारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवचः सरोजममलम् गीतार्थकन्दोत्कटम् नानाख्यारककेसरम् मदिकथा सम्बोधनाबोधितम् लोके सज्जनषट्पदैरहरः पेपीयमानम् मुदा भूयाद्भारतपङ्कजम् करिमलप्रध्वंसिन श्रेयसे द्वैपायनोष्ठपुटनिःसृतमप्रमेयम् पुण्यम् पवित्रमठपापहरम् शिवम् च यो भारतम् समधिगच्छति वाच्यमानम् किन्तस्य पुष्करजलैरभिषेचनेन यो कोशतम् कनकशृङ्गमयम् ददाति विप्राय वेदविदुषे सुबहुश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य च तस्य चैव ಧರ್ಮೇ ಚಾರ್ಥೇ ಚ ಕಾಮೇ ಚ ಮೋಕ್ಷೇ ಚ ಪರದರ್ಶವ ಯದಿ ಕುತ್ರಚಿತ್ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಉಚ್ಯತೆ ನಿರುತ್ತಮಸ್ಯ ಯೋ ವೇದ ಸವಪಾಪೈ ಪ್ರಮುಚ್ಯತೆ ಯುಧಿಷ್ಠಿರೋ ಧರ್ಮಮಯೋ ಮಹಾತ್ಮಃ ಸ್ಕಂಧೋರ್ಜುನೋ ಭೀಮಸೇನೋಸ್ಯ ಶಾಖಾ ಮಾದ್ರೀಸುತೌ ಪುಷ್ಪಫಲೇ ಸಮೃದ್ಧೇ ಮೂಲಂ ಕೃಷ್ಣೋ ಬ್ರಹ್ಮ ब्राह्मणाश्च धर्मो विवर्धति युधिष्ठिरकीर्तनेन पापः प्रणश्यति वृकोदरकीर्तनेन शत्रुर्विनश्यति धनञ्जयकीर्तनेन माद्रीसुतौ कथयताम् न भवन्ति रोगाः भीष्मद्रोणतटा जयद्रदजला गान्धारनीरोपला शल्यग्राहवती कृपेण महिनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैर्नदी कैवर्तके केशवे श्रीकृष्णाय परब्रह्मणे नमः नारायणम् नमस्कृत्य नरम् चैव नरोत्तमम् ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ನಿನ್ನೆ ದಿವಸ ಆದಿಪರ್ವವನ್ನು ಒಂದು ರೀತಿಯಲ್ಲಿ ಮಂಗಳ ಮಾಡಿದ್ದೇವೆ ಅದರ ಕೊನೆಗೆ ಬಂದ ಮಂದಪಾಲನ ಕಥೆಯಲ್ಲಿ ನಾಲ್ಕು ದಿವ್ಯ ಅಗ್ನಿಸೂಕ್ತಗಳ ಭಾವಾರ್ಥವನ್ನು ವೇದವ್ಯಾಸರು ವೇದಾಧಿಕಾರ ಇಲ್ಲದೇ ಇದ್ದವರಿಗೂ ಪಾರಾಯಣಕ್ಕೆ ಉಪಯೋಗವಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದೆ ಇವತ್ತು ಅದನ್ನು ಸ್ವಲ್ಪ ಮಟ್ಟಿಗೆ ಕೈಯಾಡಿಸಿ ಮುಂದೆ ಹೋಗ್ತೇನೆ ವೈದಿಕ ಮರ್ಮಗಳನ್ನು ಕುರಿತು ಸಮ್ಮಿಶ್ರವಾದ ದೊಡ್ಡ ಸಭೆಗಳಲ್ಲಿ ವಿವರಿಸುವುದು ತುಂಬಾ ಕಷ್ಟ ವೇದಗಳ ಮರ್ಮವನ್ನು ಅರಿತುಕೊಳ್ಳುವುದಕ್ಕೆ ಅತ್ಯಂತ ಸೂಕ್ಷ್ಮವಾದ ಬುದ್ಧಿ ಬೇಕು ಅದರ ಜೊತೆಗೆ ಮನಸ್ಸಿನ ಪರಿಪಕ್ವತೆಯೂ ಒಂದು ಬೇಕು ಆ ಪರಿಪಕ್ವತೆ ಇಲ್ಲದೇ ಇದ್ರೆ ವೇದಾರ್ಥಗಳನ್ನು ಎಷ್ಟು ಸುಸೂಕ್ಷ್ಮವಾದ ಭಾಷೆಯಿಂದ ನಾವು ಹೇಳಿದರೂ ಕೇಳುವವರಿಗೆ ತಲೆಭಾರವಾಗುತ್ತದೆ ಅರ್ಥ ಆಗೋದಿಲ್ಲ ಒಂದು ಮರ್ಮವನ್ನು ನಿನ್ನೆ ವಿವರಿಸಿದೆ ತಮಗೆ ಜಷ್ಟರ ಮಟ್ಟಿಗೆ ಗ್ರಾಹ್ಯವಾಯಿತೋ ಇಲ್ವೋ ಗೊತ್ತಾಗಲಿಲ್ಲ ಗೋಕರ್ಣದಿಂದ ಬಂದಿದ್ದಾರೆ ನಮ್ಮ ಮಿತ್ರರು ಅಲ್ಲಿ ಪ್ರವಚನ ಏರ್ಪಡಿಸಿದವರು ಸಾಮಾನ್ಯ ಕೂತ್ಕೊಳ್ಳಿ ವೈದಿಕ ಮಂಡಲದಲ್ಲಿ ಭಗವಂತ ಒಬ್ಬನೇ ಆದರೂ ಅವನ ಕಾರ್ಯಕ್ಷೇತ್ರಗಳು ಅನಂತ ಒಬ್ಬ ಮನುಷ್ಯನನ್ನ ನಮ್ಮ ಜೀವನದ ಕಾರ್ಯಕ್ಷೇತ್ರಗಳಲ್ಲಿಯೂ ಅನೇಕ ಹೆಸರುಗಳಿಂದ ನಾವು ಗುರುತಿಸ್ತೇವೆ ಒಬ್ಬ ಮಗ ತಂದೆಗೆ ಮಗ ಅಂತ ಅನ್ನಿಸಿಕೊಳ್ತಾನೆ ಹೆಂಡತಿಗೆ ಗಂಡ ಅಂತ ಅನಿಸ್ಕೊಳ್ತಾನೆ ಮಕ್ಕಳಿಗೆ ತಂದೆ ಅಂತ ಅನಿಸ್ಕೊಳ್ತಾನೆ ಕಚೇರಿಯಲ್ಲಿ ಯಜಮಾನರು ಆಫೀಸರ್ ಅಂತ ಅನ್ನಿಸಿಕೊಳ್ತಾನೆ ರೇಷನ್ ಡಿಪೋದಲ್ಲಿ ಯಕ್ಕಶ್ಚಿತ ಕ್ಯೂನಲ್ಲಿ ನಿಂತಿದ್ದಾನೆ ಅಂತ ಅನ್ನಿಸಿಕೊಳ್ತಾನೆ ಇದಿಷ್ಟೆಲ್ಲ ಅವನ ಕಾರ್ಯಕ್ಷೇತ್ರಗಳು ಆ ಕೆಲವು ಉದಾಹರಣೆ ಕೊಟ್ಟೆ ಅದೇ ರೀತಿಯಲ್ಲಿ ಭಗವಂತನಿಗೆ ನಮ್ಮಲ್ಲಿ ಪ್ರಜ್ಞಾಪೂರ್ವಕವಾದ ಜ್ಯೋತಿ ಸ್ವರೂಪನಾದವನಿಗೆ ಅಗ್ನಿ ಅಂತ ಕರೀತೇವೆ ನಮ್ಮನ್ನು ಒಟ್ಟು ಹಿಡಿದು ಅವನ ವ್ಯಾಪ್ತಿಯಿಂದ ಹೋಗದಂತೆ ಪಾಪಗಳಿಂದ ರಕ್ಷಿಸುವ ಪಾಪ ಪ್ರಜ್ಞೆ ಪುಣ್ಯ ಪ್ರಜ್ಞೆಯನ್ನು ಸದಾ ಎಚ್ಚರವಿಟ್ಟಿರುವ ಭಗವಂತನ ಮುಖಕ್ಕೆ ವರುಣ ಅಂತ ಕರೀತೇವೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಕಾರ್ಯಪಟುತ್ವ ಕಾರ್ಯದಕ್ಷತೆ ಮುನ್ನಡೆಯುವ ಉತ್ಸಾಹಿ ಶಕ್ತಿ ಕ್ಷಾತ್ರ ಮುಖ ಈ ಭಗವಂತನ ಮುಖಕ್ಕೆ ಇಂದ್ರ ಅಂತ ಕರೀತೇವೆ ನ್ಯಾಯನಿಷ್ಠರ ಪಕ್ಷಪಾತ ಮುಖಕ್ಕೆ ಯಮ ಅಂತ ಕರೀತೇವೆ ಆರೋಗ್ಯ ಸಂರಕ್ಷಕ ಮುಖಕ್ಕೆ ಅಶ್ವಿನಿ ದೇವತೆಗಳು ಅಂತ ಕರೀತೇವೆ ವ್ಯಾಪಕನಾದ ಭಗವಂತನನ್ನು ವಿಷ್ಣು ಅಂತ ಕರೀತೇವೆ ಲಯಕರ್ತ ರಿದಮ್ ಕೀಪರ್ ಕಾಲಪುರುಷ ಸ್ವಭಾವದಲ್ಲಿದ್ದು ಯಾರೂ ಅತಿಕ್ರಮ ಮಾಡದೇ ಇರತಕ್ಕಂತಹ ರೀತಿಯಲ್ಲಿ ನಮ್ಮನ್ನೆಲ್ಲ ಕರೆದುಕೊಂಡು ಹೋಗಿ ತೋಟದಲ್ಲಿ ಒಣಗಿದ ಎಲೆಗಳು ಉದುರುವಂತೆ ಮಾಡಿ ಹೊಸ ಎಲೆಗಳನ್ನು ಚಿಗುರುವಂತೆ ಮಾಡುವ ಭಗವಂತನ ಶಕ್ತಿಗೆ ರುದ್ರ ಶಿವ ಎಂಬುದಾಗಿ ಹೇಳ್ತೇವೆ ಎಲ್ಲ ಭಗವಂತನದೇ ಹೆಸರುಗಳು ಒಬ್ಬನೇ ಭಗವಂತ ಅನೇಕ ಹೆಸರುಗಳು ಏಕಂಸತ್ ವಿಪ್ರ ಬಹುಧಾ ವದಂತಿ ಜಗತ್ತಿನ ಇನ್ಯಾವ ಮತಗ್ರಂಥಗಳಲ್ಲಿ ಬರದೇ ಇರುವಂತಹ ಒಂದು ಬಹಳ ದೊಡ್ಡ ಸೂತ್ರ ನಮ್ಮಲ್ಲಿ ಋಗ್ವೇದದಲ್ಲಿಯೇ ಹೇಳಿಬಿಟ್ರು ಬಸವಣ್ಣನವರು ದೇವನೊಬ್ಬ ನಾಮ ಹಲವು ವೀರಶೈವರದನ್ನು ಒಪ್ತಾರಿಯೋ ಇಲ್ವೋ ಗೊತ್ತಿಲ್ಲ ಅವರು ಹೇಳಿದ್ರಿ ಈ ಮಾತನ್ನ ದೇವನೊಬ್ಬ ನಾಮ ಹಲವು ನಾಮ ಅನ್ನುವ ಶಬ್ದ ನವ ಒಂಬತ್ತು ರೀತಿಯ ಪ್ರಕ್ರಿಯೆಗಳಿಂದ ಉಂಟಾಗ್ತದೆ ಅಂತ ಯಾಸ್ಕ ಮಹರ್ಷಿಗಳು ವೇದದಲ್ಲಿ ಹೇಳ್ತಾರೆ ದೇವತಾ ಮಂಡಲ ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾಸ್ಕರು ನಿರುಕ್ತವನ್ನು ಶೌನಕ ಮಹರ್ಷಿಗಳು ಬೃಹದ್ದೇವತೆ ಎಂಬ ಗ್ರಂಥವನ್ನು ಬರೆದಿದ್ದಾರೆ ಅಂದರೆ ಭಗವಂತನ ಹೆಸರುಗಳು they are functionally different functionally several but in totality they are one ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಮ್ಮ ದೇವರು ಹೆಚ್ಚು ನಿಮ್ಮ ದೇವರು ಹೆಚ್ಚು ನಮ್ಮ ಮತ ಹೆಚ್ಚು ನಿಮ್ಮ ಮತ ಹೆಚ್ಚು ಜಗಳ ಬರೋದಿಲ್ಲ ವೈದಿಕರಲ್ಲಿ ಜಗಳ ಬರೋದಿಲ್ಲ ಮುಸಲ್ಮಾನರಲ್ಲಿ ಜಗಳ ಬರದೇ ಇರುವುದಿಲ್ಲ ಕ್ರೈಸ್ತರಲ್ಲಿ ಜಗಳ ಬರದೇ ಇರುವುದಿಲ್ಲ ಜಗಳ ತಂದು ಸಾಯುವುದಕ್ಕೆ ಹುಟ್ಟಿದ ಮತಗಳು ಮೊಂಡು ಮಾಡ್ತಾರೆ ಅಲ್ಲಾನ್ನು ಬಿಟ್ಟು ಬೇರೆ ದೇವರಿಲ್ಲ ನೀ ಹೇಳುವುದೇ ಅಲ್ಲ ಅಂತೀಯಲ್ಲಪ್ಪ ಮತ್ತೆ ಹೌದು ಅಂತ ನಾವೆಲ್ಲ ಹೇಳ್ತೇವೆ ಈಶ್ವರ ಅಲ್ಲ ತೇರೆ ನಾಮ್ ಗಾಂಧಿ ಹೇಳಿದ್ರು ನಾವು ಹೇಳ್ತೇವೆ ಈಶ್ವರ ಅಲ್ಲ ತೇರೆ ನಾಮ್ ಅಲ್ಲ ಶಬ್ದಕ್ಕೆ ಅಪಹಾಸ್ಯ ಮಾಡೋದಕ್ಕೆ ಹೇಳಲಿಲ್ಲ ಮೂರು ಹೊತ್ತು ಬಡ್ಕೊಳ್ತಾರೆ ಮೈಕ್ರೋಫೋನ್ನಲ್ಲಿ ಅಲ್ಲಾಹೋ ಅಕ್ಬರ್ ಅಲ್ಲಾನು ಬಿಟ್ಟರು ಬೇರೆ ದೇವರಿಲ್ಲ ನಿಮ್ಮ ದೇವರು ದೇವರ ಅಲ್ಲ ಅಂತ ಅದರ ಧ್ವನಿ ಮಸೀದಿ ಮೈಕ್ರೋಫೋನ್ ದೇವಸ್ಥಾನಕ್ಕೆ ಮಠಕ್ಕೆ ತಿರುಗಿಸಿ ಮೂರು ಹೊತ್ತು ಬಡ್ಕೊಳ್ತಾರೆ ನಿಮ್ಮ ದೇವ ದೇವರಲ್ಲ ನಮ್ಮ ದೇವರು ದೇವರು ನಾವು ಹೇಳ್ತೇವೆ ನಿಮ್ಮ ದೇವರು ಹೇಗೆ ಕೊಲ್ತಾ ಇದ್ದಾನೆ ಶಿಯಾ ಸುನ್ನಿ ನೋಡಿಕೊಳ್ಳಿ ಅಲ್ಲಿ ಸೈತಾನನಿಗೆ ಕಲ್ಲು ಹೊಡಿಬೇಕು ಅಂತ ಜಾತ್ರೆ ಹೋಗುವರು ಯಾವನೋ ಒಂದು ಮಾಡಿಟ್ಟ ಬಡದು ಆ ಸೈತಾನನಿಗೆ ಕಲ್ಲು ಹೊಡೆಯೋದಕ್ಕೆ ಹೋಗಿ ಸಾವಿರಾರು ಜನ ಸತ್ರು ಜಾತ್ರೆಯಲ್ಲಿ ಸೈತಾನ್ ಸೇಡ್ ತೀರಿಸಿಕೊಂಡ ಅಂದಿನ ವೈದಿಕ ಮತದಲ್ಲಿ ಸೈತಾನನ ಕಲ್ಪನೆ ಇಲ್ಲ ಕೆಟ್ಟದ್ದಿದೆ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ದ್ವಂದ್ವಗಳಿರುವುದೇ ಆ ಕೆಟ್ಟದ್ದನ್ನುವುದು ಶಾಶ್ವತವಾಗಿರುವುದಿಲ್ಲ ಈ will this not a permanent factor in life ನೀವು ಪರ್ಮನೆಂಟ್ ಮಾಡಿದ್ರೆ ನಿರಾಶೆ ಬರ್ತದೆ ಅನ್ನೋದಿದೆ ಆ ಕೆಟ್ಟದ್ದು ಬೇರೆ ದೃಷ್ಟಿಯಿಂದ ಕೆಟ್ಟದ್ದ ಕಾಣಿಸುತ್ತೆ ಭಗವದ್ ದೃಷ್ಟಿಯಲ್ಲಿ ಅದಕ್ಕೂ ಒಂದು ಜಾಗವಿದೆ ಧರ್ಮ ಅಧರ್ಮ ವೈಶ್ವದೇವದಲ್ಲಿ ಅಧರ್ಮಾಯ ಸ್ವಾಹ ಅಧರ್ಮಕ್ಕೂ ಒಂದು ಸ್ವಾಹಾಕಾರವನ್ನು ಕೊಡ್ತೇವೆ ದಯವಿಟ್ಟು ನೀವು ಆತ್ಮವಿಶ್ವಾಸವನ್ನು ಉಳಿಸಿಕೊಳ್ಳಿ ನಿಮ್ಮ ಮನಸ್ಸಿನ ಧೈರ್ಯ ನಿಮಗೆ ಚೆನ್ನ ದಯವಿಟ್ಟು ಓಡಾಡಬೇಡಿ ಮಾತನಾಡಬೇಡಿ ಸ್ಟೇಜ್ ಮೇಲೆ ಎಲ್ಲರಿಗೆ ಡಿಸ್ಟ್ರಾಕ್ಟ್ ಆಗುತ್ತೆ ಸಾವಿರ ಜನ ನೋಡ್ತಾ ಇದ್ದಾರೆ ಮತ್ತೆ ಮಾತನಾಡಬಾರ್ದು ಯಾವ ಹೆಸರಿನಿಂದ ಕರೆದರೂ ಭಗವಂತನಿಗೇ ಹೋಗಿ ಸೇರುತ್ತೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ದಿವಸ ಹೇಳ್ತೇವೆ ನುನ್ನುಮಿಟ್ಟ ಬೆಕ್ಕು ಚೇರುಮೇ ನಮಾಳ್ವಾರರು ನಿಮ್ಮ ನಿಮ್ಮ ಇಷ್ಟ ದೇವತೆಗಳಿಗೆ ನೀವು ಕೈ ಮುಗಿದ್ರೆ ನನ್ನ ಶ್ರೇಯಸ್ಪತಿಗೆ ಹೋಗು ಸೇರುತ್ತೆ ಅಂತ ಹೇಳಿದರು ಭಾರತೀಯರಲ್ಲಿ ತಾಳ್ಮೆ ಸಹನೆ ಪರಧರ್ಮ ಸಹಿಷ್ಣುತೆ ಪೂಜಾ ಪದ್ಧತಿಗಳಲ್ಲಿ ವೈವಿಧ್ಯವಿದ್ದರೂ ಅದನ್ನು ನಾವು ಅಸೂಯಾ ದೃಷ್ಟಿಯಿಂದ ನೋಡದೇ ಇರುವಂತಹ ಹೃದಯದ ಗುಣ ಇದಕ್ಕೆ ಕಾರಣ ನಮ್ಮ ವೇದ ಒಬ್ರು ರೂಪದಲ್ಲಿ ಅಗ್ಗಿಷ್ಟಿಕೆಯಲ್ಲಿ ಭಗವಂತನಿಗೆ ಆಜ್ಯಾಹುತಿಗಳಿಂದ ಪೂಜೆ ಮಾಡ್ತಾರೆ ಒಬ್ಬರು ಗಂಗೆ ಯಮುನೆ ಇತ್ಯಾದಿ ನದಿಗಳ ರೂಪದಲ್ಲಿ ಭಗವಂತನ ಪೂಜೆ ಮಾಡ್ತಾರೆ ಒಬ್ಬರು ದೇವಸ್ಥಾನದಲ್ಲಿ ಅರ್ಚಾಮೂರ್ತಿ ರೂಪದಲ್ಲಿ ಮಾಡ್ತಾರೆ ಇನ್ನೊಬ್ಬರು ಸಾಲಿಗ್ರಾಮ ರೂಪದಲ್ಲಿ ಮಾಡ್ತಾರೆ ಇನ್ನೊಬ್ಬರು ಹೃದಯದಲ್ಲಿಯೇ ಇರುವ ಭಗವಂತನನ್ನು ಯೋಗದಿಂದ ಧ್ಯಾನ ಮಾಡ್ತಾರೆ ಎಲ್ಲವೂ ವೇದ ಕೆಲವರು ಕೇವಲ ಭಜನೆಯಿಂದಲೇ ಭಗವಂತನನ್ನು ಧ್ಯಾನ ಮಾಡ್ತಾರೆ ಯುಗಭೇದ ಮತ್ತು ನಿಮ್ಮ ಅಧಿಕಾರಿ ಭೇದ ನಿಮ್ಮ ನಿಮ್ಮ ಶಕ್ತಿಗಳ ವ್ಯತ್ಯಾಸದಿಂದ ಮಾಡುವುದೇ ಹೊರತು ಭಗವಂತನನ್ನೇ ಸೇರುತ್ತಾದ್ದರಿಂದ ಅಗ್ನಿ ಬೇರೆ ವರುಣ ಬೇರೆ ಇಂದ್ರ ಬೇರೆ ಈ ಜಗಳಕ್ಕೆ ಕಾರಣವಿಲ್ಲ ಅಗ್ನಿರಮವೋ ದೇವತಾನಾಂ ಋಗ್ವೇದಲ್ಲಿ ಹೇಳಿದರು ದೇವತೆಗಳಲ್ಲಿ ಅತ್ಯಂತ ಹತ್ತಿರದ ದೇವತೆ ಅಗ್ನಿ ಅವಮಹ ಕೆಲವರು ಅಗ್ನಿ ಅಂದ್ರೆ ಅವಮಹ ಕೆಳಗಿನವನು ಅಂದ್ರೆ ತುಂಬಾ ಕಡಿಮೆಯವನು ವಿಷ್ಣುರುತ್ತಮ ವಿಷ್ಣು ಉತ್ತಮ ಅಂತ ಹೇಳುತ್ತೆ ಋಗ್ವೇದದಲ್ಲಿ ಅದರ ಅರ್ಥ ನಿಮಗೆ ತೀರ ಸಮೀಪದ ಭಗವನ್ಮುಖ ಅಗ್ನಿ ತುಂಬ ದೂರದ ಮುಖ ವಿಷ್ಣು ಎಂಬುದಾಗಿ ಅಗ್ನಿಯೇ ವಿಷ್ಣು ವಿಷ್ಣುವೇ ಅಗ್ನಿ ಅಗ್ನಾವಿಷ್ಣು ವಿಷ್ಣು ದೇವತಾ ದ್ವಂದ್ವ ಇದೆಲ್ಲ ವೇದ ಸಂಸ್ಕೃತಿ ಪರಿಚಯದಲ್ಲಿ ನಾನು ಹಿಂದೆ ಕಾಶಿ ಮಠದಲ್ಲಿ ಉಪನ್ಯಾಸ ಕೊಟ್ಟಿದ್ದೇನೆ ಇದನ್ನು ನೀವು ಚೆನ್ನಾಗಿ ಇವತ್ತು ಮನಸ್ಸಲ್ಲಿಟ್ಟುಕೊಳ್ಳಬೇಕು ಅಗ್ನಿಯನ್ನ ಹತ್ತಿರದವನು ಅಂತ ಜಾತಿಗೆ ಪೃಥ್ವಿ ಸ್ಥಾನೀಯ ಭೂಮಿ ಎನ್ನುವ ತತ್ವಕ್ಕೆ ಅಧಿಪತಿ ಅಗ್ನಿ ನಾವಿರುವುದೇ ಭೂಹು ಭೂಮಿ ಮೇಲೆ ಶರೀರದಲ್ಲಿ ಆದ್ದರಿಂದಲೇ ಏನನ್ನು ನಾವು ಭಗವಂತನಿಗೆ ಮೊರೆ ಇಟ್ಟರು ಪ್ರಾರ್ಥನೆ ಮಾಡಿದರು ಆಹುತಿಗಳನ್ನು ಕೊಟ್ಟರು ಅಗ್ನಿಮುಖ ವೈ ದೇವತಾ ಅಗ್ನಿಮುಖದಲ್ಲಿಯೇ ಹೋಗಬೇಕು ಅಗ್ನಿ ತಿಂದು ಮಿಕ್ಕದ್ದು ಎಂಜಲು ಅಂತ ಅರ್ಥವಲ್ಲ ಬಿಡಿಸಿ ಹೇಳ್ತೇವೆ ನೀವು ಏನು ಪ್ರಾರ್ಥನೆ ಮಾಡಿದರೂ ಪ್ರಜ್ಞಾಮುಖದ ಭಗವಂತನ ಮೂಲಕ ನಿಮ್ಮ ಪ್ರಜ್ಞೆ ಒಳಗಿಂದಲೇ ಹೋಗಬೇಕು all prayer has to be through your own consciousness unconscious prayer is simply no prayer ಹೃದಯ ಹಾಕದೆ ಮಾಡುವ ಪ್ರಾರ್ಥನೆ ಅಂತ ಪ್ರಾರ್ಥನೆ ಒಂದು ಪ್ರವಚನ ಕೇಳ್ತೀರಿ it must make a difference to you ಒಂದು ಪ್ರವಚನ ಕೇಳಿದ್ರಿಂದ ಸ್ವಲ್ಪವಾದರೂ ನಾವು ಉತ್ತಮ ಆಗಬೇಕು ನಿಮ್ಮ ಮನಸ್ಸು ವಿಕಾಸ ಆಗಬೇಕು ನಿಮ್ಮ ಪ್ರಜ್ಞೆ ದೊಡ್ಡದಾಗಬೇಕು ಆದ್ದರಿಂದ ಹತ್ತಿರದವನು ಅಗ್ನಿ ಅವನನ್ನು ಭದ್ರವಾಗಿ ಹಿಡಿದುಕೊಳ್ಳಿ ಎಂಬುದಾಗಿ ಹೇಳ್ತಾರೆ ಅಗ್ನಿಷ್ಠಿಕೆ ಇಲ್ಲದೆ ಅಗ್ನಿಹೋತ್ರ ಪಾತ್ರೆ ಇಲ್ಲದೆ ಯಾವ ಹೋಮ ಅಶ್ವಮೇಧವನ್ನು ಮಾಡೋಕ್ಕಾಗೋದಿಲ್ಲ ರಾಜಸೂಯ ಮಾಡೋಕ್ಕಾಗೋದಿಲ್ಲ ಪುರುಷಾರ್ಥ ಯಾವುದೇ ಇರಲಿ ಧರ್ಮಾರ್ಥ ಕಾಮ ಮೋಕ್ಷ ಅದೆಲ್ಲವೂ ಅಗ್ನಿ ಮುಖದಿಂದಲೇ ಆಗಬೇಕು ಈ ತತ್ವವನ್ನು ಆದಿಪರ್ವದ ಕೊನೆಯಲ್ಲಿ ವೇದವ್ಯಾಸರು ಮನದಟ್ಟು ಮಾಡಿಕೊಡ್ತಾರೆ ಇದು ಪಂಚಮ ವೇದ ಐದನೇ ವೇದವಾದ್ದರಿಂದ ಸಕಲ ದೇವತಾ ವಿಷಯವಾದ ಸ್ತೋತ್ರಗಳು ಇಲ್ಲಿ ಪದೇ ಪದೇ ಪದೇ ಬರುತ್ತವೆ ಅದನ್ನೇ ಎತ್ತಿ ಹೇಳಿ ದೊಡ್ಡ ಗ್ರಂಥವನ್ನ ಮಹಾಭಾರತೋಕ್ತವಾದ ದೇವತಾ ಸ್ತೋತ್ರಮಾಲಾ ಅಂತ ಒಂದು ಗ್ರಂಥ ಬರೆಯಬಹುದು ಮಂದಪಾಲನೆಂಬ ಒಬ್ಬ ಮಹರ್ಷಿ ಈ ಲೋಕದಿಂದ ಅವನು ಪ್ರಾಣ ಬಿಟ್ಟಾಗ ಯಮಲೋಕ ಕರ್ಕೊಂಡು ಹೋದ್ರು ಅಂತ ನೆನ್ನೆ ಹೇಳಿದೆ ನಾನು ಋಷಿ ಒಳ್ಳೆ ಹೋಮ ಹವನ ಯಜ್ಞ ಯಾಗ ಮಾಡಿದ್ದೇನೆ ಯಮಲೋಕಕ್ಕೆ ಕರ್ಕೊಂಡ್ಬಂದ್ರಿ ಅಂತ ಕೇಳಿದಾಗ ನಿನಗೆ ಪುತ್ರ ಸಂತಾನವಿಲ್ಲ ಹುಟ್ಟುವಾಗ ನೀನು ಋಣದಿಂದ ಹುಟ್ಟಿದ್ದೀಯೇ ಜಾಯಮಾನೋ ವೈ ಬ್ರಾಹ್ಮಣ ಜಾಯತೆ ದೇವಋಣ ಋಷಿಋಣ ಪಿತೃಋಣ ದೇವಋಣ ಅಂದ್ರೆ ದೇವತೆಗಳು ಪೂಜೆ ಮಾಡ್ತೀರಿ ಅವರು ಕೊಟ್ಟಿದ್ದು ಕರ್ಣ ಬರ ಇಂದ್ರಿಯ ಇವುಗಳಿಗೆ ಸಾರ್ಥಕ ಋಷಿ ಋಣ ಅಂದ್ರೆ ಋಷಿಗಳು ಕೊಟ್ಟ ಜ್ಞಾನವನ್ನು ಕೊಂಚವನ್ನಾದರೂ ಉಪಾಸನೆ ಮಾಡುವುದು ಒಂದು ಮಂತ್ರವನ್ನು ಹೇಳುವುದು ಒಂದು ಗ್ರಂಥವನ್ನು ಓದುವುದು ಒಂದು ರಾಮಕೋಟಿ ಬರೆಯುವುದು ರಾಮ ಅನ್ನುವುದು ಒಂದು ಮಂತ್ರ ಋಷಿ ಋಣ ಪಿತೃಋಣ ನಿಮ್ಮನ್ನ ಕೇಳದೆ ನೀವು ಅರ್ಜಿ ಹಾಕದೆಯೇ ನಿಮ್ಮ ತಂದೆ ತಾಯಿ ನಿಮಗೆ ಹೇಗೆ ಶರೀರ ಕೊಟ್ಟರು ಹಾಗೆ ನೀವು ಈ ಜೀವನದ ಭಂಡಾರವನ್ನ ಅರ್ಜಿ ಹಾಕದೇ ಇರುವ ಮಕ್ಕಳಿಗೆ ಮುಂದಕ್ಕೆ ಒಪ್ಪಿಸಬೇಕು ಅದು ಪಿತೃಋಣ ಈ ಋಣವನ್ನು ತೀರಿಸದೆ ಮನುಷ್ಯ ಹೋಗಬಾರದು ಮಂದಪಾಲ ನೀನು ಪಿತೃಋಣವನ್ನು ತೀರಿಸಿಲ್ಲ ನಿನಗೆ ಮಕ್ಕಳಾಗಿಲ್ಲ ಆದ್ರಿಂದ ನಿನಗೆ ಸದ್ಗತಿ ಇಲ್ಲ ಅಂದ್ಬಿಟ್ರು ಯಮಲೋಕದಲ್ಲಿ ಅಯ್ಯೋ ಭೂಲೋಕಕ್ಕೆ ಮತ್ತೆ ಹೋಗಿ ಮಕ್ಕಳನ್ನು ಹುಟ್ಟಿಸಿ ಬರಬೇಕು ಅಂದ್ರೆ ಯಾವ ಜನ್ಮವೋ ಏನು ಕಥೆಯೋ ತುಂಬಾ ದಿವಸ ಆಗುತ್ತಲ್ಲ ಅಂತ ಅವನು ಪಕ್ಷಿ ರೂಪವನ್ನು ಶಾರಂಗ ಪಕ್ಷಿ ರೂಪವನ್ನು ಧರಿಸಿ ಭೂಲೋಕಕ್ಕೆ ಬಂದು ಇನ್ನೊಂದು ಶಾರಂಗ ಪಕ್ಷಿಯನ್ನ ಜೊತೆ ಮಾಡಿಕೊಂಡು ಅದರ ಹೆಸರು ಜರಿತಾ ಎಂಬುದಾಗಿ ಅದರಲ್ಲಿ ನಾಲ್ಕು ಮರಿಗಳನ್ನು ಉಂಟು ಮಾಡಿದ ಪಕ್ಷಿಗಳು ಬೇಗ ಮರಿ ಹಾಕ್ತವೆ ಮರಿಗಳು ಬೇಗ ಒಡೀತವೆ ಮನುಷ್ಯರ ಹಾಗೂ ಒಂಬತ್ತು ತಿಂಗಳ ಗರ್ಭ ಇತ್ಯಾದಿಗಳಿಲ್ಲ ಅದು ದ್ವಿಜತ್ವ ಉಂಟಾಯಿತು ಅಷ್ಟರಲ್ಲಿ ಕಾಂಡಭವನದಲ್ಲಿ ಅಗ್ನಿ ನಾಲ್ಕು ಕಡೆಯಿಂದ ಬಳಸಿಕೊಂಡು ಸುಡ್ತಾ ಸುಡ್ತಾ ಬರುತ್ತಿರುವಾಗ ಈ ಮಂದಪಾಲ ಈ ಪಕ್ಷಿಯನ್ನು ಬಿಟ್ಟು ಮಕ್ಕಳು ಮರಿ ಹಾಕಿದ ಮೇಲೆ ಲಪಿತ ಎಂಬ ಪಕ್ಷಿಯ ಜೊತೆಗೆ ಇನ್ನೊಂದು ಕಡೆ ಹೋಗಿಬಿಟ್ಟ ಆದರೂ ಬೆಂಕಿ ಬರ್ತಾ ಇರುವುದನ್ನು ನೋಡಿ ಅಗ್ನಿಗೆ ಅವನು ಮೊದಲು ಒಂದು ಸ್ತೋತ್ರವನ್ನು ಮಾಡ್ತಾನೆ ಹತ್ತು ಶ್ಲೋಕದಲ್ಲಿ ಇದು ವೇದದ ಅಗ್ನಿಸೂಕ್ತಗಳ ಸ್ವಾರಸ್ಯ ಅದಾದ ಮೇಲೆ ಆ ಮರಿಗಳು ಅಂಥದೇ ಮಂತ್ರಗಳನ್ನು ಹೇಳ್ತವೆ ತ್ವಮಗ್ನೇ ಸರ್ವಲೋಕಾನಾಂ ಮುಖಂ ತ್ವಮಸಿ ಹವ್ಯವಾಟೆ ತ್ವಮಗ್ನೇ ಸರ್ವಲೋಕಾನಾಂ ಮುಖಂ ಎಲ್ಲ ಲೋಕಗಳ ಮುಖವೇ ನೀನು ಮುಖದಿಂದ ತಿನ್ನುವುದು ಅಂದ್ರೆ ಬಾಯಿ ತಿನ್ನುವುದು ಉಂಟು ಅದರಿಂದ ಹೇಳುವುದು ಉಂಟು ಎರಡು ದಿವ್ಯ ವ್ಯಾಪಾರಗಳು ವ್ಯವಹಾರ ಇರುವುದೇ ಬಾಯಿಂದ ಮಿತ್ರನನ್ನು ಮಾಡಿಕೊಳ್ತೇವೆ ಶತ್ರು ಮಾಡಿಕೊಳ್ತೇವೆ ಕಾಮಾರ್ಥ ಧರ್ಮ ಮೋಕ್ಷಗಳನ್ನು ಹೊಂದುತ್ತೇವೆ ವ್ಯವಹಾರಕ್ಕೆ ಮಾತೆಂಬುದು ದೇವೀಂ ಚಮಜನಯಂತ ದೇವಾ ತಾಂ ವಿಶ್ವರೂಪ ಪಶವೋ ವದಂತಿ ಸಾನೋ ಮಂದ್ರೇ ಶಮೂರ್ಜಂದುಹಾನ ದೈವೀವಾಗುಪಸುಷ್ಟುತೈತು ವಾಕ್ ಸೂಕ್ತ ಹೇಳ್ತೇವೆ ಇದೆಲ್ಲ ವೇದದ ಮರ್ಮ ಎತ್ತಿದ್ರೆ ಎಲ್ಲೆಲ್ಲಿಯೇ ಹೋಗುತ್ತೆ ಮಹಾಭಾರತ ಮುಗಿಯೋದಿಲ್ಲ ನೀನು ಲೋಕಕ್ಕೆ ಮುಖವಾಗಿದ್ದೀಯೇ ವಿಶ್ವರೂಪ ಪಶವೋ ವದಂತಿ ವಾಕನ್ನು ಯಾರಿಗೂ ಕೊಡದೇ ಇಲ್ಲ ಭಗವಂತ ಪಕ್ಷಿಗಳು ಪ್ರಾಣಿಗಳು ಕ್ರೂರ ಮೃಗಗಳು ಇರುವೆ ಮೊದಲಾದ ಪ್ರಾಣಿಗಳು ಕೂಡ ಭಾಷೆಯನ್ನು ಹೊಂದಿವೆ ದೈವೀ ಮುಮಾಚಮಜನೆಯಂತಹ ವಾಕನ್ನು ಉಂಟು ಮಾಡಿ ಎಲ್ಲ ಪ್ರಾಣಿಗಳಿಗೆ ಸಮಾನವಾಗಿ ಕೊಟ್ಟುಬಿಟ್ರು ತ್ವಮಗ್ನೇ ಸರ್ವಲೋಕಾನಾಂ ಮುಖಂ ತ್ವಮಸಿ ಹವ್ಯವಾಟೆ ಹವ್ಯ ಸ್ವೀಕಾರ ಮಾಡೋನು ನೀನೇ ತ್ವಮಂತ ಸರ್ವಭೂತಾನಾಂ ಎಲ್ಲ ಪ್ರಾಣಿಗಳ ಹೃದಯದಲ್ಲಿದ್ದೀಯೇ ಪಾಪ ಪುಣ್ಯವನ್ನು ನೋಡ್ತಾ ಇದ್ದೀಯೇ ಪ್ರಜ್ಞಾ ಸ್ವರೂಪದಲ್ಲಿದ್ದೀಯೇ ಗೂಢಶ್ಚರಸಿ ಪಾವಕ ಅತ್ಯಂತ ಗೂಢವಾಗಿ ಸಂಚಾರ ಮಾಡ್ತಾನೆ ತ್ವಾಮೇಕಮಾಹು ಕವಯ ಸ್ವಾಮಾಹುಹು ತ್ರಿವಿಧಂ ಪುನಃ ನಿನ್ನನ್ನು ಮೂರು ವಿಧದಲ್ಲಿ ಪೂಜೆ ಮಾಡ್ತಾರೆ ತ್ರೇತಾಗ್ನಿ ಎಂಬುದಾಗಿ ಹೇಳ್ತಾರೆ ತ್ವಾಮಷ್ಟಧಾ ಕಲ್ಪಯಿತ್ವ ಯಜ್ಞವಾಹಂ ಅಕಲ್ಪಯನ್ನೇ ನಿನ್ನನ್ನು ಎಂಟು ವಿಧದಲ್ಲಿ ಪೂಜೆ ಮಾಡ್ತಾರೆ ಇದು ಒಂದೊಂದು ವಾಕ್ಯಕ್ಕೆ ಒಂದೊಂದು ದಿವಸ ಉಪನ್ಯಾಸ ಮಾಡಬಹುದು ನಿನ್ನೆ ಒಂದು ಅಗ್ನಿ ಸೂಕ್ತ ಅಗ್ನಿಯನ್ನ ನಾವು ಆಹ್ವಾನ ಮಾಡುವ ಮಂತ್ರವನ್ನು ಹೇಳಿದೆ ಇವತ್ತು ಬೇರೊಂದನ್ನು ಹೇಳಿ ತೋರಿಸ್ತೇನೆ ಒಂದು ಪುಟ್ಟ ಆಗಲಿ ದೊಡ್ಡದಾಗಲಿ ಎಂಟು ಕಡೆಯಲ್ಲಿ ಅಗ್ನಿಯನ್ನು ಆವಾಹನ ಮಾಡುವಂತಹ ಅಕ್ಷತೆಗಳನ್ನು ಹಾಕಿ ದಿಗ್ಬಂಧನವನ್ನು ಮಾಡ್ತೇವೆ ಅಗ್ನಿಯೇ ನಮಃ ಪೂರ್ವ ದಿಕ್ಕಿನಲ್ಲಿ ಅಗ್ನಿ ಸೇ ನಮಃ ಸಹೋಜುಸೇ ನಮಃ ಅಜರಾಪ್ರಭವೇ ನಮಃ ವೈಶ್ವಾನರಾಯ ನಮಃ ದರ್ಯಾಪಸೇ ನಮಃ ಪಂಕ್ತಿರಾರ್ಸೇ ನಮಃ ವಿಸರ್ಪಿಣೇ ನಮಃ ಮಧ್ಯೆ ಶ್ರೀ ಯಜ್ಞ ನಮಃ ಇದು ಎಂಟು ದಿಕ್ಕುಗಳು ಎಂಟು ದಿಕ್ಕಿ ಎಂಟು ದೇವತೆಗಳಲ್ಲವೇ ಇಂದ್ರ ಅಗ್ನಿ ಯಮ ವರುಣ ನಿರತಿ ಹೀಗೆಲ್ಲ ಹೇಳ್ತೇವಲ್ಲ ಅಂದ್ರೆ ಈ ಪದ್ಧತಿ ಉಂಟಾದದ್ದು ರಾವಣನ ಕಾಲದಿಂದ ಈಶೆಗೆ ದಿಕ್ಪಲ್ಲಟ ಮಾಡಿಬಿಟ್ಟ ರಾವಣ ದೇವತೆಗಳನ್ನೆಲ್ಲ ಒದ್ದೋಡಿಸಿ ದಿಕ್ಕೆಲ್ಲ ಹೆಚ್ಚು ಕಮ್ಮಿ ರಿಯಾರ್ಗನೈಸೇಷನ್ ಮಾಡಿದವನು ರಾವಣ ಅದಕ್ಕೆ ಮುಂಚೆ ಇದ್ದಿದ್ದು ಎಲ್ಲ ಕಡೆ ಅಗ್ನಿಯೇ ಇದ್ದ ಯಾತಿಗಿದ್ದ ಅಂತ ಕೇಳಿದ್ರೆ ಈ ಮಾತಿಗೆ ಅರ್ಥ ಮಾಡಿಕೊಳ್ಳಿ ನಮ್ಮ ತೈತ್ರಿ ಆರಣ್ಯಕದಲ್ಲಿ ಇದನ್ನು ಚೆನ್ನಾಗಿ ವಿವರಿಸ್ತಾರೆ ಒಂದು ಕಡೆಯಲ್ಲಿ ಮನುಷ್ಯನ ಮನಸ್ಸು ಎಂಬ ಉನ್ನತ ಲೋಕಕ್ಕೆ ಹೋಳುವ ಸಾಧನ ಏನಿದೆಯೋ ಒಂದು ದೋಣಿ ಕೊಟ್ಟಿದ್ದಾರಲ್ಲ ವಿಮಾನ ಅದಕ್ಕೆ ಎಂಟು ವಿಧವಾದ ಶತ್ರುಗಳು ಕತ್ತಲೆ ರೂಪವಾದ ನರಕಗಳು ಎಂಟು ದಿಕ್ಕಿನಲ್ಲಿವೆ ಅಂತೆ ನರಕ ಅಂದ್ರೇನು ಕತ್ತಲೆ ಬೆಳಕಿಲ್ಲದೆ ಇದ್ದೆಲ್ಲ ಕತ್ತಲೆ ಆ ಕತ್ತಲೆ ಸಿಂಬಾಲಿಕ್ ಆಗಬಹುದು it's it could be a real darkness also ಸೂರ್ಯ ಮುಳುಗಿದ ಕತ್ತಲೆ ಉಂಟಾಯಿತು ಎಲ್ಲರಿಗೂ ಒಂದು ಭಯ ಬರುತ್ತದೆ ಕತ್ತಲೆ ಎಂದು ಕೂಡಲೇ ಭಯ ಬರ್ತದೆ ಬೆಳಕಿದ್ದಲ್ಲಿ ಭಯ ಇರೋದಿಲ್ಲ ಸಂಕೇತದಲ್ಲಿ ನೋಡಿದ್ರೆ ಜ್ಞಾನ ಇದ್ದಲ್ಲಿ ಭಯ ಇರೋದಿಲ್ಲ ಅಜ್ಞಾನವಿದ್ದಲ್ಲಿ ಕತ್ತಲೆ ಹೆಚ್ಚಿರುತ್ತದೆ ಆದ್ರಿಂದ ಯಗ್ನಿಯನ್ನು ಹೇಳ್ತೇವೆ ದಕ್ಷಿಣ ದಕ್ಷಿಣಪೂರ್ವಸ್ಯಾಂ ಸರ್ಪೇ ನರಕಃ ತಸ್ವಾನ್ನ ಪರಿಪಾಹಿ ಬನ್ನಿ ಮೇಲ್ ಬಂದ್ಬಿಡಿ ದಕ್ಷಿಣ ಪೂರ್ವಸ್ಯಾಂ ದಕ್ಷಿಣಕ್ಕೂ ಪೂರ್ವಕ್ಕೂ ನಡುವೆ ಇವತ್ತೇನು ಆಗ್ನೇಯ ಅಂತ ಹೇಳ್ತೇವೆ ಅಲ್ಲಿ ಒಂದು ನರಕವಿದೆಯಂತೆ ಅದಕ್ಕೆ ವಿಸರ್ಪಿ ಎಂಬುದಾಗಿ ಹೆಸರು ಅದರಿಂದ ಕಾಪಾಡುವನು ವಿಸರ್ಪಿನ್ ಅಂತ ಅಗ್ನಿಯೇ ನಮಃ ದಕ್ಷಿಣ ಅಪರಸ್ಯಾಂ ದಿಶಿ ನರಕ ನರಕ ಪರಿಪಾಹಿ ಉತ್ತರ ಪೂರ್ವ ಶಾಂತಿ ವಿಷಾದಿ ನರಕ ತಸ್ಮಾನ್ನ ಪರಿಪಾಹಿ ದಿಕ್ಕಿನಲ್ಲಿ ವಿಷಾದ ಎಂಬ ಮನಸ್ಸಿಗೆ ಅಪ್ರಸನ್ನತೆ ಎಂಬ ದುಃಖದ ಒಂದು ಕತ್ತಲೆ ಉತ್ತರಾಪರಸ್ಯಾಂ ದಿಶ ಅವಿಷಾದಿ ನರಕ ತಸ್ಮಾನ್ನ ಪರಿಪಾಹಿ ಇದು ನಾಲ್ಕು ಉಪದಿಕ್ಕುಗಳಿಗೆ ಹೇಳಿದರು ಯಾವುದಕ್ಕೆ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಅಂತ ಹೇಳ್ತೇವೆ ಈ ನಾಲ್ಕು ದಿಕ್ಕುಗಳಲ್ಲಿ ಅಗ್ನಿ ನಿಂತುಕೊಂಡಿರೋದ್ರಿಂದ ಬೆಳಕನ್ನು ಹೊತ್ತಿಸಿ ನಮಗೆ ಆ ದುಃಖಗಳಿಂದ ಕಾಪಾಡ್ತಾನೆ ಇನ್ನೂ ತುಂಬಾ ಶೋಧಿಸಿ ಚಿಂತಿಸಬೇಕಾದ ವಿಷಯಗಳಿವೆ ನಾಲ್ಕಲ್ಲ ಅವಾಂತರ ದಿಕ್ಕುಗಳು ಹೇಳಿದರು ಅವಾಂತರವನ್ನು ಒಡೆದರೆ ಮತ್ತೆಂಟು ದಿಕ್ಕಾಗುತ್ತೆ ಒಟ್ಟು ಹದಿನಾರು ದಿಕ್ಕಾಗುತ್ತೆ ಪ್ರತಿಯೊಂದು degree every degree is an angle every angle could be a hell or a heaven for you ಯೋಚನೆ ಮಾಡಿಕೊಳ್ಳಿ ಮನುಷ್ಯನ ಮನಸ್ಸಿಗೆ ನರಕವೆಂಬ ಕತ್ತಲೆ ಯಾವ ದಿಕ್ಕಿನಿಂದ ಬರ್ತದೆಯೋ ಗೊತ್ತಿಲ್ಲ ಆ ನರಕದಿಂದ ಕಾಪಾಡು ಪ್ರಜ್ಞೆಯನ್ನು ಕೊಡು ಪ್ರಜ್ಞೆಯನ್ನು ಕೊಡು ಬೆಳಕನ್ನು ಕೊಡು ಅಂತ ಕೇಳಿದ್ರು ಅದನ್ನ ತ್ವಾಮಷ್ಟಧಾ ಕಲ್ಪಯಿತ್ವ ಯಜ್ಞವಾಹಮ್ಮ ಕಲ್ಪಯನ್ನೇ ತ್ವಯ ವಿಶ್ವಮಿದಂ ಸೃಷ್ಟಂ ವದಂತಿ ಪರಮ ಋಷಯ ಲೋಕ ಸೃಷ್ಟಿ ಮಾಡಿದವನು ನೀನೇ ತುಭ್ಯಂಕೃತ್ವ ನಮೋ ವಿಪ್ರಾಹ ಸ್ವಕರ್ಮ ವಿಜಿತಾಂಗತಿಂ ನಿನಗೆ ನಮಸ್ಕಾರವನ್ನು ಮಾಡಿ ತಾವು ಗೆದ್ದದ್ದನ್ನೆಲ್ಲ ಕೊಟ್ಟು ಹೋಗ್ತಾರೆ ಒಬ್ಬ ಮನುಷ್ಯನನ್ನ ಕೊನೆ ಸಂಸ್ಕಾರ ಮಾಡುವಾಗ ಹೇಳುವ ಮಂತ್ರ ಮತ್ತೆ ಅಗ್ನಿಮಂತ್ರ ಅಗ್ನೇನಯ ರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಿದ್ವಾನ್ ಯಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ನಮಸ್ಕಾರವಾಗಲಿ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗು ಈ ಮನುಷ್ಯನನ್ನ ಸತ್ತು ಮೇಲೆ ಮಾತ್ರ ಅಲ್ಲ ಬದುಕಿರುವಾಗಲೂ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಬದುಕಿರುವಾಗಲೆಲ್ಲ ದಾರಿ ಕೆಟ್ಟು ಕೊನೆಯಲ್ಲಿ ಸರಿಯಾಗಿ ಕರ್ಕೊಂಡು ಹೋಗು ಅಂತ ಹೇಳೋದ್ರಲ್ಲಿ ಅರ್ಥವಿಲ್ಲ ದಾರಿ ತೋರಿಸೋ ದೇವತೆ ಅಂದ್ರೆ ಅಗ್ನಿ ಅವನು ಪ್ರಜ್ಞಾ ಸ್ವರೂಪ ನಿಮ್ಮಲ್ಲಿಯೇ ಕೂತಿದ್ದಾನೆ ಹತ್ತು ಶ್ಲೋಕ ಓದೋದಿಲ್ಲ ಮಂದಪಾಲ ಎಲ್ಲಿದ್ದರೂ ತನ್ನ ಮಕ್ಕಳಿಗೊಳ್ಳೇದಾಗಲಿ ಒಳ್ಳೇದಾಗಲಿ ಅಂತ ಹೀಗೆ ಪ್ರಾರ್ಥನೆ ಮಾಡಿದ ಅದಾದ ನಂತರ ಈ ಮಕ್ಕಳ ತಾಯಿ ಅಯ್ಯೋ ಈ ಮಕ್ಕಳಿಗೆ ಹೀಗಾಯ್ತಲ್ಲ ಅಂತ ಹೇಳಿ ಮಕ್ಕಳೆಲ್ಲ ಪುಸಲಾವಣೆ ಮಾಡಿ ಅಮ್ಮ ನೀ ಬದುಕಿದ್ರೆ ಬೇರೆ ಮರಿ ಹಾಕ್ಬೋದು ಓಡ್ ಹೋಗು ಓಡೋಗು ಅಂತ ಹೇಳಿದಾಗಿ ಒಂದು ಮರದ ಮೇಲೆ ಕೂತ್ಕೊಂಡು ಅದು ಅಗ್ನಿಯನ್ನ ಸ್ತೋತ್ರ ಮಾಡ್ತಾ ಇದೆ ಅದನ್ನು ಓದೋದಿಲ್ಲ ಅದಾದ ಮೇಲೆ ಈ ನಾಲ್ಕು ಮಕ್ಕಳಿಗೆ ತಂದೆಯ ಅನುಗ್ರಹದಿಂದ ದಿವ್ಯಜ್ಞಾನ ಉಂಟಾಗಿ ಹತ್ರ ಹತ್ರ ಬರ್ತಾ ಇರುವ ಅಗ್ನಿದೇವನನ್ನ ನಾಲ್ಕು ಮರಿಗಳು ಪ್ರಾರ್ಥನೆ ಮಾಡುತ್ತವೆ ಒಂದನೇದು ಜರಿತಾರಿ ಮಗುವಿನ ಹೆಸರು ಆ ಪಕ್ಷಿಯ ಮರಿ ಎರಡನೇದು ಸಾರಿಸ್ರಕ್ಕ ಮೂರನೇದು ಸ್ತಂಭ ಮಿತ್ರ ನಾಲ್ಕನೇದು ದ್ರೋಣ ಮಹಾಭಾರತ ದ್ರೋಣಾಚಾರ್ಯನಲ್ಲ ಅದರ ಹೆಸರು ಇವು ನಾಲ್ಕು ಕ್ರಮದಲ್ಲಿ ಸ್ತೋತ್ರ ಮಾಡ್ತವೆ ಮೊದಲನೇ ಭಾಗದಲ್ಲಿ ಅಗ್ನಿಯ ಸ್ವರೂಪವನ್ನು ಹೇಳಿ ಎರಡನೇದರಲ್ಲಿ ಕಷ್ಟವನ್ನು ಹೇಳಿಕೊಳ್ತೇವೆ ತುಂಬಾ ವಿಚಿತ್ರವಾದ ಸಂಯೋಜನೆ ಆತ್ಮ ಜ್ವಲನ ನೀನು ವಾಯುವಿಗೆ ಆತ್ಮ ಆಗಿರುವವನು ಶರೀರಮಸಿ ವೀರುಧಾಂ ಬಳ್ಳಿ ಲತೆ ಗುಲ್ಮಗಳಿಗೆ ನೀನು ಶರೀರವಾಗಿದ್ದೀಯೇ ಯೋ ನಿರಾಪಶ್ಚತೆ ಶುಕ್ರಂ ನೀನು ಹುಟ್ಟಿದ್ದು ನೀರಿನಲ್ಲಿ ನೀರು ಥಳಥಳ ಅಂತ ಹೊಳೆಯುವುದಕ್ಕೆ ನೀನೇ ಕಾರಣ ಯೋ ಚಾಂಭಸಃ ಊರ್ಧ್ವಂಚ ಅಧಶ್ಚ ಸರ್ಪಂತಿ ಪೃಷ್ಠತಃ ಪಾರ್ಶ್ವದಸ್ತಯ ಅರ್ಚಿಷಸ್ತೆಯ ಮಹಾಬಾಹೋ ನಿನ್ನ ಕಿರಣಗಳು ಎಂಟು ದಿಕ್ಕುಗಳಿಗೆ ಹರಡ್ತೇವೆ ಅಗ್ನಿ ತಲೆ ಕೆದರ್ಕೊಂಡಿದ್ದಾನೆ ಅಂತ ಹೇಳ್ತೇವೆ ಸಪ್ತಹಸ್ತಾಸೋ ಅಸ್ಯ ಏಳು ಕೈ ಹಿಡ್ಕೊಂಡು ಆಯ್ದಿಂದಿರುವಂತೆ ಅಂಥ ಅಗ್ನಿಯೇ ಕಾಪಾಡು ಇದು ಸ್ತೋತ್ರ ಒಳಗಿನ ವೇದ ಮರ್ಮ ಕಷ್ಟ ಹೇಳ್ಕೊಳ್ತ ಮಾತಾ ಪ್ರನಷ್ಟ ಪಿತರನ್ನ ವಿದ್ಮಃ ತಾಯೆಲ್ಲೋ ಹಾರಿ ಹೋದ್ಲು ತಂದೆ ಯಾರೋ ಗೊತ್ತಿಲ್ಲ ಪಕ್ಷ ಜಾತ ನೈವನೋ ಧೂಮಕೇತೋ ನಮಗೋ ರಕ್ಕೆಗಳೇ ಹುಟ್ಟಿಲ್ಲ ನನಸ್ತ್ರಾತ ವಿದ್ಯತೆ ತ್ವದನ್ಯ ನಿನ್ನನ್ನು ಬಿಟ್ಟು ರಕ್ಷಿಸೋರು ಯಾರೂ ಬೇರೆ ಇಲ್ಲ ತಸ್ಮಾದಸ್ಮಾಂಸ್ತ್ರ ಈ ಬಾಲಾಂಸ್ತ್ವಮಗ್ನೇ ಇದು ಶರಣಾಗತಿ ಮಂತ್ರ ಬಾಲಕರಾದ ನಮಗೆ ತಂದೆ ತಾಯಿ ಯಾರೂ ಇಲ್ಲ ತ್ವಮೇವ ಮಾತಾ ಚ ಪಿತಾ ತ್ವಮೇವ ನೋಡಿ ಅದು ಸ್ಮೃತಿ ಅರ್ಥವನ್ನು ಕೊಡುತ್ತೆ ಶ್ಲೋಕ ಯದಗ್ನೇತೆ ಶಿವಂ ರೂಪಂ ಯಾತೆ ಅಗ್ನೇ ಶಿವಸ್ತನೂ ವೇದ ಮಂತ್ರ ಅದರ ರೂಪಾಂತರವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸ್ತಂಭ ಮಿತ್ರ ಹುಲ್ಲು ಕಡ್ಡಿಗೂ ಸ್ನೇಹವನ್ನು ಕೋರುವಂತಹ ಪಕ್ಷಿ ಅದೊಂದು ನಾಲ್ಕು ಮಂತ್ರವನ್ನು ಹೇಳುತ್ತೆ ದ್ರೋಣ ಮಂತ್ರವನ್ನು ಹೇಳುತ್ತೆ ಇದನ್ನು ಕೇಳಿ ಅಗ್ನಿ ತುಂಬಾ ಪ್ರಸನ್ನನಾಗಿ ಯಾರಯ್ಯ ನೀವು ಸಣ್ಣ ಪಕ್ಷಿ ಮರಿಗಳು ನಿಮ್ಮನ್ನು ಸುಡೋದಿಲ್ಲ ಅಂತ ಹೇಳಿ ವ್ರತವನ್ನು ಮಾಡಿ ಆ ಪಕ್ಷಿಯ ಮರಿಗಳು ಇದ್ದ ಜಾಗದಲ್ಲಿ ಬಿಟ್ಟು ಉಳಿದಿದ್ದ ಕಡೆ ಹೋಗಿಬಿಡಿತು ಹಾಗಿದ್ರೆ ಈ ಮರಿಗಳಿಗೆ ಸ್ವಲ್ಪ ಬೇಜಾರಾಯಿತು ಅಗ್ನಿಗಿಷ್ಟು ಮಾತ್ರ ಆಹಾರವಿಲ್ಲದೆ ಹೋಯ್ತಲ್ಲ ಅಂತ ಅವು ಕೇಳಿಕೊಂಡವು ಇವೇ ಮಾರ್ಜಾರಕ ಶುಕ್ರ ನೆನ್ನೆಲ್ಲ ಓಡಾಡ್ತಲ್ಲ ಸ್ಟೇಜ್ ಮೇಲೆ ಬೆಕ್ಕುಗಳು ನಮ್ಮನ್ನು ತಿನ್ನುವ ಶತ್ರುಗಳು ಬೇಕಾದ್ರೆ ಬೆಕ್ಕನ್ನು ತಿನ್ನು ಎಂಬುದಾಗಿ ಅಗ್ನಿಗೆ ಆ ಮರಿಗಳು ಪ್ರಾರ್ಥನೆಯನ್ನು ಮಾಡುತ್ತವೆ ಕಾಂಡವನದಲ್ಲಿದ್ದ ಬೆಕ್ಕುಗಳನ್ನೆಲ್ಲ ಸುಟ್ಟು ಹಾಕಿಬಿಟ್ಟ ಅಗ್ನಿದೇವ ಯಾರು ಈ ಸ್ತೋತ್ರಗಳನ್ನು ಭಕ್ತಿಯಿಂದ ಹೇಳ್ತಾರೆ ಅವರಿಗೆ ಭಯ ಇರುವುದಿಲ್ಲ ಎಂಟು ದಿಕ್ಕುಗಳಲ್ಲಿಯೂ ಅಗ್ನಿ ನಿಂತುಕೊಂಡು ಭಗವಂತ ಆ ಸ್ವರೂಪದಲ್ಲಿ ರಕ್ಷಣೆ ಮಾಡ್ತಾನೆ ಪ್ರಯಾಣ ಮಾಡುವಾಗ ಕೂತಿರುವಾಗ ಮಲಗುವಾಗ ಈ ಶ್ಲೋಕಗಳನ್ನಾದರೂ ಹೇಳಿದ್ರೆ ಕಷ್ಟ ಬರ್ಕೊಡಿ ಅಂತ ಕೇಳ್ತೀರಿ ಪ್ರತಿಯೊಂದು ಎಲ್ಲಿಂದ ಬರ್ಕೊಡ್ಲಿ ನಾನು ಬರೆದು ಬರೆದು ಪ್ರಿಂಟ್ ಹಾಕೋದಕ್ಕಾಗೋದಿಲ್ಲ ಒಂದೇ ಒಂದು ಶಿಕ್ಷೆ ಮಹಾಭಾರತವನ್ನೇ ಓದಿ ಮೂಲ ಗ್ರಂಥವನ್ನು ಓದಿ ಗೋರಖ್ಪುರದವರು ಮೂರದಲ್ಲಿ ಹಿಂದಿ ಭಾಷಾಂತರ ಮಾಡಿದ್ದಾರೆ ದಯವಿಟ್ಟು ಓದಿ ಆಗ ಮಂದಪಾಲ ತಾನು ಅಗ್ನಿ ಆರಿದ ಮೇಲೆ ಬಂದು ಮಕ್ಕಳ ಜೊತೆಯಲ್ಲಿದ್ದು ತನ್ನ ಪತ್ನಿಯ ಜೊತೆಯಲ್ಲಿ ಮತ್ತೆ ಸಂಸಾರವನ್ನು ಮಾಡಿದ ಅಂತ ಕಥೆ ಹದಿನಾರು ದಿವಸ ಅಗ್ನಿ ಉರಿಯಿತು ದೇವೇಂದ್ರನ ಕೋಪ ಬಂತು ಯಾವನಯ್ಯ ಇವನು ಅರ್ಜುನ ಅಂತ ತಿದ್ದ ಕಾಡು ಮೀಸಲು ಕಾಡನ್ನ ಮೀಸಲಾತಿ ಹೋಯ್ತಲ್ಲ ಯಾವನು ಸುಟ್ಟು ಹಾಕಿಬಿಟ್ನಲ್ಲ ಅಂತ ಹೇಳಿ ಜೋರಾಗಿ ಮಳೆಯನ್ನು ಹೊಯ್ತಾನೆ ಆ ಮಳೆಯನ್ನು ಅರ್ಜುನ ಅಗ್ನಿಯೇ ಕೊಟ್ಟ ಕಾಂಡೀವದ ಸಹಾಯದಿಂದ ಬಾಣಗಳ ಸಹಾಯದಿಂದ ದೊಡ್ಡ ಚಪ್ಪರವನ್ನು ಹಾಕಿ ಒಂದು ಹನಿ ಮಳೆ ನೀರು ಬರದೇ ಇರುವಂತೆ ಮಾಡ್ತಾನೆ ಎಂಬಲ್ಲಿಗೆ ಆದಿಪರ್ವಕ್ಕೆ ಮಂಗಳಾಶಾಸನವಾಯಿತು ಅಂತ ಹೇಳೋದು ಕರೆದ ಗಂಟೆಯಾಯಿತು ಅಲ್ಲಿಂದ ಆಚೆಗೆ ಮಯಾಸುರ ನಿನ್ನೆ ಉಪಪರ್ವದಲ್ಲಿ ಕತೆ ಹೇಳಿದ್ದೆ ಆ ಹೇಳಿ ಹೇಳ್ಕೊಳ್ತಾ ಇದ್ದೇನೆ ಅವನು ಅರ್ಜುನನಿಗೆ ನಮಸ್ಕಾರವನ್ನು ಮಾಡಿದ ಹೇ ಪ್ರಭು ಚಂದ್ರವಂಶದ ದೊರೆಯೇ ನೀನು ಎರಡು ಭಯದಿಂದ ನನ್ನನ್ನು ಕಾಪಾಡಿದ್ದೀಯೇ ಅಸ್ಮಾತ್ ಕೃಷ್ಣಾತೆ ಸುಸಂರಬ್ಧಾತೆ ಪಾವಕಾಚಾದಿಧಕ್ಷತಃ ಕೃಷ್ಣನೇ ಚಕ್ರಪ್ರಯೋಗ ಮಾಡುವುದಕ್ಕೆ ಎತ್ತಿದ್ದ ಇವನು ಅಸುರ ಮಯನನ್ನು ಕೊಲ್ಲಬೇಕು ಅಂತ ಅರ್ಜುನ ಕೃಷ್ಣನ ಕಾಲನ್ನು ಹಿಡ್ಕೊಂಡ ಬೇಡ ಶರಣಾಗತ ಬಿಟ್ಟುಬಿಡು ಅಂತ ಕೃಷ್ಣನ ದಸೆಯಿಂದ ಕಾಪಾಡಿದವನು ಇವನೊಬ್ಬ ಅಗ್ನಿ ದಸೆಯಿಂದ ಕಾಪಾಡಿದವನು ನೀನು ಆದ್ದರಿಂದ ನಾನು ಕೃಷ್ಣನಿಗೂ ಉಪಕಾರ ಮಾಡಬೇಕು ಅರ್ಜುನ ನಿನಗೂ ಉಪಕಾರ ಮಾಡಬೇಕು ಏನ್ ಬೇಕೋ ಕೇಳ್ಕೊ ಅಂದ ಅರ್ಜುನ ಹೇಳಿದ ಕೃತಮೇವತ್ವಯ ಸರ್ವಂ ಗಚ್ಚ ಮಹಾಸುರ ಬಾಯಲ್ಲಿ ಹೇಳಿದೆಲ್ಲ ಕೃತಜ್ಞತೆ ಅಂತ ಸಾಕು ಉಪಕಾರ ಏನು ಬೇಡ ಹೋಗಿಬಿಡು ಅವನು ಹೇಳಿ ಬಿಡಲಿಲ್ಲ ಮಯ ಹೇಳಿದ ನೀ ಹೇಳಿದ್ದು ಕುಂತಿಪುತ್ರ ಹೇಳಿದ್ದಕ್ಕೆ ಪ್ರತ್ಯುಪಕಾರ ಮಾಡಿಸ್ಕೋಬಾರ್ದು ನೀ ಹೇಳಿದ್ದು ನಿಜ ಆದರೆ ಪ್ರೀತಿ ಪೂರ್ವಹಂ ಕಿಂಚಿತಿ ಕರ್ತುಮಿಚ್ಛಾಮಿ ಭಾರತ ಪ್ರತ್ಯುಪಕಾರ ಅಂತ ಭಾವನೆ ಬೇಡ ನಾ ಪ್ರೀತಿಯಿಂದಲೇ ಏನು ಒಂದು ಕಿಂಚಿತ್ ಮಾಡಬೇಕು ಅಂತ ಹೇಳಿದ ಮೇಲೆ ಅರ್ಜುನ ಹೇಳಿದ ಎಲ್ಲಾರು ಉಂಟೆ ಪ್ರಾಣಕೃಚ್ಛ್ರ ಆತ್ಮಾನಂ ನಿನಗೆ ಪ್ರಾಣಭಯ ಭಯ ಇದ್ದದ್ದನ್ನ ಹೋಗಲಾಡಿಸಿದೆ ಅಂತ ಯಾವಾಗ ಅಂದ್ಯೋ ಈ ಕೃತಜ್ಞತಾ ಸ್ಮರಣೆಯೇ ನನಗೆ ಉಪಕಾರವಾಯಿತು ಸಾಕಾಯಿತು ಸುಮ್ಮನೆ ಏವಂಗತೇನ ಸಕ್ಷ್ಯಾಮಿ ಕಿಂಚಿತ್ ಕಾರಯಿತಂತ್ವಯ ನಿನ್ನೆ ನನಗೇನು ಬೇಡ ಹೋಗಿಬಿಡು ಅವನು ಕೃಷ್ಣನಿಗೆ ಗಂಟು ಬಿದ್ದ ನೀ ಪ್ರಾಣ ಉಳಿಸಿದ್ದೀಯೇ ಏನಾರು ಕೊಡಬೇಕು ಏನಾರು ಕೊಡಬೇಕು ಅದನ್ನು ನೀನು ಯೋಚನೆ ಮಾಡಿ ಏನು ಬೇಕಂತ ಕೇಳು ಅಂತ ಹೇಳಲಾಗಿ ಚೋದಿತೋ ವಾಸುದೇವಸ್ತು ಇಷ್ಟೊಂದು ಚೋದನೆ ಮಾಡಿದ ಮೇಲೆ ಕೃಷ್ಣ ತಲೆ ಕರ್ಕೊಂಡ ಮುಹೂರ್ತಮಿವ ಸಂದಧ್ಯವು ಅರ್ಧ ಗಂಟೆ ಮಾತನಾಡಲಿಲ್ಲ ಆಮೇಲೆ ಯೋಚನೆ ಮಾಡಿ ಹೇಳಿದ ಈಗ ತಾನೇ ಧರ್ಮರಾಜನಿಗೆ ಯುವರಾಜ ಪಟ್ಟಾಭಿಷೇಕ ಆಗಿದ್ದವನಿಗೆ ಅರ್ಧರಾಜ್ಯವನ್ನು ಕೊಟ್ಟಿದ್ದಾನೆ ಭೀಷ್ಮ ದೊಡ್ಡ ಕರುಣೆಯಿಂದ ಅದಕ್ಕಾಗಿ ನೀನೇನು ಮಾಡಬೇಕು ಖಾಂಡವ ಸುಟ್ಟ ಜಾಗದಲ್ಲಿ ಅದ್ಭುತವಾದ ಒಂದು ಮಂಟಪವನ್ನು ಮಾಡಿಕೊಡಬೇಕು ಅದು ರಾಜಸಭೆ ಹೇಗಿರಬೇಕು ಅಂದ್ರೆ ನಾನು ಕುರುವಂತಿ ಮಾನವಾ ಪ್ರೇಕ್ಷ ವಿಸ್ಮಿತಾ ಅನುಕರಣಕ್ಕೆ ಬಂದಿರಬಾರದು ಇಟ್ ಶುಡ್ ಬಿ ಇನ್ನಿಮಿಟಬಲ್ ಇಂಥದೊಂದು ಮಂಟಪ ಇನ್ನೊಂದು ಸಭಾ ಮಂಟಪ ಕಟ್ಟಬೇಕು ಅಂತ ಇನ್ನೊಬ್ಬ ಪ್ರಯತ್ನ ಪಟ್ಟರೂ ಆಗಿರಬಾರದು ಮನುಷ್ಯಲೋಕೆ ಸಕಲೇ ತಾದೃಶೀಂ ಕುರು ವೈಸಭಾಂ ಮನುಷ್ಯಲೋಕದಲ್ಲೇ ಅತ್ಯದ್ಭುತವಾದ ರಾಜ್ಯಸಭೆಯನ್ನು ಮಾಡು ಯತ್ರ ದಿವ್ಯಾನಭಿಪ್ರಾಯಾನ್ ಪಶ್ಯೇಯ ಮಹಿ ಕೃತಾಂ ಸ್ವಯಾ ಆಸುರಾನ್ ಮಾನುಷಾಂ ಶೈವ ಸಭಾಂತಾಂ ಕುರು ವೈಮಯ ಶಿಲ್ಪಗಳಲ್ಲಿ ಆಗಿನ ಕಾಲದಲ್ಲಿ ಪ್ರಸಿದ್ಧವಾದದ್ದು ಮೂರು ರೀತಿಯ ಶಿಲ್ಪ ದೈವಿ ಶಿಲ್ಪ ಆಸುರಿ ಶಿಲ್ಪ ಮಾನುಷಿ ಶಿಲ್ಪ ಆರ್ಕಿಟೆಕ್ಚರಲ್ ಮೂರು ವೆರೈಟಿ ಇವತ್ತು ಒಂದು ಕಟ್ಟಡ ನೀವು ನೋಡಿದ ಕೂಡಲೇ ಇದು ಮುಸಲ್ಮಾನರ ಆರ್ಕಿಟೆಕ್ಚರೇ ಇದು ಕ್ರಿಶ್ಚಿಯನ್ರ ಆರ್ಕಿಟೆಕ್ಚರೇ ಇದು ಹಿಂದೂ ಆರ್ಕಿಟೆಕ್ಚರ್ ಅಂತ ಗೊತ್ತಾಗುತ್ತೆ ದೇವಸ್ಥಾನ ನೋಡಿ ಯಾರು ಮಸೀದಿ ಅನ್ನುವುದಿಲ್ಲ ಮಸೀದಿ ನೋಡಿ ಯಾರು ಚರ್ಚ್ ಅನ್ನುವುದಿಲ್ಲ ಚರ್ಚ್ ಅನ್ನು ನೋಡಿ ಯಾರು ಟೆಂಪಲ್ ಅಂತ ಹೇಳುವುದಿಲ್ಲ ಅವರು ಕಟ್ಟುವ ರೀತಿ ಒಂದೊಂದು ಒಂದೊಂದು ಬೇರೆ ಉತ್ತರ ಭಾರತದ ಶಿಲ್ಪವೇ ಬೇರೆ ಗೋಪುರ ಕಟ್ಟೋ ರೀತಿ ಬೇರೆ ದಕ್ಷಿಣ ಭಾರತದಲ್ಲಿ ಕಟ್ಟುವುದೆಲ್ಲ ಬೇರೆ ಇದು ದ್ರಾವಿಡ ಶಿಲ್ಪ ಅದು ನಾಗರ ಶಿಲ್ಪ ಅಂತ ಹೇಳುವಂತೆ ಆಗಿನ ಕಾಲದಲ್ಲಿ ವಿಶ್ವಕರ್ಮನ ಶಿಲ್ಪ ಅದು ದೈವಿ ಶಿಲ್ಪ ಮಯನ ಶಿಲ್ಪ ಆಸುರಿ ಶಿಲ್ಪ ಅದಲ್ಲದೆ ಅಲ್ಲಲ್ಲಿ ಪ್ರಸಿದ್ಧವಾಗಿದ್ದು ಮಾನುಷಿ ಶಿಲ್ಪ ಇವು ಮೂರರ ಸಮ್ಮಿಶ್ರವನ್ನು ಮಾಡುವುದ ಕೃಷ್ಣ ಜಗತ್ತಲ್ಲಿ ಏನೇನು ಆರ್ಕಿಟೆಕ್ಚರಲ್ ಫೆಸಿಲಿಟಿ ಸ್ಟೈಲ್ಸ್ ಇದೆಯೋ ಅದೆಲ್ಲವನ್ನು ಉಪಯೋಗ ಮಾಡಿಕೊಂಡು ಅತ್ಯದ್ಭುತವಾದ ಕಟ್ಟಡವನ್ನು ಕಟ್ಟಬೇಕು ಆದಷ್ಟು ಬೇಗ ಕಟ್ಟಬೇಕು ಇದೋ ಅಪ್ಪಣೆಯಿಂದ ವೇದವ್ಯಾಸರನ್ನು ಕರೆಸಿದರು ಪಾಂಡವರು ಪುರೋಹಿತರಾಗಿದ್ದರು ಆಗಲೇ ಧೌಮ್ಯರು ಅವರೆಲ್ಲ ಬಂದು ಸೇರಿಕೊಂಡಿದ್ದಾರೆ ಕೇಳಬೇಕೆ ಹಸ್ತಿನಾವತಿ ಬ್ರಾಹ್ಮಣರೆಲ್ಲ ಬಂದು ಬಿಟ್ರು ಪುಣ್ಯ ಹನಿ ಮಹಾತೇಜಾಹ ಕೃತ ಕೌತುಕ ಮಂಗಳ ಧರ್ಮರಾಜನಿಗೆ ಎಣ್ಣೆ ಹಚ್ಚಿ ಅಭ್ಯಂಜನ ಮಾಡಿಸಿದ್ದಾಳೆ ಕುಂತಿದೇವಿ ಒಂದು ಪರಮ ಮಂಗಳ ಮುಹೂರ್ತದಲ್ಲಿ ಗುದಲಿ ಪೂಜೆ ಮಾಡಬೇಕು ವೇದವ್ಯಾಸನ್ನು ಕರೆಸಿದರು ತರ್ಪಯಿತ್ವ ದ್ವಿಜಶ್ರೇಷ್ಠ ಬ್ರಾಹ್ಮಣರಿಗೆಲ್ಲ ಊಟ ಹಾಕಿ ದಕ್ಷಿಣೆ ಕೊಟ್ಟು ಪಾಯಸೇನ ಸಹಸ್ರಶಃ ಪಾಯಸ ಇಲ್ಲದೆ ಊಟ ವ್ಯರ್ಥ ಮನೆಗೆ ಅತಿಥಿಗಳು ಬಂದರೆ ನೀವು ಪೊಂಗಲ್ ಮಾಡ್ತಿರೋ ಬಿಡ್ತಿರೋ ಪಾಯಸವಂತೂ ಮಾಡಿಯೇ ತೀರಬೇಕು ಆ ಪಾಯಸವನ್ನು ಮಾಡಿಸಿದ್ದಾರೆ ಧನಂ ಬಹುವಿಧಂ ದತ್ವ ತೇಭ್ಯಯೇ ವಚವೀರ್ಯವಾನ್ ಸರ್ವರ್ತು ಗುಣ ಸಂಪನ್ನ ಎಲ್ಲ ಋತುಗಳಿಗೆ ಹೊಂದುವಂತಹ ಅಂದ್ರೆ ಏರ್ ಕಂಡೀಷನ್ ಚಳಿಗಾಲದಲ್ಲಿ ಬೆಚ್ಚಗಿರಬೇಕು ಬೇಸಿಗೆಯಲ್ಲಿ ತಣ್ಣಗಿರಬೇಕು ದಿವ್ಯ ರೂಪ ಮನೋರಮಾಂ ಇಂಥದ್ದೊಂದು ಕಟ್ಟಡ ಕಟ್ಟಬೇಕು ಅಂತ ದೇವರನ್ನು ಪ್ರಾರ್ಥನೆ ಮಾಡಿ ಗುದ್ಲಿ ಪೂಜೆ ಮಾಡಿದ್ದಾರೆ ಹುರಿ ಹಿಡ್ಕೊಂಡು ಅಳತೆ ಮಾಡಿದರು ಆ ಮುಖ್ಯ ಸಭಾ ಮಂಟಪದ ಉದ್ದ ಅಗಲ ಎಷ್ಟಿರಬೇಕು ಹತ್ತು ಸಾವಿರ ಅಡಿ ಉದ್ದ ಹತ್ತು ಸಾವಿರ ಅಡಿ ಅಗಲ ದಶಕಿಷ್ಕು ಸಹಸ್ರಾಂತಾಂ ಮಾಪಯಾಮಾಸ ಸರ್ವತಃ ಕಿಷ್ಕು ಅಂದ್ರೆ ಅಡಿ ನಮ್ಮ ಕಾಲಿನಡಿ ನಾವು ಹೇಳ್ತೇವೆ ಒಂದು ಫುಟ್ ಅಂದ್ರೆ ಹನ್ನೆರಡು ಇಂಚ್ ಅಂತ ಬ್ರಿಟಿಷರ ಪದ್ಧತಿ ಹೇಳ್ತೇವೆ ಅಯ್ಯ ದ್ವಾಪರ ಯುಗದ ಮಾತನಾಡಿ ಮನುಷ್ಯರ ಅಡಿ ಹೇಗಿತ್ತು ಯೋಚನೆ ಮಾಡಿಕೊಳ್ಳಿ ಹತ್ತು ಸಾವಿರ ಅಡಿ ಉದ್ದ ಹತ್ತು ಸಾವಿರ ಅಡಿ ಆಗಲ್ಲ ಇದು ಬರೀ ಮೈನ್ ಬಿಲ್ಡಿಂಗ್ ಇದರ ಸುತ್ತ ತೋಟ ಗೀಟ ಪಾರ್ಕ್ಗಳು ಉದ್ಯಾನವನಗಳು ಮಾಳಿಗೆಗಳು ದೀರ್ಘಿಗೆಗಳು ಸರೋವರಗಳು ಈಜು ಕೊಳಗಳು ಪುಷ್ಪಲತಾಗ್ರಹಗಳು ಇದನ್ನೆಲ್ಲ ಏರ್ಪಾಡು ಮಾಡ್ತಾ ಇದ್ದಾರೆ ಕಟ್ಟಬೇಕು ಅಂತ ಹೇಳಿ ಗುದ್ಲಿ ಪೂಜೆ ಮಾಡಿ ಎಂಟು ಸಾವಿರ ಕಿಂಕರರೆಂಬ ಅನುಚರರನ್ನ ಎಲ್ಲ ತನ್ನ ಹಾಗೆ ಕಪ್ಪುಗಿದ್ರು ಮಯಾಸುರ ತಂದಿಲ್ಲಿ ಬಿಟ್ಟು ಧರ್ಮರಾಜನ ನಮಸ್ಕಾರ ಮಾಡಿ ಇವರು ಮಾಡ್ತಾರೆ ನಾನು ಅವ್ರಿಗೆ ಆವಿಂದಾಗೆ ಏನೇನು ಮಾಡಬೇಕೋ ಹೇಳ್ತೇನೆ ಬೇಕಾದಾಗ ಮಧ್ಯೆ ಮಧ್ಯೆ ಬಂದು ಮಾನಿಟರ್ ಮಾಡ್ತೇನೆ ಯೋಚನೆ ಮಾಡಬೇಡಿ ಅಂತ ಹೇಳಿ ಅಂತರ್ಧಾನನಾಗಿ ಹೊರಟು ಹೋದ ಈ ಕಟ್ಟಡದ ಕೆಲಸ ನಡೀತಾ ಇದೆ ಇಲ್ಲಿ ಬರೀತಾರೆ ರಾತ್ರಿ ಹೊತ್ತು ಮಾತ್ರ ಕಟ್ಟಡ ಕಟ್ತಿದ್ರು ಹಗಲಲ್ಲಿ ನೋಡಿದ್ರೆ ಯಾರಿಗೂ ಏನೂ ಕಾಣಿಸ್ತಾ ಇರಲಿಲ್ಲ ಯಾಕೆ ಅಂದ್ರೆ ಶಕುನಿ ಕಣ್ಣಿಗೆ ಬೀಳಬಾರದು ದುರ್ಯೋಧನ ಕಣ್ಣಿಗೆ ಬೀಳಬಾರದು ಮತ್ತು ಧೃತರಾಷ್ಟ್ರನ ಕಿವಿಗೆ ಬೀಳಬಾರದು ಏನೋ ಮಾಡ್ತಾ ಇದ್ದಾರೆ ಅಂದ್ರೆ ಹೊಂಚು ನಮಗೇನೋ ಮಾಡ್ತಾರೆ ಅಂತ ಭಯ ಉಂಟಾಗುತ್ತೆ ಪ್ರತಿ ಏನಾರು ಮಾಡಬಹುದು ಈಗಿನ ಕಾಲದಲ್ಲೂ ನೋಡಿದ್ದೀರಿ ಒಂದು ಕಟ್ಟಡ ಕಟ್ಟುವುದಕ್ಕೆ ಅಷ್ಟು ಹಿಂಸೆಗಳು ಸ್ಟೇ ಆರ್ಡರ್ ಬಂದು ಬಿಡ್ತವೆ ಸಹಿಸದೇ ಇದ್ದವ್ರು ಇಲ್ಲ ಇಲ್ಲ ಇಲ್ಲಿ ರೋಡ್ ಬರಬೇಕಾಗಿತ್ತು ಮನೆ ಯಾರು ಪರ್ಮಿಷನ್ ಕೊಟ್ಟವರು ನಿಮ್ಮ ಪರ್ಮಿಷನ್ನೇ ಹಾರಿಸ್ಬಿಡ್ತಾರೆ ಏನು ಸಾಮಾನ್ಯವಲ್ಲ ಯಾರು ನಂಬುವುದು ಗುಟ್ಟಾಗಿ ಮಾಡಬೇಕು ಆದ್ದರಿಂದ ಇದು ನಡೀತಾ ಇದೆ ಧೌಮ್ಯರು ಬಂದು ಪಾಂಡವರಿಗೆ ಆಶೀರ್ವಾದವನ್ನು ಮಾಡಿದರು ಅದಾದ ಮೇಲೆ ಕೃಷ್ಣ ನೋಡಿದ ಇವರು ಕಟ್ಟಡ ಕಟ್ಟೋ ತನಕ ನಾನಿಲ್ಲಿ ಕೂತ್ ಮಾಡುವುದೇನು ಅಂತ ಹೇಳಿ ಧರ್ಮರಾಜನಿಗೆ ಹೇಳಿ ಹೋಗಿ ಬರ್ತೇನೆ ದ್ವಾರಕೆಯಲ್ಲಿ ಕೆಲಸ ಇದೆ ಕುಂತಿ ದೇವಿಯನ್ನ ಆಲಿಂಗನ ಮಾಡಿಕೊಂಡು ಸೋದರತೆಯನ್ನ ಕಾಲಿಗೆ ನಮಸ್ಕಾರ ಮಾಡಿ ನಾನು ಹೋಗಿ ಬರ್ತೇನೆ ಅತ್ತೆ ಇಲ್ಲಿ ತನಕ ಏನು ಕಷ್ಟ ಇಲ್ಲ ಮುಂದಕ್ಕೆಲ್ಲ ನೋಡಿಕೊಳ್ತೇನೆ ಅಂತ ಹೇಳಿ ಕೃಷ್ಣ ರಥದಲ್ಲಿ ಹತ್ತು ಹೊರಟಿದ್ದಾನೆ ದ್ವಾರಕೆಗೆ ಈ ಭಾಗವನ್ನು ವ್ಯಾಸ ಎಷ್ಟು ಸುಂದರವಾಗಿ ಮಾಡಿದ್ದಾನೆ ಕೊಡುಗೆ ಬಂದರೆ ವ್ಯಾಸ ವರ್ಣನೆ ಮಾಡ್ತಾನೆ ವ್ಯಾಸರು ಸೂಚನೆ ಕೊಡ್ತಾರೆ ಲೋಚನೈ ಅನುಜಗ್ಮುಸ್ತೆ ತಮ್ ತದಾ ಕೃಷ್ಣ ರಥದಲ್ಲಿ ಹತ್ತಿ ಹೊರಟಿದ್ದಾನೆ ಪಾಂಡವರು ಕಣ್ಣು ಕಾಣಿಸೋ ತನಕ ಬೆಪ್ಪರಂತ ನಿಂತು ಕೃಷ್ಣ ಹೊರಟ ದಿಕ್ಕಿನ ಕಡೆಯೇ ನೋಡ್ತಾ ಇದ್ದಾರೆ ಆ ಕೃಷ್ಣನಷ್ಟೊಂದು ಪ್ರೀತಿ ಲೋಚನೈ ಅನುಜಗ್ಮು ಕಣ್ಣಿಂದಲೇ ಹಿಂಬಾಲಿಸಿಬಿಟ್ರಂತೆ ಆ ಕೃಷ್ಣನನ್ನ ಮನೋಭಿ ಅನುಜಗ್ಮುಸ್ತೆ ಕೃಷ್ಣಂ ಪ್ರೀತಿ ಸಮನ್ವಯಾತಿ ಅತೃಪ್ತ ಮನಸಾಮೇವ ತೇಷಾಂ ಕೇಶವ ದರ್ಶನೇ ಎಷ್ಟು ನೋಡಿದರೂ ತೃಪ್ತಿ ಇಲ್ಲ ಕೇಶವನ ಇನ್ನೂ ನೋಡಬೇಕು ನೋಡಬೇಕು ಅಂತ ಅನಿಸುವಂತಹ ದಿವ್ಯ ರೂಪ ಅವನ ರೂಪವೂ ಹಾಗೆ ಇವರ ಮನಸ್ಸು ಹಾಗೆ both subjectively and objectively it was an endless experience ಭಾರವಾತ್ಮನ ಅನುಭವ ಹಾಗಿರುತ್ತದೆ ಅವನು ವಶೀಕರಣ ಮಾಡ್ತಾನೆ ನೀವು ಮನಸ್ಸನ್ನು ಕೊಡ್ತೀರಿ ಬರಬೇಕು ಅಂತ ಇಲ್ಲ ವೆಂಕಟೇಶ್ವರ ನಿಂತಂತೆ ಇನ್ನೂ ನಿಲ್ಲಬೇಕು ಅಂತ ಅನಿಸ್ತದೆ ಅವನು ಎಳಿತಾನೆ ಅವನು ತನ್ನ ಕಡೆಗೆ ಎಳಿತಾನೆ ದೇವಸ್ಥಾನದವರು ಹೊರಗಡೆ ಎಳಿತಾರೆ ಗಜ ಗಜಾಕರ್ಷತೆ ತೀರೆ ಗಾಹಾಕರ್ಷತೆ ಜಲೆ ಗಜೇಂದ್ರ ಮೋಕ್ಷದಲ್ಲಿ ಆನೆ ಮೇಲೆ ಕೇಳದಂತೆ ಮೊಸಳೆ ಒಳ ಕೆಳದುವಂತೆ ಅಲ್ಲಿಯೂ ಮೊಸಳೆಗಳ ಕಾಟ ನೋಡಬೇಕು ನೋಡಬೇಕು ಅಕಾಮ ಏವ ಪಾರ್ಥ ಅಷ್ಟೇ ಗೋವಿಂದ ಮಾನಸಾಹ ಅಳ್ತಾ ಇದ್ದಾರೆ ಅಕಾಮಾಹ ಮನಸ್ಸು ತೃಪ್ತಿ ಆಗಲಿಲ್ಲ ಕೃಷ್ಣ ಹೊರಟುಬಿಟ್ನಲ್ಲ ಅಂತ ಹೇಳಿ ಹೀಗೆ ಒಂದು ಘಟ್ಟಕ್ಕೆ ಈ ಕಥೆ ಉಂಟಾಯಿತು ಮತ್ತೊಂದು ದಿವಸ ಮಯನೇ ಕಾಣಿಸಿಕೊಂಡ ಏನಯ್ಯ ಬಹಳ ದಿವಸ ಆಯ್ತಲ್ಲ ಇಲ್ಲ ಕೆಲಸ ಚೆನ್ನಾಗಿ ಇದೆಯಲ್ಲ ಸೂಪರ್ವಿಷನ್ ಮಾಡೋಕೆ ಬಂದಿದ್ದೆ ನಿಮಗೊಂದು ಕೆಲವು ಪದಾರ್ಥ ಕೊಡಬೇಕಾಗಿತ್ತು ಮರೆತು ಹೋಯಿತು ಎಂಬುದಾಗಿ ಹೇಳಿ ದಾನವರಿಗಾಗಿ ತಾನೇ ಒಂದು ಕಾಲದಲ್ಲಿ ಸೃಷ್ಟಿ ಮಾಡಿದಂತಹ ಒಂದು ಮಣಿಮಯ ಭಾಂಡವನ್ನು ದಾನವರಿಗಾಗಿ ತಾನು ಸೃಷ್ಟಿ ಮಾಡಿದ ಒಂದು ಗದೆಯನ್ನು ದಾನವರಿಗಾಗಿ ತಾನು ಸೃಷ್ಟಿ ಮಾಡಿದ ಒಂದು ಶಂಖ ದೇವದತ್ತವನ್ನು ತಂದು ಭಾಂಡವನ್ನು ಧರ್ಮರಾಜನಿಗೂ ಗದೆಯನ್ನು ಭೀಮಸೇನಿಗೂ ದೇವದತ್ತವನ್ನು ಅರ್ಜುನನಿಗೂ ಕೊಟ್ಟು ಮತ್ತೆ ಇನ್ನೇನು ಬೇಕು ತಗೊಂಡ್ಬರ್ತೇನೆ ಅಂತ ಮಯಾಸುರ ಹೋದ ಅವನಿಗೆ ಎಷ್ಟು ಕೊಟ್ಟರೂ ತೃಪ್ತಿ ಇಲ್ಲ ಇವ್ರಿಗೆ ಬೇಡ ಬೇಡ ಅಂತ ಹೇಳಿದಷ್ಟು ಇದು ನಡೀತಾ ಇದೆ ಅಂತರಿಕ್ಷಚರ ಘೋರಾ ಮಹಾಕಾಯಾ ಕಿಂಕರಾ ಮಯನ ಅನುಚರರು ಎಲ್ಲೆಲ್ಲಿಂದಲೋ ಕಲ್ಲುಗಳನ್ನು ತಂದರು ಆ ಸಭಾಮಂಟಪ ನಿರ್ಮಾಣಕ್ಕೆ ಉಪಯೋಗ ಮಾಡಿದ್ದು ಒಂದೂ ಸ್ವದೇಶಿ ಕಲ್ಲಲ್ಲ ಆ ದೇಶಕ್ಕೆ ಸಿಕ್ಕೋದಲ್ಲ ಎಲ್ಲಿಂದ ತಗೊಂಬಂದ್ರು ತಾಂ ಸ್ಮತತ್ರ ಮಯೇನೋಕ್ತ ರಕ್ಷಂತಿ ವಹಂತಿ ಚ ಮೇಲಿಂದ ಹೊತ್ಕೊಂಡ್ಬರ್ತಾ ಇದ್ದಾರೆ ಬೇರೆ ಬೇರೆ ದೇಶದ ಕಲ್ಲು ಚಪ್ಪಡಿಗಳು ಅದನ್ನ ಎಂಟು ಸಭಾಂ ಅಷ್ಟೌ ಸಹಸ್ರಾಣಿ ಎಂಟು ಸಾವಿರ ಜನ ಕಟ್ಟಿದ್ರು ರೆಕಾರ್ಡ್ ಕೊಟ್ಟಿದ್ದಾರೆ ಅಂತರಿಕ್ಷಚರಾ ಘೋರಾ ಮಹಾಕಾಯಾ ಮಹಾಬಲಾ ರಕ್ತಾಕ್ಷ ಪಿಂಗಳಾಕ್ಷ ಅಷ್ಟ ಅವರು ಹೇಗಿದ್ರು ಅಂತ ವರ್ಣನೆ ಮಾಡ್ತಾರೆ ಈ ಕಟ್ಟಡ ಕಟ್ಟಿ ಮುಗಿಯಿತು ಈಗ ತಾನೇ ಗುದ್ಲಿ ಪೂಜೆ ಕಟ್ಟಡ ಕಟ್ಟಿ ಮುಗಿಯಿತು ಎಷ್ಟು ಟೈಮ್ನಲ್ಲಿ ಫೋರ್ಟೀನ್ ಮಂತ್ಸ್ ಒಂದು ವಿಧಾನಸೌಧ ಕಟ್ಟೋದಕ್ಕೆ ಎಷ್ಟು ಸಹ ತಗೊಂಡ್ರು ಅದರ ಮೇಲೆ ಆಕ್ಷೇಪ ಎಷ್ಟು ವಿಷಾದ ಸೌಧ ಅಂದ್ರೆ ಕೆಲವರು ನಿಧಾನ ಸೌಧ ಅಂದ್ರೆ ಕೆಲವರು ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೆಸಿದ್ರು ಅದರ ಮೇಲೆ ಒಂದು ಅವಾಂತರ ಮಾಡಿದ್ರು ಅವರು ಅವರು ಸೆಕ್ಯುಲರಿಸ್ಟ್ರು ಸರ್ಕಾರದ ಕೆಲಸ ದೇವರ ಕೆಲಸ ಪಾರ್ಟಿ ಒಡಕಿನಿಂದ ಅಲ್ಲ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಧರ್ಮ ನಂಬಿದ ದೇಶದಲ್ಲಿ ಹಾಕಿದ್ರೆ ನಿಮ್ ಗಂಟೇನು ಹೋಗ್ತಿತ್ತು ಅವರು ಎಷ್ಟು ಅವಾಂತರ ಮಾಡಿದ್ರು ಏನ್ ತಗೊಂಡೋದ್ರ ತಲೆ ಮೇಲೆ ಅಂತ ಕೇಳ್ತೇವೆ ಅತಿ ಕೇಳ್ತೇವೆ ಲೋಕದಲ್ಲಿ ಹಿರಿಯರು ಪೂಜ್ಯರು ಎಲ್ಲ ಹೇಳ್ತೀವಿ ಅವರೆಲ್ಲ ಇಂಥ ಕೆಲಸ ಮಾಡ್ತಾ ಕೂತು ನಮ್ಮ ಕೆಲಸಕ್ಕೆ ನಾವೇ ಕಲ್ಲು ಹಾಕುವುದು ಅವನಿಗೆ ಹೋಯ್ತಲ್ಲ ಕ್ರೆಡಿಟ್ ನನಗೆ ಬರಲಿಲ್ಲವಲ್ಲ ಈ ದುರ್ಬುದ್ಧಿಯಿಂದ ಹಾಳಾಗಿದ್ದೇವೆ ಇಲ್ಲಿ ಯಾರ್ದು ಅಡ್ಡಿ ಇಲ್ಲ ಆತಂಕ ಇಲ್ಲ ಶಕುನಿ ಗೊತ್ತೇ ಆಗಲಿಲ್ಲ ಏನು ಮಾಡಿಸಿದ್ದಾರೆ ಅಂತ ಹೇಳಲಿಲ್ಲ ಆ ಸಭೆಯಲ್ಲಿ ಏನು ಆಶ್ಚರ್ಯ ಮಾಡಿದ್ದಾರೆ ತಸ್ಯಾಂ ಸಭಾಯಾಂ ನಳಿನಿ ಸಕಾರ ಅಪ್ರತಿಮಾಂ ಅಲ್ಲೊಂದು ಸರೋವರ ಮಾಡಿದ್ರು ವೈಢೂರ್ಯ ಪತ್ರವಿತ ಅದರಲ್ಲಿ ತಾವರೆ ಹೂವುಗಳಿವೆ ಎಲ್ಲ ಕೃತಕವಾದದ್ದು ಆ ತಾವರೆ ಎಲೆಯನ್ನೆಲ್ಲ ವೈಡೂರ್ಯದಿಂದ ಮಾಡಿದ್ದಾರೆ ಮಣಿನಾಲಮಯಾಂಬುಜಾಂ ಮಣಿಗಳಿಂದ ಮಾಡಿದೆ ಅದರ ನಾಳಗಳನ್ನ ಪದ್ಮ ಸೌಗಂಧಿಕವತಿ ಆದರೆ ನಿಜವಾದ ಪದ್ಮಗಳ ಸುಗಂಧ ಉಂಟಾಗ್ತಾ ಇದೆ ಅದರಲ್ಲಿ ಕೃತಕವಾದ ಪದಾರ್ಥಗಳಲ್ಲಿ ನಿಜವಾದ ಸುಗಂಧದ ವಾಸನೆ ನಾನಾ ದುಂಬಿಗಳು ಪಕ್ಷಿಗಳು ಮೋಸಗೊಂಡು ಇದು ನಿಜವಾದ ಸರೋವರ ನಿಜವಾದ ಹೂವು ಅಂತ ತಿಳ್ಕೊಂಡು ಮುತ್ತುತ್ತಾ ಇವೆ ಅಲ್ಲಿಗೆ ಪುಷ್ಪಿತೈ ಪಂಕಜೈ ಕೂರ್ಮೈ ಮತ್ಸ್ಯೈಶ್ಚ ಕಾಂಚನೈ ಬಂಗಾರದಿಂದ ಮಾಡಿದ ಮೀನುಗಳು ಆಮೆಗಳು ಆ ಕೊಳದಲ್ಲಿ ಈಜಾಡ್ತಾ ಇವೆ ನೋಡುವವರಿಗೆ ಎಲ್ಲಿಂದ ಬಂತಯ್ಯ ಬಂಗಾರದ ಮೀನು ಇದು ಬಂಗಾರದ ಆಮೆ ನಿಜವೇನಯ್ಯ ಅಂದ್ರೆ ಹೌದು ಹೌದು ನಿಜವೇ ಇದು ಬೇರೆ ದೇಶ ವಿದೇಶಿಯಿಂದ ಬಂದದ್ದು ವಿಲಾಯಿತಿಯಿಂದ ಅಂತ ಮಣಿರತ್ನಚಿತ ಅಂತ ಅಂತ ಹತ್ತು ಶ್ಲೋಕದ ವರ್ಣನೆ ಮಾಡ್ತಾರೆ ಜಲಜಾನಾಂಚ ಪದ್ಮಾನಾಂ ಸ್ಥಳಜಾನಾಂಚ ಸರ್ವಶಃ ಇಂಥದೊಂದು ಆ ಸಭಾಮಂಟಪದ ಮಧ್ಯದಲ್ಲಿ ಒಂದು ನೆಲ ಇದೆ ಫಳಫಳಫಳ ಹೊಳಿತಾ ಇದೆ ಅದರಲ್ಲಿ ಮಧ್ಯದಲ್ಲಿ ತಾವರೆ ಪುಷ್ಪಗಳು ಸ್ಥಳಜ ಜಲಜ ನೀರಲ್ಲಿ ಹುಟ್ಟಿದ್ದು ನೀರಿಲ್ಲದೆ ಜಾಗದಲ್ಲಿ ಹೂವುಗಳು ನೋಡೋರು ನೀರು ಅಂತ ಕಾಣಬೇಕು ಇದೆಲ್ಲ ಯಾತಕ್ಕೆ ಅಂದ್ರೆ ದುರ್ಯೋಧನ ಬಂದು ಬೀಳುವುದಕ್ಕೆ ಟ್ರಾಪ್ ಅಂತ ಮಾಡಿಟ್ಟಿದ್ದಾರೆ ಮಯನ ನಿಮಿತ್ತ ಸಭಾಪನವಾಯಿತು ಯುಧಿಷ್ಠರ ಬಂದು ನೋಡಿದ ಸರಿ ಏನು ಮಾಡುವುದು ಒಂದು ಒಳ್ಳೆ ಮುಹೂರ್ತದಲ್ಲಿ ಉದ್ಘಾಟನೆ ಮಾಡಿಸಿಯೇ ಬಿಡುವುದು ಯಾರಿಂದ ಮಾಡುವುದು ಇನ್ಯಾರಿಂದ ಮಾಡುವುದು ಕೃಷ್ಣನಿಂದಲೇ ಮಾಡಿಸುವುದು ಸಕಲ ದೇವತೆಗಳಿಗೆ ಆಹ್ವಾನ ಹೋಯಿತು ಸಕಲ ಋಷಿಗಳೆಲ್ಲರೂ ಬಂದರು ಸ್ವಯಂ ಕೃಷ್ಣನೇ ಬಂದ ಕವಾಟವನ್ನು ತೆರೆದ ಸಭೆ ಉದ್ಘಾಟಿತವಾಗಿ ಹೋಯಿತು ತತ್ರ ಪ್ರವೇಶನಂ ತಸ್ಯಾಂ ಚಕ್ರೇ ರಾಜ್ಞಾ ಯುಧಿಷ್ಠಿರ ಅದು ಮಾಡೋದು ಮುಂಚೆ ಅಯುತಂ ಭೋಜಯಿತ್ತು ಹತ್ತು ಸಾವಿರ ಬ್ರಾಹ್ಮಣೋತ್ತಮರಿಗೆ ಭೋಜನವನ್ನು ಏರ್ಪಡಿಸಿದ್ದಾರೆ ದೊಡ್ಡ ಚಪ್ಪರವನ್ನು ಹಾಕಿ ಅವರಿಗೆ ಬಡಿಸಿದ್ದೇನು ಅಂದ್ರೆ ಸ ಆಜ್ಯೇನ ಪಾಯಸೇನ ಪಾಯಸೇನೈವ ಮಧುನಾ ಮಿಶ್ರಿತೆ ಕೃಸರೇಣಾ ಕೃಸರೇಣಾಥ ಜೀವಂತ್ಯ ಕೃಸರ ಅಂದ್ರೆ ಎಳ್ಳು ಅನ್ನಕ್ಕೆ ಎಳ್ಳನ್ನ ಕಲಸಿ ನೀವು ನಾಳೆ ತಗೊಂಬಂದ್ಬಿಡ್ಬೇಡಿ ಇದನ್ನು ಹೇಳಿದ್ದೇನೆ ಅವ್ರಿಗೆ ಹೇಳೋದು ಕಷ್ಟ ಅಲ್ಲಿ ಅದಕ್ಕೆ ಬೇಕಾದಷ್ಟು ಆಜ್ಯವನ್ನ ತುಪ್ಪವನ್ನು ಹಾಕಿ ಬೆಲ್ಲ ಹಾಕಿ ಸಕ್ಕರೆ ಹಾಕಿ ಜೇನು ತುಪ್ಪವನ್ನು ಹಾಕಿ ಮಿಶ್ರಣ ಮಾಡಿ ತಂದಿದ್ದಾರೆ ಅಂದ್ರೆ ಸಕ್ಕರೆ ಪೊಂಗಲ್ ಮಾಡಿದ್ದಾರೆ ಅಂತ ಅರ್ಥ ಅದು ಇವತ್ತು ಸಕ್ಕರೆ ಪೊಂಗಲ್ ಯಾರು ಎಳ್ಳು ಹಾಕೋದಿಲ್ಲ ಹಾಕಿದ್ರೆ ಏನು ತಿನ್ನಬಾರದು ಪದಾರ್ಥವಲ್ಲ ಚೆನ್ನಾಗೇ ಇರುತ್ತೆ ಹೇಳಿ ನಾ ಎಷ್ಟು ಹೇಳಿದ್ರು ಕೇಳುವುದಿಲ್ಲ ನಮ್ಮ ಮನೆಯವರು ನಮ್ಮ ಎಕ್ಸ್ಪರಿಮೆಂಟ್ ನಾವು ಹೇಳ್ತೇವೆ ಅದನ್ನು ಮಾಡಿ ಅಂತ ನಾಳೆ ಮಾಡಿ ನೋಡಬೇಕಾದ್ರೆ ಎಳ್ಳಿಲ್ಲದೆ ಪದಾರ್ಥವಿಲ್ಲ ನಮ್ಮ ವೈದಿಕರಿಗೆ ಪ್ರತಿ ಒಂದಕ್ಕೆ ಎಳ್ಳು ಬರೀ ತರ್ಪಣಕ್ಕೆ ಪಿತೃಗಳಿಗೆ ಮಾತ್ರ ತಿಳ್ಕೋಬೇಡಿ ಕೃಷ್ಣಾವತಾರ ವರ್ಣನೆ ಮಾಡುವಾಗ ಹೇಳಿದೆ ಕೃಷ್ಣನಿಗೆ ಎಳ್ಳಿನುಂಡೆ ಅಂತ ತುಂಬಾ ಪ್ರೀತಿ ಅವ್ರಿಗೆ ತಪ್ಪು ಎಳ್ಳುಂಡೆ ತಂದು ಕೊಟ್ಬಿಟ್ರು ಒಂದು ದಿವಸ ಉತ್ತರ ಭಾರತದಲ್ಲಿ ಎಳ್ಳು ಎಳ್ಳು ಎಳ್ಳು ಅಯೋಧ್ಯೆಯಲ್ಲಿ ಮಧುರೆಯಲ್ಲಿ ಮಿಠಾಯಿ ಅಂಗಡಿಗಳಲ್ಲಿ ಎಳ್ಳಿನ ಉಂಡೆ ಎಳ್ಳಿನ ಉಂಡೆ ಎಳ್ಳಿನ ಮಿಠಾಯಿ ಎಷ್ಟು ಮಾಡ್ತಾರೆ ನೋಡಿ ಅದು ಪುಷ್ಟಿಕರ ಸಣ್ಣ ಮಕ್ಕಳಿಗೆ ಎಳ್ಳನ್ನು ಕೊಟ್ಟರೆ ಸಿಹಿ ಹಾಕಿ ಗಟ್ಟಿ ಮುಟ್ಟಾಗಿ ಬೆಳೆಯುತ್ತಾರೆ ಅದು ಬೇಗ ಮೊಳಕೆಯನ್ನು ಒಡೆಯುತ್ತೆ ಬೇಗ ಪಿತಗಳಿಗೆ ಸೇರುತ್ತೆ ಎಂಬುದಾಗಿ ತಿಲಮಿಶ್ರಿತ ಔದನ ಅಂಥದ್ದನ್ನು ಮಾಡಿಸಿದ್ದಾರೆ ಪಾಯಸ ರೂಪದಲ್ಲಿ ಆ ಪಾಯಸವನ್ನು ಬಡಿಸಿದ್ದಾರೆ ಬ್ರಾಹ್ಮಣರಿಗೆ ಪುಣ್ಯಾಹ ಘೋಷ ತತ್ರಾಸೀಟಿ ಜೀವಸ್ಪೃಗಿವ ಭಾರತ ಬ್ರಾಹ್ಮಣರೆಲ್ಲ ಊಟ ಮಾಡಿದ್ದಾರೆ ಎಲೆ ಅಡಿಕೆ ಎಲ್ಲ ಕೊಟ್ಟಾಯಿತು ಅವರು ಆಶೀರ್ವಚನವನ್ನು ಮಾಡಿದರೆ ಆಕಾಶ ಬಿರಿಯುವಂತ ಹತ್ತು ಸಾವಿರ ಜನರ ವೇದ ಘೋಷ ಆಗಿರ್ಬೋದು ನೋಡಿಕೊಳ್ಳಿ ಒಬ್ರಿಬ್ರಲ್ಲ ಅಲ್ಲಿಂದ ವಾದಿತ್ರೈ ವಿವಿಧೈ ದಿವ್ಯೈ ಗಂಧೈ ಉಚ್ಚಾವಚೈರಪಿ ವಾದ್ಯಗಳೆಲ್ಲ ಮೊಳಗ್ತಾ ಇವೆ ಸಂಗೀತಗಳು ಪೂಜಯಿತ್ವ ಕುರುಶ್ರೇಷ್ಠ ದೇವತಾನಿನಿವೇಶ ಧೃತರಾಷ್ಟ್ರ ಬಂದಿರಲಿಲ್ಲವೇ ಬಂದಿರಬೇಕು ಯಾಕೆ ಬರೀಲಿಲ್ಲ ಅದನ್ನೇನು ಬರೆಯೋದು ದೃಷ್ಟಿ ಪರಿಹಾರ ಶಕುನಿ ಬಂದಿರಲಿಲ್ಲವೇ ಅದನ್ನೇನು ಬರೆಯೋದು ಕಳ್ಳರು ಬಂದಿದ್ರು ಊಟ ಮಾಡಿದ್ರು ಆದರೆ ಇವರಿಗೆ ರಾಜಕೀಯ ಹೇಳ್ತೇನೆ ಇದು ಯಾತಕ್ಕಾಗಿ ಮಾಡಿದ್ದಾರೆ ಎನ್ನುವ ಗುಟ್ಟೆ ತಿಳಿಯಲಿಲ್ಲ it was a political strategy ಇಷ್ಟು ದೊಡ್ಡ ಮಂಟಪವನ್ನು ಯಾತಕ್ಕೆ ಮಾಡಿಸಿದ ಬರೀ ದುರ್ಯೋಧನ ಹೊಟ್ಟೆ ಉರಿಯಲಿ ಅಂತಲ್ಲ ಮುಂದೆ ರಾಜಸೂಯ ಯಾಗವನ್ನು ಮಾಡಿಸಿ ಇಡೀ ಜಗತ್ತಿಗೆ ಸಮ್ರಾಟ್ ಚಕ್ರವರ್ತಿಯನ್ನಾಗಿ ಮಾಡುವುದಕ್ಕೆ ಸಮ್ರಾಟ್ ಶಬ್ದದ ಅರ್ಥ ಗೊತ್ತಿಲ್ಲ ದುರ್ಯೋಧನನಿಗೆ ರಾಜಕೀಯದ ಮರ್ಮ ಗೊತ್ತಿಲ್ಲ ರಾಜಸೂಯದ ಮರ್ಮ ಮೊದಲೇ ಗೊತ್ತಿಲ್ಲ ರಾಜಸೂಯ ಯಾಗ ನಡೆಯುವಾಗಲೂ ಗೊತ್ತಿಲ್ಲ ನಡೆದ ಮೇಲೂ ಗೊತ್ತಿಲ್ಲ ಅವನಿಲ್ಲೆಲ್ಲ ಭಾಗವಹಿಸಿದ ಮೇಲೆ ಊರಿಗೆ ಹೋಗಿ ತನ್ನ ಅನುಭವವನ್ನೆಲ್ಲ ಹೇಳ್ಕೊಳ್ತಾನೆ ತಂದೆಗೆ ಅಯ್ಯೋ ಅವರು ಎಂಥ ಮಂಟಪವನ್ನು ಕಟ್ಟಿಸಿದ್ದಾರೆ ಹೊಟ್ಟೆ ಬರೀತಾ ಇದೆಯಲ್ಲ ಎಷ್ಟು ಮಟ್ಟಿಗೆ ಹೊಯಿತೆ ಹೊಟ್ಟೆ ಅಂತ ಕೇಳಿದ್ರೆ ಇನ್ನು ಹೊಟ್ಟೆಯೇ ಇರಬಾರದು ನನಗೆ ಅಷ್ಟು ಸಂಕಟವಾಗ್ತಾ ಇದೆ ಅಪ್ಪ ನನ್ನ ಕೈಯಲ್ಲೇ ಎಷ್ಟು ಬಂತು ಐಶ್ವರ್ಯ ಅಂತ ಲೆಕ್ಕ ಬರೆಯುವ ಕೆಲಸವನ್ನ ಕೊಟ್ಟರು ಈ ಕಮಿಟಿ ಮಾಡಿದ್ದ ಶ್ರೀಕೃಷ್ಣ ಯಾಗದಲ್ಲಿ ಯಾರ್ಯಾರ ಕೈಲಿ ಏನೇನು ಕೆಲಸ ಮಾಡಿಸಬೇಕು ಅಂತ ಅದಕ್ಕೊಂದು ಕಮಿಟಿ ಮಾಡಿದ್ದ ಆ ಕಮಿಟಿ ವಿಶೇಷಗಳು ನಿಮಗೆ ಇನ್ನೊಂದು ಸಂದರ್ಭದಲ್ಲಿ ಹೇಳ್ತೇನೆ ಜರಾಸಂದವದೇ ಇದೆಲ್ಲ ಮುಗಿದ ಮೇಲೆ ಯಾರ್ಯಾರು ಏನೇನು ಬೇಕು ಅದನ್ನು ಒದಗಿಸುವುದಕ್ಕೆ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ಸೇವೆ ತಗೊಳ್ತಾ ಇದ್ದಾನೆ ಭಕ್ಷಭೋಜ್ಯಾಧಿಕಾರೇಶು ಇಲ್ಲೇ ಹೇಳಿಬಿಡ್ತೇನೆ ನೋಡಿ ಭೂಮಂಡಲದ ದೊರೆಗಳೆಲ್ಲ ಬಂದಿದ್ದಾರೆ ಬ್ರಾಹ್ಮಣರೆಲ್ಲ ಬಂದಿದ್ದಾರೆ ದೇವರ್ಷಿಗಳು ಬಂದಿದ್ದಾರೆ ನನಗೆ ಲಾಡು ಬಡಿಸಲಿಲ್ಲ ನನಗೆ ಚಿರೋಟಿ ಬಡಿಸಲಿಲ್ಲ ನನಗೆ ಚಿರೋಟಿ ಬಡಿಸಿದ್ರು ಸಕ್ಕರೆ ಹಾಕಲಿಲ್ಲ ಚಿರೋಟಿ ಸಕ್ಕರೆ ಎರಡು ಹಾಕಿದ್ರು ಹಾಲು ತಗೊಂಡ್ಬರ್ತೇನೆ ಅಂತ ಬರಲೇ ಇಲ್ಲ ಕಂಪ್ಲೇಂಟ್ ಬರಬಾರದು ಆ ಕಮಿಟಿಗೆ ಹೊಟ್ಟೆಬಾಕನಾದ ದುಶಾಸನ ಹೆಡ್ ಮಾಡಿದ್ದಾರೆ ಭಕ್ಷಭೋಜ್ಯಾಧಿಕಾರೇಶು ದುಶ್ಯಾಸನಮಯೋಜಯತೆ ಪರಿಗ್ರಹೇ ಬ್ರಾಹ್ಮಣಾನಾಂ ಬಂಧು ಬ್ರಾಹ್ಮಣರನ್ನೆಲ್ಲ ಸ್ವಾಗತ ಮಾಡುವ ಕೆಲಸಕ್ಕೆ ಅಶ್ವತ್ಥಾಮಾನಂ ಅಶ್ವತ್ಥಾಮನಿ ಕೆಲಸ ಕೊಟ್ಟಿದ್ದಾರೆ ಕೃತಾಕೃತ ಪರಿಜ್ಞಾನೇ ಏನು ಆಯಿತು ಏನು ಬಿಟ್ಟು ಹೋಯಿತು ಅಂಡ್ ಕಮಿಷನ್ಸ್ ನೋಡುವುದಕ್ಕೆ ಕುರ್ಚಿ ಹಾಕೊಂಡು ಒಂದು ಕಡೆ ಭೀಷ್ಮ ದ್ರೋಣವು ಮಹಾಮದ್ ಭೀಷ್ಮನಿಗೂ ದ್ರೋಣನಿಗೂ ಒಟ್ಟಾರೆ ಏನಾಯಿತು ಏನಾಗಲಿಲ್ಲ ಗಮನಿಸಿ ಹೇಳಿ ಎಚ್ಚರಿಕೆ ಕೊಡುವ ಕೆಲಸವನ್ನ ಹಿರಣ್ಯಸ ಸುವರ್ಣ ಶರತ್ನಾನಾಂಚ ಅನ್ವವೇಕ್ಷಣೆ ಬಂದವರು ಬಂಗಾರ ಕೊಟ್ಟರು ಬೆಳ್ಳಿ ಕೊಟ್ಟರು ಕೆಲವರು ವಜ್ರ ವೈಢೂರ್ಯಗಳನ್ನು ಕೊಟ್ಟರು ಅವುಗಳನ್ನೆಲ್ಲ ಪರೀಕ್ಷೆ ಮಾಡಿ ಮಾಡಿ ಮಾಡಿ ವಜ್ರ ಈ ಕಡೆ ವೈಢೂರಿ ಈ ಕಡೆ ಪಚ್ಚಮಣಿ ಈ ಕಡೆ ಬೊಕ್ಕಸಕ್ಕೆ ಸಾಗಿಸುವ ಕೆಲಸವನ್ನ ಕೃಪಾಚಾರ್ಯನಿಗೆ ಕೊಟ್ಟಿದ್ದಾರೆ ಬಂದು ದಕ್ಷಿಣಾಂಚೈವ ದೈ ದಾನೆ ಯಾರಿಗೇನೇನು ದಾನ ಕೊಡಬೇಕು ಒಂದು ಉತ್ಸವ ಮಾಡಿದ ನೀವು ನೋಡ್ತೀರಿ ಯಾರ್ಯಾರು ಏನೇನು ಕೊಡಬೇಕು ಕಮಿಟಿ ಅದೆಲ್ಲ ಕೃಪನಿಗೆ ವಹಿಸಿದ್ದಾರೆ ಕ್ಷತ್ತ ವ್ಯಯಕರಸ್ತ್ವಾಸೀತಿ ಖರ್ಚು ಏನೇನು ಖರ್ಚು ಬೇಕು ಬೊಕ್ಕಸದ ಖರ್ಚು ಆ ಬೀಗದ ಕೈ ವಿದುರನ ಕೈಯಲ್ಲಿ ಕೂತಿದೆ ದುಡ್ಡು ಅಪವ್ಯಯ ಆಗಬಾರದು ಅಂತ ವಿದುರ ಸರ್ವಧರ್ಮವಿತಿ ದುರ್ಯೋಧನಿಗೆ ಏನಾರು ಕೊಡಬೇಕಲ್ಲ ಬಂದವರೆಲ್ಲ ಧರ್ಮರಾಜನ ಏನೇನು ಕಾಣಿಕೆ ಕೊಟ್ಟರು ಆ ಲೆಕ್ಕ ಬರ್ಕೊಳ್ಳೋ ಕೆಲಸ ಕೊಟ್ಟರು ಹೊಟ್ಟೆ ಅವರು ಕೊಂಡು ಸಾಯಿಲಿ ಬಡ್ಡಿ ಮಗ ಅಂತ ದುರ್ಯೋಧನಸ್ತು ಅರ್ಹಣಾನಿ ಪ್ರತಿಜಗ್ರಾಹ ಸರ್ವಶಃ ಆಮೇಲೆ ಕೃಷ್ಣ ನೀನೇನು ಹಾಕೊಳ್ಳೇ ಆ ಕೆಲಸ ಅಂತ ಕೇಳಿದ ಧರ್ಮರಾಜ ಕೃಷ್ಣ ಹೇಳಿದ ಚರಣಕ್ಷಾಳನೆ ಕೃಷ್ಣೋ ಬ್ರಾಹ್ಮಣಾನಾಹ ಬಂದು ಬ್ರಾಹ್ಮಣರಿಗೆ ಕಾಲು ತೊಳೆಯೋ ಕೆಲಸ ಇಟ್ಕೊಂಡ ಕೃಷ್ಣ ಬಾಗಲ್ ತನಕ ಬಂದೆ ದೂರದಿಂದ ಬಡ ಬ್ರಾಹ್ಮಣ ಅಂತ ನನ್ನ ಉಪೇಕ್ಷೆ ಮಾಡಿದ್ರು ಒಳಗೆ ಕರೀಲಿಲ್ಲ ಅಂತ ಯಾರೂ ನೊಂದುಕೊಳ್ಳಬಾರದು ಅಂತ ಗಿಂಡಿ ತೀರ್ಥ ಇಟ್ಟುಕೊಂಡು ರುಕ್ಮಿಣಿ ಸತ್ಯಭಾವ ಸಮೇತನಾಗಿ ಸ್ವಯಂ ಕೃಷ್ಣನೇ ನಿಂತಿದ್ದಾನೆ ಬ್ರಾಹ್ಮಣರ ಕಾಳು ತೊಳೆಯೋ ಕೆಲಸ ಅದರ ಜೊತೆಗೆ ಪುರಂದಾಸರು ಹೇಳ್ತಾರೆ ಅಷ್ಟು ಜನರ ಎಂಜಲನ್ನು ಎತ್ತಿ ಗೋಮಯ ಬೆಳೆಯೋ ಕೆಲಸವನ್ನು ಕೃಷ್ಣ ಮಾಡಿದ ಪಾಂಡವರ ಮನೆಯಲ್ಲಿ ಕೃಷ್ಣ ಮಾಡಿದ ಸೇವೆ ಯಾಕೆ ಧರ್ಮರಾಜನಿಗೆ ಆಪತ್ತು ಬರ್ತಿದ್ದದ್ದು ಇಲ್ಲಿಯೇ ನನಗೆ ಯಾರೂ ಕಾಲು ತೊಳಿಲಿಲ್ಲ ಅವಳ ಕರೀಲಿಲ್ಲ ಅಂತ ಎಲ್ಲಿ ಭೇದ ಮಾಡಿಕೊಂಡ್ರೆ ಮನಸ್ಸಿಗೆ ನೋವಾಗುತ್ತಲ್ಲ ಅಂತ ಚರಣಕ್ಷಾಳನೆ ಕೃಷ್ಣೋ ಬ್ರಾಹ್ಮಣಾಂ ಸ್ವಯಂ ಹಿ ಅಭೂತ್ ಸರ್ವಲೋಕ ಸಮಾವೃತ ಪಿಭ್ರೀಷು ಫಲಮುತ್ತಮಂ ಧರ್ಮರಾಜನಿಗೆ ಶ್ರೇಷ್ಠ ಫಲವನ್ನು ಕೊಡುವುದಕ್ಕೋಸ್ಕರವಾಗಿ ಈ ರೀತಿ ಕಮಿಟಿಗಳನ್ನು ಮಾಡಿದರು ಅಂತ ಮುಂದೆ ಹೇಳ್ತೇವೆ ಈಗಲೇ ನಿಮಗೆ ಕೊಟ್ಬಿಟ್ಟಿದ್ದೇನೆ ಮಧ್ಯೆ ಎದ್ದು ಹೋಗ್ತಾ ಇದ್ದಾರೆ ನಮ್ಮ ಡಾಕ್ಟರು ಅದು ಸ್ವಲ್ಪ ಕೇಳಲಿ ಅಂತ ಮೊದಲೇ ಹೇಳಿದ್ದೇನೆ ಗೋಕರ್ಣದಿಂದ ಬಂದಿದ್ದಾರೆ ಪಾಪ ಪ್ರೀತಿಯಿಂದ ಈ ಸಭೆ ಎಲ್ಲ ಬ್ರಾಹ್ಮಣರು ಉಂಡರು ಹರಸಿದರು ಧರ್ಮರಾಜ ತುಂಬ ಪುಣ್ಯವಂತನಪ್ಪ ನೀನು ಎಲ್ಲಿಯ ಮಯ ಎಲ್ಲಿಯ ಇಕ್ಷ ಎಲ್ಲಿಯ ಇಂದ್ರಪ್ರಸ್ಥ ಅವನು ಎಲ್ಲಿ ಬಂದು ನಿಮಗೆಲ್ಲ ಸಿಕ್ಕಿದ ಅವನು ಆಪತ್ತಲ್ಲಿದ್ದವನ ಕೈಲಿ ಇಷ್ಟು ದೊಡ್ಡ ಸೇವೆ ಮಾಡಿಸಿಕೊಂಡಲ್ಲ ಅಂತ ಅವರೆಲ್ಲ ಹೊಗಳ್ತಾ ಇದ್ದಾರೆ ಯಾರ್ಯಾರ ಋಷಿಗಳು ಬಂದಿದ್ರು ಹೆಸರು ಕೊಟ್ಟಿದ್ದ ಅಸಿತಃ ದೇವಲಹ ಸತ್ಯ ಸರ್ಪಿರ್ಮಾಲಿ ಮಹಾಶಿರಾಹ ಅರ್ವಾವಸುಹು ಸುಮಿತ್ರ ಮೈತ್ರೇಯ ಶುನಕ ಬಲಿಃ ಬಕಃ ಡಾಲ್ಭ್ಯಃ ಕೃಷ್ಣ ಕೃಷ್ಣದ್ವೈಪಾಯನಃ ಶುಕ್ರಃ ಸುಮಂತು ಜೈವಿನಿಃ ವ್ಯಾಸ ಶಿಷ್ಯರು ಎಲ್ಲ ಪಟ್ಟಿ ಕೊಟ್ಟಿದ್ದಾರೆ ಇಪ್ಪತ್ತು ಶ್ಲೋಕದಲ್ಲಿ ಬ್ರಹ್ಮರ್ಷಿಗಳು ಶ್ರೇಷ್ಠರಾದವರು ಯುಗದಲ್ಲಿ ಒಬ್ಬರೂ ಬಾಕಿ ಇಲ್ಲ ಅಷ್ಟು ಜನ ಬಂದು ಊಟ ಮಾಡಿದ್ದಾರೆ ಧರ್ಮರಾಜನಿಗೆ ಆಶೀರ್ವಾದ ಮಾಡಿದ್ದಾರೆ ಅದಾದ ಮೇಲೆ ಗಂಧರ್ವರೆಲ್ಲ ಬಂದರು ಊಟ ಆದ ಮೇಲೆ ಶಕ್ತಿ ಮೀರಿ ಊಟ ಮಾಡಿದ್ದಾರೆ ಪಾಪ ಶಕ್ತಿ ಮೀರಿ ಕೊಟ್ಟಿದ್ದಾರೆ ಅವರು ಶಕ್ತಿ ಮೀರಿ ಊಟ ಮಾಡಿದ್ದಾರೆ ತೂಕಡಿಸ್ತಾ ಇದ್ದಾರೆ ಕಾನ್ಫರೆನ್ಸ್ ಬಂದು ಅವರು ಮಧ್ಯಾಹ್ನ ತೂಕಡಿಸುವಂತೆ ಅವರು ತೂಕಡಿಸಬಾರದು ಅಂತ ಗಂಧರ್ವರನ್ನು ಕರೆಸಿದ ಧರ್ಮರಾಜ ಅಪ್ಸರೆಯರು ಬಂದರು ಅವರು ನರ್ತನ ಮಾಡ್ತಿದ್ದಾರೆ ಇವರು ಗಂಧರ್ವರು ಹಾಡ್ತಾ ಇದ್ದಾರೆ ಸಾಯಂಕಾಲ ಸೂರ್ಯಾಸ್ತಮ ಆಗೋ ತನಕ ಅವರೆಲ್ಲರೂ ಬಂದು ಬಂದು ಕುಣಿದಾಡಿದರು ಯಾರ್ಯಾರು ಬಂದರು ಹೆಸರೆಲ್ಲ ಕೊಟ್ಟಿದ್ದಾರೆ ಬಲರಾಮನು ಸಂತೋಷಪಟ್ಟ ಕೃಷ್ಣ ಸಂತೋಷಪಟ್ಟ ಒಂದು ದಿವಸ ಎರಡು ದಿವಸ ಇದ್ರು ಋಷಿಗಳಲ್ಲಿ ತಾಂಬೂಲ ಇಂಬೂಲ ತಗೊಂಡು ಹೋಗಿ ಬರ್ತೇವೆ ಅಂತ ಗಂಟು ಮೂಟೆ ಕಟ್ಟಿಕೊಂಡು ಹೊರಟರು ಒಂದು ಉಪಪರ್ವ ಮುಗಿಯಿತು ಲೋಕಪಾಲ ಸಭಾಖ್ಯಾನ ಪರ್ವಕ್ಕೆ ಬಂದಿದ್ದೇವೆ ನಾರದರು ಬಂದರು ಆ ಉತ್ಸುಕ ಅವರು ಬಂದಿರಲಿಲ್ವೇ ನಾರದರು ಬಂದಿದ್ರು ಬಂದವರು ಎಲ್ಲರೂ ತಾಂಬೂಲ ತಗೊಂಡು ಹೋದ ಇವರೂ ತಾಂಬೂಲ ತಗೊಂಡು ಹೋದವರು ಇನ್ನೊಂದು ದಿವಸ ಬಂದರು ಕೆಲವು ತಿಂಗಳು ಕಳೆದ ನಂತರ ಅಥ ತತ್ರೋಪವಿಷ್ಟು पाण्डवेषु ಮಹಾತ್ಮಸು ಮಹತ್ಸು ಚ ಉಪವಿಷ್ಟು ಗಂಧರ್ವೇಶು ಚ ವೇದೋಪನಿಷದಾಂ ವೇತ್ತ ಆ ನಾರದರು ವರ್ಣನೆ ಮಾಡ್ತಾರೆ ವೇದ ಉಪನಿಷತ್ ತಿಳ್ಕೊಂಡವರು ಋಷಿ ಸುರಗಣಾರ್ಚಿತ ಇತಿಹಾಸ ಪುರಾಣಜ್ಞ ಪುರಾಕಲ್ಪ ವಿಶೇಷವಿತ್ ರಾಮಾಯಣವನ್ನು ವಾಲ್ಮೀಕಿ ರಚಿಸುವುದಕ್ಕೂ ಇವರೇ ಕಾರಣ ವೇದವ್ಯಾಸರು ಭಾಗವತ ರಚಿಸುವುದಕ್ಕೂ ಇವರೇ ಕಾರಣ ಬ್ರಹ್ಮಮಾನಸ ಪುತ್ರರು ನಾರಾಯಣ ಅಂತ ತಂಬೂರಿ ಮೀಟಿಕೊಂಡು ಧರ್ಮರಾಜನ ಸಭೆಗೆ ಬಂದರು ಧರ್ಮರಾಜ ಭಕ್ತಿಯಿಂದ ಆಹ್ವಾನ ಮಾಡಿದ ಗುರುಗಳೇ ಕೂತ್ಕೊಳ್ಳಿ ಅವತ್ತು ಗಡಿಬಿಡಿಯಲ್ಲಿ ಬಂದಿದ್ರಿ ನಮ್ಮ ಸಭೆಯೆಲ್ಲ ನೋಡಿದ್ದೀರಿ ಈಗ ಈ ಸಭೆ ನಿಮ್ಮ ಮನಸ್ಸಿಗೆ ಹೇಗೆ ಬಂತು ಅಥವಾ ಬರಲಿಲ್ಲ ಲೋಕದಲ್ಲಿ ಬೇರೆ ಎಲ್ಲಿಯಾದರೂ ಇಂಥ ಸಭೆಯನ್ನು ನೋಡಿದ್ದೀರಾ ನೀವು ಅಂತ ನಮಗೆ ಹೇಳಬೇಕು ಅಂತ ಒಂದು ಮಾತನ್ನು ಕೇಳಿದರು ಧರ್ಮರಾಜನ ಮಾತನ್ನು ಕೇಳಿ ನಾರದರು ಸಂತೋಷಪಟ್ಟರು ಅಯ್ಯ ನೀ ಕೇಳ್ತೀಯ ಅಂತ ಹೇಳ್ತೇನೆ ಆದರೆ ಒಂದು ಮಾತು ನೀನು ರಾಜ್ಯವನ್ನ ಪರಿಪಾಲಿಸೋದು ಇವತ್ತು ಅಧಿಕಾರದಲ್ಲಿರೋದು ಬಹಳ ದೊಡ್ಡದಲ್ಲ ಅಧಿಕಾರ ಬರ್ತದೆ ಹೋಗ್ತದೆ ಆದರೆ ನೀನು ಧರ್ಮದಿಂದ ಪರಿಪಾಲಿಸಬೇಕಾದರೆ ಕೆಲವು ಸೂತ್ರಗಳಿವೆ ರಾಜಕೀಯ ಸೂತ್ರಗಳಿವೆ ಆ ಸೂತ್ರಗಳನ್ನು ನಿನಗೆ ಹೇಳ್ತೇನೆ ಎಂಬುದಾಗಿ ಒಂದು ಅಧ್ಯಾಯದ ತುಂಬ ಧರ್ಮಾರ್ಥ ಕಾಮಗಳಲ್ಲಿ ಹೇಗೆ ದೊರೆ ನಡ್ಕೊಳ್ಳಬೇಕು ಮಂತ್ರಿ ಹೇಗಿರಬೇಕು ಪುರೋಹಿತ ಹೇಗಿರಬೇಕು ರಾಜವೈದ್ಯ ಹೇಗಿರಬೇಕು ಸೇನಾನಿ ಹೇಗಿರಬೇಕು ತನಗಾಗಿ ಪ್ರಾಣ ಕೊಡುವ ಸೈನಿಕರ ವಿಧವೆಯರನ್ನು ಹೇಗೆ ಸರ್ಕಾರ ನಡೆಸಿಕೊಳ್ಳಬೇಕು ವಿಡೋ ಪೆನ್ಷನ್ ಹೇಗೆ ಕೊಡಬೇಕು ಮಳೆ ಬಂದಾಗ ಕೆರೆ ಕಟ್ಟೆ ನೀರು ಹೇಗೆ ತುಂಬಬೇಕು ಮಳೆ ಇಲ್ಲದಾದಾಗ ಪ್ರಜೆಗಳನ್ನು ರಕ್ಷಿಸುವುದು ಹೇಗೆ ಬೀಜ ರಕ್ಷಣೆ ಮಾಡುವುದು ಹೇಗೆ ರಾಮಾಯಣದಲ್ಲಿ ಇಂಥದೇ ಒಂದು ಅಧ್ಯಾಯ ಭರತನಿಗೆ ರಾಮಚಂದ್ರ ಉಪದೇಶ ಮಾಡತಕ್ಕಂಥದ್ದು ಅಯೋಧ್ಯಾಕಾಂಡದಲ್ಲಿ ಅಂತ ಅನೇಕ ನೀತಿಗಳನ್ನು ಕುರಿತು ಹೇಳ್ತಾರೆ ನಾನು ಬಿಟ್ಟು ಬಿಡ್ತೇನೆ ಯಾಕೆಂದ್ರೆ ಒಂದು ದಿವಸ ಪೂರ್ತಿ ಅದೇ ಆಗುತ್ತೆ ಅದೆಲ್ಲ ಕೇಳಿಕೊಂಡ ಧರ್ಮರಾಜ ಆಯಿತು ಗುರುಗಳೇ ನೀವು ಹೇಳಿದಂತೆ ನಾನು ನಡೀತೇನೆ ಅಗ್ನಿಹೋತ್ರ ಫಲಾವೇದಾಹ ದತ್ತಭುಕ್ತ ಫಲಂ ಧನಂ ಪ್ರತಿಪುತ್ರ ಫಲಾಧಾರಾಹ ಶ್ರೀ ಸುತಂ ಅಗ್ನಿಹೋತ್ರವನ್ನು ಒಬ್ಬ ಚೆನ್ನಾಗಿ ಮಾಡ್ತಾ ಬಂದ್ರೆ ವೇದಗಳು ಸಿದ್ಧಿ ಕೊಡ್ತವೆ ವೇದದಲ್ಲಿ ಅವನಿಗೆ ಆಸಕ್ತಿ ಉಂಟಾಗುತ್ತೆ ದತ್ತಭುಕ್ತ ಬಲಂಧನಂ ಅನುಭವಿಸಿದರೆ ಹಣವೆಂಬುದು ಫಲವನ್ನು ಕೊಡುತ್ತೆ ಅನುಭವಿಸಿದ್ರೆ ಸುಮ್ಮನೆ ಬ್ಯಾಂಕಲ್ಲಿಟ್ಟರೆ ಇನ್ಯಾವನಿಗೂ ಫಲ ಕೊಡುತ್ತೆ ಪ್ರತಿಪುತ್ರ ಫಲಾಧಾರ ಪತ್ನಿಯಲ್ಲಿ ಪ್ರೀತಿ ಎಂದಿದ್ರೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ ಶೀಲವೃತ್ತ ಫಲಂ ಶ್ರುತಂ ಓದಿದ ಜ್ಞಾನ ಫಲಿಸಬೇಕಾದ್ರೆ ಮನುಷ್ಯ ಆಚಾರದಲ್ಲಿರಬೇಕು ನಡವಳಿಕೆ ಸರಿಯಾಗಿರಬೇಕು ಎಂಬುದಾಗಿ ಅವರು ಹೇಳಿದ್ದನ್ನೆಲ್ಲ ಗ್ರಹಿಸಿ ಒಂದು ಮಾತಿನಲ್ಲಿ ಒಪ್ಪಿಸಿಬಿಟ್ಟ ನಾರದರು ಹೇಳಿದರು ಇದು ನಾನು ಮೊದಲು ಹೇಳಬೇಕಾಗಿತ್ತು ಕೊನೆಯಲ್ಲಿ ಹೇಳ್ತೇನೆ ನೀನು ದೊರೆಯಾಗಿರುವವನು ಮಾಡಬೇಕಾದ ಆತ್ಯಂತಿಕ ಕೆಲಸ ಮುಖ್ಯವಾದ ಕೆಲಸ ಯಾವುದು ಅಂದರೆ ಕಚ್ಯತೆ ಅಂಧಾಂಶ ಮೂಕಾಂಶ ಪೊಂಗೋನ್ ವ್ಯಂಗಾನ್ ಅಬಾಂಧವಾನ್ ಪಿತೇವ ಪಾಸಿ ಧರ್ಮಜ್ಞ ತಥಾ ಪ್ರವ್ರಾಜಿತಾನಪಿ ಅಂಗವಿಕಲರು ಅಂತ ಹೇಳ್ತೇವೆ ನಾವು ಹ್ಯೂಮನ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮಾಡ್ತೇವೆ ಕಮಿಷನ್ ಯಾತಕ್ಕೆ ಬೇಕು ಸರ್ಕಾರವೇ ಕೆಲಸ ಮಾಡೋದಾದರೆ ನಿಮ್ಗೆ ಕಮಿಷನ್ ಯಾತಕ್ಕೆ ಬೇಕು ಅಂಧಾನ್ ಕಣ್ಣಿಲ್ದೇ ಇದ್ದವರನ್ನ ಮೂಕಾನ್ ಮಾತಿಲ್ದೇ ಇದ್ದವರನ್ನ ಪಂಗೂನ್ ಕುಂಟರನ್ನ ವಿ ಅಂಗಾನ್ ಅಂಗವಿಕಲರನ್ನ ಅಂಧ ಬಾಂಧ ಅಬಾಂಧವಾನ್ ಇದ್ದವರು ಆರ್ಫನೇಜ್ ಬೇಡ ಅವರನ್ನೆಲ್ಲ ಪಿತೇವ ಪಾಸಿ ಧರ್ಮಜ್ಞ ತಂದೆ ಅಂತ ಕಾಪಾಡ್ತಾ ಇದ್ದೀಯ ತಾನೇ ಷಡನರ್ಥಾಹ ಮಹಾರಾಜ ದೊರೆಗೆ ಆರು ಅನರ್ಥಗಳು ಸಂಭವ ನಿದ್ರ ಆಲಸ್ಯಂ ಭಯಂ ಕ್ರೋಧೋ ಅಮಾರ್ಧವಂ ದೀರ್ಘಸೂತ್ರತ ನಿದ್ದೆ ಮಾಡುವುದು ಅತಿ ನಿದ್ದೆ ಸೋಂಬೇರಿತರ ಆಲಸ್ಯ ಭಯಂ ಪ್ರತಿಯೊಂದಕ್ಕೂ ಭಯ ಏನ್ ಮಾಡ ಅವ್ರೇನ್ ಮಾಡ್ತಾ ಏನು ಮಾಡ್ತಾರೋ ಯಾರನ್ನೂ ನಂಬದೇ ಇರುವಂತ ಈ ಸಂಶಯ ಪಿಚಾಚೆ ಹಿಡಿದು ಬಿಡುವುದು ಕ್ರೋಧ ಕೆಲವರ ಮೇಲೆ ಕೋಪ ಅಮಾರ್ಧವಂ ಒರಟಾಗಿ ನಡೆಯುವುದು ದೀರ್ಘ ದೀರ್ಘಸೂತ್ರತ ಯಾರೋ ಒಂದು ಸಣ್ಣ ತಪ್ಪು ಮಾಡಿದ್ರು ಕ್ಷಮೆಯೇ ಇಲ್ಲದೆ ವರ್ಷಗಟ್ಟಲೆ ಒಂದು ಕೇಸನ್ನು ಎಳೆದಾಡುವುದು ಇದು ದೊರೆಗಳಲ್ಲಿ ಇರಬಾರದ ದೋಷಗಳು ಅದನ್ನು ಬಿಟ್ಟಿದ್ದೀಯೇ ತಾನೆ ಅಂತ ಹೇಳನಾಗಿ ಅದೆಲ್ಲ ಆಯ್ತ ಸ್ವಾಮಿ ಇಂಥ ಮಂಟಪವನ್ನು ಸಭಾ ಮಂಟಪ ಬೇರೆ ಎಲ್ಲರೂ ನೋಡಿದ್ದೀರಾ ಎಲ್ಲೆಲ್ಲಿ ಹೋಗಿದ್ವಿ ನಾವಾದ್ರೂ ಹೇಳಿದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಅಲ್ಲ ಬರೀ ಹೋಗುವುದೇ ಕೆಲಸ ನನಗೆ ಒಂದು ಕಡೆ ಕೂತ್ಕೊಳ್ಳೋದಲ್ಲ ನೀ ಹೇಳಿದ ಹಾಗೆ ಇಂದ್ರ ಸಭೆಗೆ ಹೋಗಿದ್ದೆ ದೇವೇಂದ್ರನ ಸಭೆ ನೀನು ಕಟ್ಟಿರೋ ಸಭೆಯ ಕಾಲು ಕವಡೆಗೆ ಸಮ ಆಗೋದಿಲ್ಲ ಕಾಣೆಯ ಆ ಸಭೆ ಹೇಗಿದೆ ಎಂಬುದಾಗಿ ಇಂದ್ರ ಸಭೆಯನ್ನು ವರ್ಣಿಸ್ತಾರೆ ಅಲ್ಲಿಂದಾಚೆಗೆ ಓರುಣನ ಸಭೆಯನ್ನು ವರ್ಣಿಸ್ತಾರೆ ಅದು ನಿನ್ನ ಸಭೆಗೆ ಸಮವಲ್ಲ ಕುಬೇರ ಅಂತ ಒಂದು ಕಟ್ಟಿದ್ದಾನೆ ಅದು ನಿನ್ನ ಸಭೆಗೆ ಸಮವಲ್ಲ ಚತುರ್ಮುಖ ಬ್ರಹ್ಮನದು ಒಂದು ಸಭೆ ಇದೆ ಅದು ನಿನ್ನ ಸಭೆಗೆ ಸಮವಿಲ್ಲ ಯಮಲೋಕಕ್ಕೂ ಹೋಗಿದ್ದೆ ಅಂದ್ರು ನಾರದರು ಅಯ್ಯೋ ನೀವು ಯಮಲೋಕಕ್ಕೆ ಹೋಗಿದ್ರ ನಾ ಯಮಲೋಕಕ್ಕೆ ಹೋಗಿದ್ದ ಶಿಕ್ಷೆಗಲ್ಲ ಯಮರಾಜನಿಗೆ ಹಿತ ಹೇಳೋದಕ್ಕೆ ಹೋಗಿದ್ದೆ ಅಲ್ಲೇನು ವಿಶೇಷ ಆ ಯಮರಾಜನ ಸಭೆಯು ನಿನ್ನ ಸಭೆಗೆ ಎಟ್ಕೋದಿಲ್ಲ ಆದ್ರೊಂದು ಆಶ್ಚರ್ಯವನ್ನು ಕಂಡೆ ಇಂದ್ರಸಭೆಯಲ್ಲಿ ಹರಿಶ್ಚಂದ್ರ ಮಹಾರಾಜ ಹಾಕುದರೆ ಸೂರ್ಯವಂಶದವನು ಇಂದ್ರನ ಜೊತೆಯಲ್ಲಿಯೇ ಸಿಂಹಾಸನದಲ್ಲಿ ಕೂತಿದ್ದ ಅಂಥ ರಾಜರ್ಷಿ ಕಾಣೆಯ ಅವನು ನಿಮ್ಮ ತಂದೆ ಪಾಂಡು ಮಹಾರಾಜನನ್ನ ಅಲ್ಲೆಲ್ಲಾರು ಇರಬಹುದೇ ಅಂತ ದುರ್ಬೀನ್ ಹಾಕಿ ಹುಡುಕಿದರು ಇಂದ್ರಲೋಕದಲ್ಲಿ ಅವನನ್ನು ನಾನು ಕಾಣಲಿಲ್ಲ ಅವನು ಪುಣ್ಯವಂತ ಅಲ್ಲಿ ವೀರ ಸ್ವರ್ಗ ಸೇರಬೇಡವೇ ಇರಬೇಕಾಗಿತ್ತು ಚಕ್ರವರ್ತಿ ಧರ್ಮ ಅಲ್ಲಿ ಕಾಣಲಿಲ್ಲ ಮತ್ತೆಲ್ಲಿ ಕಂಡ್ರಿ ಯಮಲೋಕದಲ್ಲಿ ಕಂಡೆ ಯಮನ ಸಭೆಯಲ್ಲಿದ್ದ ಅಯ್ಯೋ ನಮ್ಮ ತಂದೆ ಯಮಲೋಕಕ್ಕೆ ಹೋದನೆ ಧರ್ಮರಾಜನ ಭಯವಾಯಿತು ಮಾತನಾಡಿಸಿದ್ರ ಇಲ್ಲವೇ ಮತ್ತೆ ಎಂದ್ರವರು ಅದು ಹೇಳಕ್ಕೆ ಬಂದಿದ್ದಾರೆ <coughs> ಏನು ಹೇಳಿದ ನಮ್ಮ ತಂದೆ ಮಗನಿಗೆ ಹೇಳು ಸತ್ಪುತ್ರರು ಹುಟ್ಟಿದ್ದೀರಿ ನೀವು ಯುಧಿಷ್ಠರ ಭೀಮ ಅರ್ಜುನ ನಕುಲ ಸಹದೇವ ನೀವೆಲ್ಲ ಸೇರಿ ರಾಜಸೂಯ ಯಾಗ ಮಾಡಿದರೆ ಮಾತ್ರ ನನಗೆ ಮುಂದಿನ ಸದ್ಗತಿ ಇಲ್ದಿದ್ರೆ ಸದ್ಗತಿ ಇಲ್ಲ ಅಂತ ನಾನು ಹೇಳಿದೆ ಪಾಂಡು ಅಂತ ಮಗನಿಗೆ ಹೇಳಿ ಅಂತ ಹೇಳಿದ ನಿಮ್ಮಪ್ಪ ಅದನ್ನು ಹೇಳಿ ಹೋಗೋದಕ್ಕೆ ಬಂದಿದ್ದೇನೆ ನಾರಾಯಣ ಒಂದು ಬೀಜ ಹಾಕಿ ಹೋಗಿಬಿಟ್ರವು ಮುಂದಿನ ಕಥೆ ಓಡಬೇಕಲ್ಲ ನಾರದರು ಒಂದು ಅರ್ಥಶಾಸ್ತ್ರವನ್ನು ಬರೆದಿದ್ದರು ನಾರದರ ಹೆಸರು ಒಂದು ಅರ್ಥಶಾಸ್ತ್ರ ಇಪ್ಪತ್ನಾಲ್ಕು ಪ್ರಸಿದ್ಧ ಅರ್ಥಶಾಸ್ತ್ರಗಳಲ್ಲಿ ನಾರದರು ಬರೆದಿದ್ದೊಂದು ಕೌಟಿಲ್ಯ ಅದರಿಂದ ವಾಕ್ಯಗಳನ್ನು ಉದಾಹರಿಸ್ತಾರಾದ್ದರಿಂದ ಈ ನಾರದರು ಬರೆದಿದ್ದು ನಿಜವೇ ಅಂತ ಕೇಳಿದ್ರೆ ಬರೀ ವೇದಾಂತಿಗಳಲ್ಲ ಎಲ್ಲ ಶಾಸ್ತ್ರ ತಿಳಿದವರು ಅವರ ಹೆಸರು ಶಾಸ್ತ್ರವಿತ್ತು ಸಂಗ್ರಹ ಕೊಟ್ಟಿದ್ದಾರೆ ಆ ಹರಿಶ್ಚಂದ್ರ ಸ್ವರ್ಗಕ್ಕೆ ಹೋಗೋದಕ್ಕೆ ಏನು ಕಾರಣ ಅಂದರೆ ತೀರ ಸಂಕ್ಷೇಪದಲ್ಲಿ ಇಲ್ಲಿ ಕಥೆ ಹೇಳ್ತಾರೆ ಅದನ್ನ ಬಿಟ್ಟುಬಿಡ್ತೇನೆ ಮತ್ತೆ ವನಪರ್ವದಲ್ಲಿ ಬರುತ್ತೆ ನೋಡೋಣ ಧರ್ಮರಾಜ ಭೂತ ಬಡಿದವನಂತ ಕೂತು ಬಿಟ್ಟ ಒಂದು ದಿವಸ ಊಟ ಮಾಡಲಿಲ್ಲ ಭೀಮಾರ್ಜುನ ನಕುಲು ಸಹದೇವರು ಬಂದರು ಅಣ್ಣ ಏನಾಯ್ತು ನಿನಗೆ ನಾರದರು ಬಂದು ಏನಾರು ಚಿಕಿತ್ಸೆ ಹೋದ್ರೆ ಹೌದು ನಾರದರು ಬಂದಿದ್ರು ನಮ್ಮ ಅಪ್ಪನ ಸದ್ಗತಿ ಆಗಲಿಲ್ವಂತೆ ನೋಡಯ್ಯ ನಾವಿಂಥ ಮಕ್ಕಳು ವೀರಶೂರರು ಹುಟ್ಟಿದ್ರು ಅಪ್ಪನಿಗೆ ಸದ್ಗತಿ ಆಗಲಿಲ್ಲವಂತೆ ಏನು ಮಾಡಬೇಕು ಏನು ಮಾಡಬೇಕು ರಾಜಸೂಯ ಮಾಡಬೇಕಂತೆ ಅಷ್ಟೇ ತಾನೇ ಅಂತ ಭೀಮಸೇನ ಅಷ್ಟೇ ತಾನೇ ಎಲ್ಲ ಹುಡುಗಾಟ ರಾಜಸೂಯ ಭೀಮ ಅರ್ಜುನ ಹೇಳಿದ ಅಣ್ಣ ಯೋಚನೆ ಮಾಡಬೇಡ ನಮ್ಮ ಕೃಷ್ಣ ಇದ್ದಾನೆ ಬಂಧು ಆ ಕೃಷ್ಣನನ್ನ ಕರೆಸೋಣ ರಾಜಸೂಯ ಮಾಡುವುದರ ಸಾಧಕ ಬಾಧಕಗಳನ್ನು ಅವನಿಂದ ಕೇಳೋಣ ಅವನೇನು ಹೇಳ್ತಾರೋ ಅದರಂತೆ ಮಾಡೋಣ ಎಂಬುದಾಗಿ ನಿಶ್ಚಯ ಮಾಡಿ ಕೃಷ್ಣನಿಗೆ ಪತ್ರವನ್ನು ಕೊಟ್ಟು ಕಳಿಸಿದರು ಕೃಷ್ಣ ಓಡಿ ಬಂದ ಹದಿನಾಲ್ಕು ಅಧ್ಯಾಯ ಮುಗಿಯಿತು ಪಡುವುದರಲ್ಲಿ ಹದಿನಾಲ್ಕು ಅಧ್ಯಾಯ ಕೃಷ್ಣ ಬಂದರೆ ಏನು ಅದ್ಭುತವಾಗಿ ಸ್ವಾಗತ ಮಾಡ್ತಾರೆ ಅವನನ್ನ ಕರ್ಕೊಂಡ್ಬರ್ತಾರೆ ಕೂಡಿಸ್ತಾರೆ ಇದ ಅನೀಮೇವ ವೈರಾಜನ್ ಅವನನ್ನು ಕೇಳಿದರು ಕೃಷ್ಣ ನಾರದ್ರು ಹೀಗೆ ಹೇಳಿಬಿಟ್ರಲ್ಲ ಅದೇನೋ ರಾಜಸೂಯವಂತೆ ಅದೇನದು ಹಾಗಂದ್ರೆ ಅದನ್ನು ಮಾಡುವುದಂದ್ರೇನು ಕೃಷ್ಣ ಅನಕ್ಕ ತನ್ನ ಪ್ರೇರಣೆಯಂತೆ ನಾರದರು ಬಂದಿದ್ದು ಅವನಿಗೆಲ್ಲ ಗೊತ್ತಿದೆ ಈಗ ಒಂದು analysis political analysis of the times ಆಗಿನ ಕಾಲದ ಇಡೀ ಭಾರತ ವರ್ಷದ ಇಡೀ ಜಗತ್ತಿನ ಒಂದು ಚಿತ್ರವನ್ನ ಪಕ್ಷಿ ನೋಟ ಕೊಡ್ತಾನೆ ಕೃಷ್ಣ ನೋಡಪ್ಪ ನೀವು ರಾಜಸೂಯ ಯಾಗ ಮಾಡಲಿ ಅಂತಲೇ ನಾ ಹುಟ್ಟಿದ್ದು ಅದಕ್ಕಾಗಿಯೇ ಪೂತರೆ ಮೊದಲುಗೊಂಡು ಕಂಸನ ಬೇರನ್ನು ಕತ್ತರಿಸಿದ್ದು ಅದಕ್ಕಾಗಿಯೇ ಕಂಸನನ್ನು ಕೊಂದದ್ದು ಅದಕ್ಕಾಗಿಯೇ ಕಾಲಯವನನ್ನು ಕೊಂದದ್ದು ಅದಕ್ಕಾಗಿ ಇನ್ನೂ ಅನೇಕ ಅಸುರರನ್ನು ನಾನು ಕೊಂದದ್ದು ಮೂರ ನರಕ ಮೊದಲಾದವರನ್ನ ಆದರೆ ಇನ್ನೊಂದು ದೊಡ್ಡ ಬೇರು ಅಡ್ಡಲಾಗಿ ಕೂತಿದೆ ಜರಾಸಂಧ ಎಂಬುದಾಗಿ ರಾಜಸೂಯ ಮಾಡೋದಕ್ಕೆ ಇವರೆಲ್ಲ ಕಂಟಕರು ಕೆಲವರಿದ್ದಾರೆ ರಾಜಸೂಯ ಮಾಡೋದಂದ್ರೇನು ರಾಜಾಸೂಯತೆ ಅನೇನ ಯಾವ ಯಾವದಲ್ಲಿ ರಾಜನನ್ನ ಹಡಿತಾರೆಯೋ ಜನಗಳು ನೀ ನಮ್ಮ ದೊರೆ ಸಮ್ರಾಟ್ ಎಂಬುದಾಗಿ ಅವನು ಮಾತ್ರ ಸಮ್ರಾಟ್ ಸಮ್ರಾಟ್ ಅಂದ್ರೆ ಬರೀ ಸಾಮಾನ್ಯ ದೊರೆಯಲ್ಲ ರಾಜಾಧಿರಾಜ ಎಲ್ಲ ರಾಜರ ಮೇಲ್ಪಟ್ಟು ದೊಡ್ಡ ರಾಜ ಇದರ ಇಂಪ್ಲಿಕೇಶನ್ ಏನು ಅವನು ಎಲ್ಲ ಲೋಕದಲ್ಲಿರುವ ಅಲ್ಲಲ್ಲಿ ಬಿಡಿ ಬಿಡಿ ರಾಜರೆಲ್ಲರ ಕೈಯಿಂದ ಕಪ ಕಾಣಿಕೆ ವಸೂಲಿ ಮಾಡ್ಕೋಬೇಕು ಇವನನ್ನ ಇಡೀ ಜಗತ್ತು ತಮ್ಮ ಯಜಮಾನ ದೊರೆ ಎಂಬುದಾಗಿ ಒಪ್ಪಬೇಕು ಒಪ್ಪದೇ ಇದ್ದವರು ಕಪ್ಪ ಕಾಣಿಕೆ ಕೊಡದೇ ಇದ್ದವರನ್ನ ಇವನು ಸದ ಬಡಿಯಬೇಕು ಅದಕ್ಕಾಗಿ ನಾಲ್ಕು ದಿಕ್ಕಿಗೆ ಸೈನ್ಯವನ್ನು ಕಳಿಸ್ತಾನೆ ದಿಗ್ವಿಜಯವನ್ನು ಮಾಡ್ತಾನೆ ಭೀಮಾರ್ಜುನ ನಕುಲು ಸಹದೇವರನ್ನು ನಾಲ್ಕು ದಿಕ್ಕಿಗೆ ಕಳಿಸ್ತಾನೆ ಅಂದ್ರೆ ಅದರಿಂದ ರಕ್ತಪಾತವಾಗುತ್ತೆ ಜಗಳ ಆಗುತ್ತೆ ವೈಮನಸ್ಸು ಬರುತ್ತೆ ಒಪ್ಪೋದಿಲ್ಲ ಅಂದ್ರೆ ಇದರಲ್ಲಿ ಇನ್ನು ಒಳಗಿನ ಗುಟ್ಟು ಹೇಳಿಬಿಡ್ತೇನೆ ಭೀಷ್ಮದ್ರೋಣ ಅವರನ್ನು ಒಳಗೊಂಡಂತೆ ದುರ್ಯೋಧನ ಶಕುನಿ ಅಂಗರಾಜ ಕರ್ಣನನ್ನು ಒಳಗೊಂಡಂತೆ ಎಲ್ಲರೂ ಧರ್ಮರಾಜನ ಅಧೀನವಾಗಬೇಕಾಗುತ್ತದೆ ಸಮ್ರಾಟ್ ಆಗಬೇಕಾದ್ರೆ ಧರ್ಮರಾಜ ಕೃಷ್ಣನು ಯಾದವರು ಹೇಗೆ ಅನುಚರರಾಗಬೇಕೋ ಕೃಷ್ಣಂತೂ voluntarily he surrenders his rights Bhishma ವಯಸ್ಸನಲ್ಲಿ ದೊಡ್ಡವನಾಗಿದ್ದರೂ ಧರ್ಮರಾಜನನ್ನ ತನ್ನ ದೊರೆ ಒಪ್ಪಬೇಕು ದಾಕ್ಷಿಣ್ಯದಿಂದ ಒಪ್ಪಿಯಾನು ನನ್ನ ಮಗ ಅಂತ ದುರ್ಯೋಧನ ಭಯದಿಂದ ಒಪ್ಪಿಯಾನು ಶಕುನಿ ಕಳ್ಳನರಿ ಬುದ್ಧಿಯಿಂದ ಒಪ್ಪಿಯಾನು ಅವರಿಗೆ ಇಂಪ್ಲಿಕೇಶನ್ ಗೊತ್ತಿಲ್ಲ ಎಲ್ಲೋ ಒಂದು ತುಂಡು ಕಾಡು ಅಂತ ಕೊಟ್ರೆ ಚಕ್ರವರ್ತಿ ಆಗಿಬಿಟ್ರಲ್ಲ ಅಂತ ಆಮೇಲೆ ಹೊಟ್ಟೆ ಕೊಳ್ತಾರೆ ಪಶ್ಚಾತ್ ಭಾರತವನ್ನು ವಿಭಾಗ ಮಾಡಿದರು ಬ್ರಿಟಿಷರು ಇವರು ಐವತ್ತೆಂಟು ಜಾತಿಯವರು ಭಾರತೀಯರು ಊರಿದು ಸಾಯ್ತಾರೆ ಅಂತ ತಿಳ್ಕೊಂಡು ಕೊಟ್ಟು ಹೋದರು ಆದರೆ ಉರಿಲಿಲ್ಲ ಸ್ಟೇಬಲ್ ಡೆಮಾಕ್ರಸಿ ಉಳಿದಿದ್ದೇವೆ ಉರಿದು ಹೋದದ್ದು ಅವರು ಪೋಷಣೆ ಮಾಡಿದ ಪಾಕಿಸ್ತಾನ ಉರಿಯಿತು ಪಾಕಿಸ್ತಾನಕ್ಕೆ ಗತಿ ಇಲ್ಲ ಈಗ ಮತ್ತೆ ಇಂಟಿಗ್ರೇಷನ್ ಪಾಯಿಂಟ್ ಬರಬಹುದು ಒಂದು ವೇಳೆ ಜರಾಸಂಧನ ಎರಡು ಹೋಳುಗಳನ್ನು ಒಟ್ಟು ಮಾಡಿದಂತೆ ಒಡೆದು ಹೋದ ಭಾರತವನ್ನು ಮತ್ತೆ ಸೇರಿಸುವ ಕಾಲ ಬರಬಹುದು ಅದರಿಂದ ಒಳ್ಳೆಯದಾಗತ್ತೆ ಕೆಟ್ಟದ್ದಾಗತ್ತೆ ವಿಮರ್ಶೆ ಮಾಡಿ ನೋಡೋಣ ಎಷ್ಟೊಂದು ಪೊಲಿಟಿಕಲ್ ಅನ್ಸಿದೆ ಈ ಕಥೆಯಲ್ಲಿ ಆದ್ದರಿಂದ ಕೃಷ್ಣ ಹೇಳಿದ ಯಾರ್ಯಾರೆಲ್ಲಲ್ಲಿದ್ದಾರೆ ಅಂದ್ರೆ ಈಗಿನ ಕಾಲದಲ್ಲಿ ದಂತವಕ್ತರ ಅಂತ ಒಬ್ಬ ಇದ್ದಾನೆ ಅವನದೇನು ದೊಡ್ಡ ಕಥೆಯಲ್ಲ ಶಿಶುಪಾಲ ಅಂತ ಒಬ್ಬ ಇದ್ದಾನೆ ಚೇದಿ ರಾಜ್ಯದಲ್ಲಿ ಒಂದು ದೊಡ್ಡ ಕಥೆಯಲ್ಲ ಇವರಿಬ್ಬರು ಜರಾಸಂಧ ಹೇಳಿದಂತೆ ಕೇಳೋರು ಜರಾಸಂಧ ಭಾರತ ದೇಶಕ್ಕೆ ಚಕ್ರವರ್ತಿ ಆಗಬೇಕು ಅಂತಿದ್ದಾನೆ ಯಾಗ ಮಾಡಿ ಅಲ್ಲ ಕುತಂತ್ರದಿಂದ ಅದಕ್ಕೋಸ್ಕರವಾಗಿ ಮೂರ್ಧಾಭಿಷೇಕವಾದ ಅನೇಕ ಸಹಸ್ರಗಟ್ಟಲೆ ದೊರೆಗಳನ್ನು ಅಪಹಾರ ಮಾಡಿ ಒಂದು ಕಡೆ ಒಂದು ಬೆಟ್ಟದ ಗವಿಯಲ್ಲಿ ಅಡಗಿಸಿಟ್ಟಿದ್ದಾನವರನ್ನು ಎಷ್ಟು ಜನ ಸಂಖ್ಯೆ ಕೊಡಲಿಲ್ಲ ಇಲ್ಲಿ ಇದೇ ಕಥೆ ಭಾಗವತದಲ್ಲಿ ಬರುವಾಗ ಇಪ್ಪತ್ತು ಸಾವಿರದ ಎಂಟುನೂರು ದೊರೆಗಳನ್ನು ಸೆರೆಯಲ್ಲಿಟ್ಟಿದ್ದ ಅಂತ ಹೇಳ್ತಾರೆ ಕಿಡ್ನ್ಯಾಪ್ ಮಾಡುವುದು ಎಂ ಎಲ್ ಎಂ ಪಿಗಳನ್ನು ಕಿಡ್ನ್ಯಾಪ್ ಮಾಡಿ ನಮ್ಮ ಪಾರ್ಟಿಗೆ ಓಟ್ ಹಾಕಬೇಕು ಅಂತ ಗೋವಾ ಕರ್ಕೊಂಡು ಹೋಗ್ತಾರೆ ಬೊಂಬಾಯಿ ಕರ್ಕೊಂಡು ಹೋಗ್ತಾರೆ ನೋಡಿ ಇದು ಕಿಡ್ನ್ಯಾಪಿಂಗ್ ಇದು ಎಷ್ಟು ಜನ ಇಪ್ಪತ್ತು ಸಾವಿರದ ಎಂಟುನೂರು ದೊರೆಗಳನ್ನು ಬೇರೆ ಬೇರೆ ಕಡೆಯಿಂದ ಉದ್ದೇಶ ಏನಿತ್ತು ಅವರನ್ನ ಕಾಲಭೈರವ ಸ್ವರೂಪನಾದ ಶಿವನಿಗೆ ಬಲಿ ಕೊಟ್ಟರೆ ಇನ್ನೊಂದು ನೂರು ಸೇರಿಸಿ ರೌಂಡ್ ಫಿಗರ್ ಮಾಡಿ ಕೊಟ್ಟರೆ ಚಕ್ರವರ್ತಿ ಆಗುತ್ತೆ ನೀನು ಅಂತ ಯಾರೋ ಒಬ್ಬ ಜ್ಯೋತಿಷಿ ಪಾಪಿ ಜ್ಯೋತಿಷಿ ಹೇಳಿದ್ದ ಅಂತ ಕಾಣುತ್ತೆ ಆದ್ರಿಂದ ಇಪ್ಪತ್ತೊಂದು ಸಾವಿರವನ್ನು ಬಲಿ ಹಾಕಬೇಕು ಅಂತ ಗುಟ್ಟಾಗಿ ಅವನು ಒಂದು ಕಡೆ ಸೇರಿಸಿದ್ದ ಆ ದೊರೆಗಳೆಲ್ಲ ಸೇರಿ ಒಬ್ಬೊಬ್ಬರದೊಂದೊಂದು ಭಾಷೆ ಒಬ್ಬ ಗುಜರಾತಿ ಮಾತನಾಡೋನು ಒಬ್ಬ ಒರಿಸ್ಸಾ ಮಾತನಾಡುವನು ಒಬ್ಬ ಕಾಶ್ಮೀರಿ ಮಾತನಾಡುವನು ಅವರೆಲ್ಲ ಸೇರಿ ಒಂದು ಜಾಯಿಂಟ್ ಪಿಟಿಷನ್ ಮಾಡಿ ರಹಸ್ಯದಲ್ಲಿ ಬ್ರಾಹ್ಮಣನ ಮೂಲಕ ಕೃಷ್ಣನಿಗೆ ಅರ್ಜಿ ಹಾಕಿದ್ದರು ಭಾಗವತದಲ್ಲಿ ಹೇಳ್ತಾರೆ ಮಹಾಭಾರತದಲ್ಲಿ ಹೇಳಿಲ್ಲ ಅವರೆಲ್ಲ ಹೇಳಿದ ಮಾತನ್ನು ಕೇಳಿಕೊಂಡು ಕೃಷ್ಣ ಆಯಿತು ಧರ್ಮರಾಜನಿಗೂ ಕೋಲುವಾಯಿತು ದರಗಳನ್ನು ಬಿಡಿಸಂತಾಯಿತು ಅಂತ ಅಲ್ಲಿ ಮುಂದೆ ಹೋಗ್ತಾನೆ ಈಗ ಅದನ್ನು ಹೇಳ್ತಾ ಇದ್ದಾರೆ ದಂತವಕ್ತ ಶಿಶುಪಾಲ ಇವರಿಬ್ಬರು ಬೇರಿರುವುದು ಜರಾಸಂಧನಲ್ಲಿ ಕರಭ ಅಂತ ಒಬ್ಬ ಇದ್ದ ಕರಭ ಅಂದ್ರೆ ಯಾರು ಅವನೇ ಕಾಲಿಯವನ ಆ ಕಾಲಿಯವನನ್ನು ಮುಗಿಸಿದ್ದೇನೆ ನಾನೇಗಾಗಲೇ ಅವನ ತಲೆಯಲ್ಲಿ ಒಂದು ಮಣಿ ಬೇರೆ ಕೂತಿತ್ತು ಅವನು ಗರ್ಗಾಚಾರ್ಯರ ಒಂದು ದೃಷ್ಟಿಯಲ್ಲಿ ಮಗ ಆಗಬೇಕು ಅಕ್ಷರಾದೇವಿಯಲ್ಲಿ ಹುಟ್ಟಿದವನು ಗ್ರೀಕ್ ದೇಶದವನು ಸಿಂಧು ಪ್ರಾಂತವನ್ನು ಹಿಡಿದಿದ್ದಾನೆ ಅವನನ್ನು ಮುಗಿಸಿದೆ ನಾನು ಜರಾಸಂಧನಲ್ಲಿ ಇಪ್ಪತ್ಮೂರು ಅಕ್ಷೋಹಿಣಿ ಸೈನ್ಯ ಇತ್ತು ಇಪ್ಪತ್ತೆರಡು ಅಕ್ಷೋಹಿಣಿಯನ್ನ ಧರ್ಮರಾಜ ನಾನು ಬಲದೇವ ಇಬ್ಬರೇ ಸೇರಿಕೊಂಡು ಮುಗಿಸಿದ್ದೇವೆ ಹದಿನೆಂಟು ಸಲ ದಂಡಯಾತ್ರೆ ಎತ್ತಿ ಬಂದ ಮುದುರೆ ಮೇಲೆ ಕೊನೆ ಸಲ ನಾ ಊರು ಬಿಟ್ಟು ಹೋದೆ ಕೋಪದಿಂದ ಊರನ್ನೇ ಸುಟ್ಟು ಬಿಟ್ಟ ದ್ವಾರಕೆಗೆ ಜನಗಳನ್ನು ಸಾಗಿಸಿದೆ ಗೋಮಾಂತಕ ಪರ್ವತಕ್ಕೆ ಹೋದಾಗ ಅಲ್ಲಿ ಬಂದು ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದೇನೆ ಅವನ ಶಕ್ತಿ ತೀರ ಕಡಿಮೆಯಾಗಿದ್ದು ಜಗ್ಗಿಸಿ ಜಗ್ಗಿಸಿ ಇನ್ನೇನು ಹೊರಗೆ ಬರುವಂತಹ ಕಲ್ಲು ಆದ್ರೆ ಇನ್ನೂ ಸತ್ತಿಲ್ಲ ಅದು ಅವನೊಬ್ಬ ಉಳ್ಕೊಂಡಿದ್ದಾನೆ ಇನ್ನು ಭೀಷ್ಮಕನೆಂಬುದರೇ ಇದ್ದಾನೆ ರುಕ್ಮಿಣಿಯ ತಂದೆ ಅವನೇನು ಬಹಳ ಹೆದರು ಪುಕ್ಕ ಅವನ ಮಗ ಒಬ್ಬ ಇದ್ದಾನೆ ರುಕ್ಮಿ ಅಂತ ಅವನು ಈ ಜರಾಸಂಧನಿಗೆ ಸಂಬಂಧಪಟ್ಟವನು ಶೂರಸೇನಾ ಭದ್ರಕರಾ ಬೋಧಾಹ ಶಾಲ್ವಾಹ ಪಟಚ್ಚರಾ ಸುಸ್ಥಲಾಹ ಸುಕುಟ್ಟಾಶ್ಚ ಕುಳಿಂದಾ ಕುಂತಿಭೋಜ ಪಂಚಾಲರು ದಕ್ಷಿಣದವರು ಮತ್ಸ್ಯರು ಅವರೆಲ್ಲ ನಿಮಗೆ ಅನುಕೂಲವಾಗಿದ್ದಾರೆ ನೋಡಯ್ಯ ಕಂಸನನ್ನು ಕೊಂದ ಕೂಡಲೇ ಕಂಸನಿಗೆ ಇಬ್ಬರು ಹೆಂಡತಿಯರಿದ್ರು ಅವರಿಗೆ ನಾನು ನೋಟಿಸ್ ಕೊಟ್ಟೆ ನೀವು ನೆಮ್ಮದಿಯಿಂದ ಇಲ್ಲೇ ಇರೋದಾಗಿದ್ರೆ ಕಂಸನ ಊರಲ್ಲಿ ನಮ್ದು ಆಕ್ಷೇಪ ಇಲ್ಲ but you must continue as non political entities ರಾಜಕೀಯ ಕೈ ಹಾಕಿದ್ರೆ ಬಾಲ ಕೊಯ್ದು ಬಿಡ್ತೇನೆ ಅಂತ ಹೇಳಿ ಅವರು ಊರನ್ನು ಬಿಟ್ಟು ಹೋದ್ರು ಆದರೆ ಮಾಡುವುದನ್ನೇ ಮಾಡಿದರು ಅಪ್ಪನಿಗೆ ಹೋಗಿ ಚಾಡಿ ಹೇಳಿದರು ಕೃಷ್ಣ ಹೇಗೆ ಮಾಡಿದ ಅಂತ ಅವ್ರ ಮಾತನ್ನು ಕೇಳಿಕೊಂಡು ತುಂಬ ಕೂಡ ಕೊಡ್ತಾ ಇದ್ದಾನೆ ಉಳಿದ ಶಲ್ವಿಗೆ ಇವನು ಜರಾಸಂಧ ಆದ್ದರಿಂದ ಅವನನ್ನು ಕೊಲ್ಲಬೇಕು ಇನ್ನು ಮುಂದೆ ಮಾತು ಹೇಳ್ತೇನೆ ಕೇಳೋ ಧರ್ಮರಾಜ ಜರಾಸಂಧನಿಗೆ ಇಬ್ಬರು ಸೇನಾಧಿಪತಿಗಳಿದ್ದರು ಈ ಕಥೆ ನೀವು ಕೇಳಿದ್ದೀರೋ ಇಲ್ವೋ ಒಬ್ಬನ ಹೆಸರು ಹಂಸ ಇನ್ನೊಬ್ಬನ ಹೆಸರು ಡಿಂಬಕ ಹಂಸ ಡಿಂಬಕರು ಕೇಳಿದ್ದೀರಾ ಕತೆ ಹೆಸರು ಕೇಳಿದ್ದೀರಾ ಹಂಸ ಅಂದ್ರೆ ಸನ್ಯಾಸಿ ಅಲ್ಲ ಅವನ ಹೆಸರು ಹಂಸ ಅವನು ಕಾಗೆಗಿಂತ ಕಡೆಯಾಗಿ ನಡೀತಾ ಇದ್ದ ಹೆಸರು ನೋಡಿದ್ರೆ ಹಂಸ ಇವ್ರಿಗೊಂದು ಶಿವನ ವರವಿತ್ತು ಏನು ವರವಿತ್ತು ಅಂದ್ರೆ ಯಾವ ಶಸ್ತ್ರಗಳಿಂದಲೂ ನೀವು ಸಾಯುವುದಕ್ಕೆ ಅರ್ಹರಲ್ಲ ಶಸ್ತ್ರಗಳು ನಿಮ್ಮನ್ನು ಕೊಲ್ಲದೇ ಇರಲಿ ಶಸ್ತ್ರಗಳಿಂದಲೇ ಸಾಯದೇ ಇದ್ದವ್ರನ್ನ ಹ್ಯಾಕ್ ಕೊಲ್ಲುವುದು ಗುದ್ದಾಟ ಮಾಡಬೇಕೆ ಹಾಗೆ ಮಾಡಬೇಕೆ ಗೊತ್ತಿರಲಿಲ್ಲ ಅದಕ್ಕೆ ಕೃಷ್ಣ ಹೇಳಿದ ಇಲ್ಲಿ ಧರ್ಮರಾಜನಿಗೆ ನಾನೇ ಉಪಾಯದಿಂದ ಇಬ್ಬರನ್ನೂ ಸಂಹಾರ ಮಾಡಿದ್ದೇನೆ ಏನಯ್ಯ ಮಾಡಿದೆ ನೀನು ಮುಂದಧ್ಯಾಯದಲ್ಲಿ ಹೇಳ್ತಾನೆ ಒಂದು ದಿವಸ ಆ ಹಂಸ ಡಿಂಬಕರಿದ್ದ ಊರು ಜರಾಸಂಧನ ಊರು ಗಿರಿವ್ರಜದಲ್ಲಿ ಒಂದು ಸುಳ್ಳು ಸುದ್ದಿಯನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಬಿಟ್ಟ ಕೃಷ್ಣ ಹಂಸನೆಂಬವನು ಸತ್ತು ಹೋದ ಯಮುನಾ ನದಿಯಲ್ಲಿ ಮುಳುಗಿ ಕೃಷ್ಣ ಹೇಳಿದ ಮೇಲೆ ಎಲ್ಲ ನೋಡಿದ್ರು ಅಯ್ಯೋ ಹಂಸ ಸತ್ತು ಹೋದ ಹಂಸ ಮುಂದೊಂದು ಮನೆ ಭಾಗದಲ್ಲಿ ಹಂಸ ಸತ್ತು ಹಂಸ ಸತ್ತು ಹೋದ ಡಿಂಬಕ ಎಲ್ಲೋ ಹೋಗಿದ್ದ ಆ ಸಮಯದಲ್ಲಿ ಅಡ್ವರ್ಟೈಸ್ಮೆಂಟು ಅವರು ಬಂದು ಕೇಳಿದ ಅಯ್ಯೋ ಮಲಗಿದ್ರೆ ಒಟ್ಟಿಗೆ ಮಲಗುತ್ತಿದ್ದು ಊಟ ಮಾಡಿದ್ರೆ ಒಟ್ಟಿಗೆ ಮಾಡ್ತಿದ್ದು ಅಣ್ಣನೇ ಹೋಗಿಬಿಟ್ಟೆ ನಾನ್ಯಾಕಿರಬೇಕು ಅಂತ ನದಿಯಲ್ಲಿ ಹೋಗಿ ತಾನು ಬಿದ್ದು ಸತ್ತ ಅವನು ಸತ್ತು ಮೇಲೆ ಹಂಸ ಬಂದ ಬದುಕಿದ್ದವನು ಏನಾಯಿತು ನೀ ಸತ್ತು ಹೋದೆ ಅಂತ ಹೇಳಿ ತಮ್ಮ ಹೋಗಿ ನದಿಗೆ ಬಿದ್ದ ಅವನು ಹೋದ್ಮೇಲೆ ನಾನು ಯಾಕಿರಬೇಕು ಅಂತ ಅವನು ಹೋಗಿ ಬಿದ್ದು ಸತ್ತ ಚಕ್ರ ಪ್ರಯೋಗವಿಲ್ಲದೆ ಹಂಸ ಡಿಂಬುಗಳನ್ನು ಹಾಕೊಂಡು ಅಡ್ವರ್ಟೈಸ್ಮೆಂಟಿಂದ ಕೊಂಡಾಕ್ಬಿಟ್ಟ ಕೃಷ್ಣ ಅದು ಬಹಳ ವಿಚಿತ್ರ ಇದು ಕೃಷ್ಣ ಇದು ರಾಮಾವತಾರದಲ್ಲಿ ಲೀಲೆಗಳೆಲ್ಲ ಬರೋದಿಲ್ಲ ಅಂತವರನ್ನು ಮುಗಿಸಿದ್ದೇನೆ ಆ ಕಂಸನ ಹೆಂಡತಿ ಅವಳಿನ್ನೂ ಉರ್ಗೊಳ್ತಾ ಇದ್ದಾಳೆ ಏನು ಮಾಡಲಯ್ಯ ನಾವು ಕುಶಸ್ಥಲಿಗೆ ವರ್ಗಾವಣೆ ಹೊಂದಿಬಿಟ್ಟು ಈ ಜಲಾಸುಂದನ ಭೀತಿಗೆ ಇವತ್ತೇನು ದ್ವಾರಕ ಅಂತ ಹೇಳ್ತೇವಲ್ಲ ಆ ದ್ವಾರಕೆಯನ್ನು ನಾನು ಶಿಥಿಲವಾಗಿದ್ದು ಪೂರ್ವಕಾಲದಲ್ಲಿ ರಾಮಚಂದ್ರನ ಮಗ ಕುಶ ಆಳ್ತಾ ಇದ್ದ ರಾಜಧಾನಿ ಅದನ್ನು ಎಷ್ಟು ಚೆನ್ನಾಗಿ ದುರಸ್ತಿ ಮಾಡಿದೆ ಅಂದರೆ ಸ್ತ್ರೀಯೋಪಿ ಯುದ್ಧೇಯು ವೃಷ್ಣಿ ಮಹಾರಥ ನಮ್ಮೂರಿನ ದ್ವಾರಕೆಯ ಸ್ತ್ರೀಯರೇ ಸಾಕು ಆ ಊರಿನ ಕೋಟೆಯನ್ನು ಕಾಪಾಡುವುದಕ್ಕೆ ಇನ್ನು ವೃಷ್ಣಿ ಯೋಧರು ಯಾತಕ್ಕೆ ಬೇಕು ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೇನೆ ನೋಡೋ ಧರ್ಮರಾಜ ಆದ್ರಿಂದ ಇದು ಆಗ್ಬೋದು ಏನು ಕೆಟ್ಟದಲ್ಲ ಇದು ಜರಾಸಂಧನ ಸರಿಯಲ್ಲಿ ಬಹಳ ಜನ ಕೂತಿದ್ದಾರೆ ಅವರೆಲ್ಲ ಸಿಕ್ಕರೆ ನಮಗೂ ಇನ್ನೊಂದಷ್ಟು ಅಕ್ಷೋಹಿಣಿ ಸೈನ್ಯ ಬಂದ ಹಾಗಾಗ್ತದೆ ಅಂತ ಹೇಳಿದ ಕೃಷ್ಣ ಸ್ವಲ್ಪ ನಿಲ್ಲಿಸಿಕೊಂಡ ಧರ್ಮರಾಜನಿಗೆ ಹೆದರಿಕೆ ಆಯಿತು ಕೃಷ್ಣ ಒಂದು ಅಪ್ಪಣೆಯನ್ನು ಕೇಳ್ತೇನೆ ನಿನ್ನ ಕಡೆಯಿಂದ ಅಂದ ಏನಪ್ಪ ಸನ್ಯಾಸ ತಗೊಂಡು ಹೋಗಿಬಿಡ್ತೇನೆ ಶುರುವಾಯಿತು ಪ್ರಾರಂಭದಲ್ಲಿಯೇ ನನಗೆ ಯುದ್ಧ ಗಿದ್ದ ಬೇಡ ಜರಾಸಂಧ ಅಂದ್ರೆ ಹೆದರಿಕೆ ಅಲ್ಲ ಅವನನ್ನು ಕೊಂಡು ನಮಗಾಗಬೇಕಾದ್ದೇ ದಿನಂ ಒಬ್ಬನ ನೀನಂತೂ ಕೊಲ್ತಾ ಬಂದಿದ್ದೀಯೇ ನಿನ್ನ ಹಣೆ ಬರಹ ನನಗೆ ಆತಕ್ಕೆ ಬೇಕಿದು ಹಾಗಿದ್ರೆ ನಿಮ್ಮಪ್ಪ ನರಕದಲ್ಲೇ ಇರ್ತಾರೆ ಎಂದ ಕೃಷ್ಣ ಅಯ್ಯೋ ಅದು ಬೇಡವಲ್ಲ ನನಗೆ ಏನೇ ಇದು ಅಪ್ಪನಿಗೆ ಸದ್ಗತಿಯೂ ಬೇಡ ಅಂತೀಯೇ ರಾಜಶ್ರೀಯ ಮಾಡು ಅಂದ್ರೆ ಅಪ್ಪನ ಮಾತನ್ನು ಉಲ್ಲಂಘನೆ ಮಾಡ್ತೀಯ ಅಂದ್ರೆ ಭೀಮಾರ್ಜುನ ನೀವೇನು ಹೇಳ್ತಿರೋ ಅಂದ ಅದಕ್ಕೆ ಅವರಿಬ್ಬರು ಬಂದು ಹೇಳ್ತಾ ಇದ್ದಾರೆ ಪಾರ್ಥ ಧನುಶ್ರೇಷ್ಠಂ ಬಿಲ್ಲನ್ನು ತೋರಿಸಿದ ಅಣ್ಣ ಗಾಂಡಿವವನ್ನು ಅಗ್ನಿ ಕೊಟ್ಟಿರುವುದು ವ್ಯರ್ಥವೇ ಅಕ್ಷಯ್ಯೇ ಚಮಹೇಶುಧಿ ಅಕ್ಷಯವಾದ ತೂಣಿರವನ್ನು ಕೊಟ್ಟಿದ್ದಾನೆ ರಥಂ ಧ್ವಜಂ ಸಭಾಂಚ ಇವ ಇಷ್ಟೆಲ್ಲ ಇಟ್ಟುಕೊಂಡು ರಾಜಸೂಯ ಮಾಡೋದಿಲ್ಲ ಅಂದ್ರೆ ಏನರ್ಥ ಅಂತ ಹೇಳಿದಾಗಿ ಭೀಮನು ಬಂದ ತೋಳುಗಳನ್ನು ತೋರಿಸಿದ ನನಗಿಂತ ಅವರು ಯಾತ ಕೊಟ್ಟಿದ್ದಾನೆ ರಾಜಸೂಯ ಮಾಡುವುದಕ್ಕೆ ನಾವಿಬ್ಬರೂ ಇದ್ದೇವೆ ಜೊತೆಗೆ ರಾಜಸೂಯ ನೀವು ಮಾಡಬಹುದು ಧರ್ಮರಾಜ ಹೇಳಿದ ಇದಕ್ಕೆಲ್ಲ ದುಡ್ಡು ಬೇಕು ಕಾಸು ಬೇಕು ಜಗತ್ತೆಲ್ಲ ಸುತ್ತಾಡ್ಕೊಂಡ್ಬರಬೇಕು ದೊಡ್ಡ ದೊಡ್ಡ ಕ್ಷತ್ರಿಯರನ್ನೆಲ್ಲ ಬೊಗ್ಗು ಬಡಿಯಬೇಕು ಸೈನ್ಯ ಬೇಕು ಜಮಾವಣೆ ಬೇಕು ಹೇಗಯ ಮಾಡುವುದು ಎಷ್ಟು ಹೇಳಿದ್ರು ನೆಗೆಟಿವ್ ಥಿಂಕಿಂಗ್ ಮಹಾರಾಜನಿಗೆ ಅವನಲ್ಲಿ ಧರ್ಮ ಪ್ರಜ್ಞೆ ಇತ್ತು ಅದೊಂದೇ ಸಹನೀಯವಾದದ್ದು ಅದಕ್ಕೆ ಕೃಷ್ಣ ಹೇಳ್ತಾನೆ ನೋಡಯ್ಯ ರಾಜಸೂಯವನ್ನ ಇಲ್ಲಿಯವರೆಗೆ ಜಗತ್ತಲ್ಲಿ ಮಾಡಿದವರು ಐವರು ಮಹಾರಾಜರು ಜಿತ್ವಾ ಜಯ್ಯಾನ್ ಯೌವನಾಶ್ವಿಹಿ ಯವನಾಶ್ವನ ಮಗ ಮಾಂಧಾತ ಸೂರ್ಯವಂಶದ ದೊರೆ ಅವನು ಜಿತ್ವಾ ಜಯ್ಯಾನ್ ಸೈನಿಕ ಶಕ್ತಿ ಇತ್ತು ಗೆಲ್ಲಬೇಕಾದವರೆಲ್ಲ ಗೆದ್ದು ಸೈನಿಕ ಬಲದಿಂದ ರಾಜಸೂಯ ಮಾಡಿದ ಅವನಲ್ಲಿ ಮುಖ್ಯವಾಗಿದ್ದು ಸೇನಾಬಲ ಪಾಲನಾಚ ಭಗೀರಥ ಭಗೀರಥನಿಗೆ ಪ್ರಜಾಪಾಲನ ಶಕ್ತಿ ಇತ್ತು ಜನಗಳಲ್ಲಿ ವಾತ್ಸಲ್ಯ ಪಾಲನೆ ಕುಡಿಯೋಕೆ ನೀರಿಲ್ಲದೆ ಕಾಲದಲ್ಲಿ ಗಂಗೆಯನ್ನೇ ತಂದುಬಿಟ್ಟ ಗಂಗಾವತರಣವನ್ನು ಮಾಡಿಸಿದ ಅವನಿಗೆ ಪಾಲನ ಶಕ್ತಿ ಇತ್ತು ಕಾರ್ತವೀರ್ಯ ತಪೋವೀರ್ಯಾತ್ ಕಾರ್ತವೀರ್ಯಾರ್ಜುನ ಚಂದ್ರವಂಶದಲ್ಲಿ ಅವನಿಗೆ ತಪಸ್ಸಿತ್ತು ದತ್ತಾತ್ರೇಯರವರ ಸುದರ್ಶನ ಸ್ವಾಮಿ ಚಕ್ರದ ಅನುಗ್ರಹ ಇತ್ತವನಿಗೆ ಅವನಿಗೆ ಅದಕ್ಕಾಗಿಯೇ ಸಾವಿರ ತೋಳು ದತ್ತಾತ್ರೇಯರ ಅನುಗ್ರಹದಿಂದ ಮಹಾಪುರುಷ ಹೊರತು ನಿನ್ನನ್ಯಾರೂ ಕೊಲ್ಲದೆ ಇರಲಿ ಅಂತ ವರವನ್ನು ಪಡ್ಕೊಂಡಿದ್ದ ಅವನೊಂದು ಈ ರಾಶೋಯವನ್ನು ಮಾಡಿದ್ದ ನಿಮ್ಮ ವಂಶದಲ್ಲಿ ಬಲಾತ್ತು ಭರತೋ ವಿಭು ಭರತ ಚಕ್ರವರ್ತಿ ವಂಶದಲ್ಲಿ ಬಂದವನು ಮರುತ್ತನೆಂಬವನು ಎಷ್ಟು ಚೆನ್ನಾಗಿ ಮಾಡಿದ್ದ ಯಾಗ ಅಂದ್ರೆ ಅವನು ಕೊಟ್ಟ ದಕ್ಷಿಣೆಯನ್ನು ಹೊತ್ತುಕೊಂಡು ಹೋಗಲಾರದೆ ಬ್ರಾಹ್ಮಣರು ಹಿಮೋತ್ ಪರ್ವತದ ತಪ್ಪಲಲ್ಲಿ ಹೂತಿಟ್ಟು ಬಿಟ್ರು ಈಗ ಹಣವನ್ನು ವಾಪಸ್ ತೆಗೆಸು ಯಾಗ ಮಾಡೋದಕ್ಕೆ ಬರುತ್ತೆ ವೃದ್ಧ ಮರುತ್ತ ಅಷ್ಟೊಂದು ಐಶ್ವರ್ಯ ಸಮೃದ್ಧಿ ಪಂಚ ಸಮ್ರಾಜ ಅನುಶುಶ್ರಮ ಇವರೈವರು ಆರನೇವರು ಯಾರೂ ಇಲ್ಲ ರಾಮನೂ ಮಾಡಲಿಲ್ಲ ರಾಜಸೂಯವನ್ನ ದಶರಥ ಮೊದಲೇ ಮಾಡಲಿಲ್ಲ ದಿಲೀಪ ಮಾಡಲಿಲ್ಲ ಅಜಾ ಮಾಡಲಿಲ್ಲ ಭಗೀರಥ ಮಾಡಿದ್ದ ಮತ್ತು ನನ್ನ ಗತಿ ಏನು ಅಂದ ಧರ್ಮರಾಜ ಕೃಷ್ಣ ಹೇಳಿದ ಆ ಐವರು ಶಕ್ತಿಯೂ ನಿನಗಿದೆ ಎಂದ ಭಗೀರಥನ ಪಾಲನ ಶಕ್ತಿ ಮರುತ್ತನ ಧನ ಸಮೃದ್ಧಿ ಕಾರ್ತಿವೀರನ ತಪೋಬಲ ಮಾಂಧಾ ಚಕ್ರವರ್ತಿಯ ಸೇನಾಬಲ ನಿನಗೇನಯ್ಯ ಬೇಕು ಅರ್ಜುನ ಹನ್ನೆರಡು ವರ್ಷ ತೀರ್ಥಯಾತ್ರೆ ಮಾಡಿದ್ದಾನೆ ದೊಡ್ಡ ಸೈನ್ಯ ಸಂಗ್ರಹ ಮಾಡಿದ್ದಾನೆ ಅದಕ್ಕೆಲ್ಲಕ್ಕಿಂತ ಮೇಲೆ ನಾನಿದ್ದೇನೋ ನಿನಗೆ ಎಂದ ಭಗವಂತ ನಾನಿದ್ದೇನೆ ಅಂತ ನಿನಗೆ ಯಾತಕಪ್ಪ ಹೆದರಿಕೆ ಮಾಡೋ ಎಂಬುದಾಗಿ ಧೈರ್ಯವನ್ನು ಕೊಟ್ಟನ ಮೇಲೆ ಆದರೂ ಬಿಡಲಿಲ್ಲ ಮತ್ತೆ ಮತ್ತೆ ಹೇಳ್ತಾನೆ ನನಗಿದು ಬೇಡ ಕೃಷ್ಣ ಈ ಸಮ್ರಾಟ ಆಗುವುದು ಬೇಡ ಜನರನ್ನು ಮತ್ತೆ ನಾನು ಬಲಿ ಕೊಡುವುದು ಬೇಡ ಅಲ್ಲಿ ಇಲ್ಲಿ ಹೋಗಿ ಕಳಿಸುವುದು ಬೇಡ ರೋಚಯೇ ಸಾಧು ಯಾವ ಮಠ ಹಾಳಾಗ್ತಿತ್ತು ಅವನು ಸನ್ಯಾಸ ಕೊಟ್ಟಿದ್ರೆ ಕುಲೆ ಜನ್ಮ ಪ್ರಶಂಸಂತಿ ಕೆಲವರು ಸತ್ಕುಲದಲ್ಲಿ ಹುಟ್ಟೋ ಶ್ರೇಷ್ಠ ಅಂತಾರೆ ಬಲೇನ ಸದೃಶಂ ನಾಸ್ತಿ ಬಲವಿದ್ರೆ ಶ್ರೇಷ್ಠ ಅಂತ ಕೆಲವರು ಹೇಳ್ತಾರೆ ವೀರ್ಯಂತು ಮಮರೋ ಜೊತೆ ಅರ್ಜುನ ಹೇಳಿದ ಪರಾಕ್ರಮದಿಂದ ಬೇಕಾದ್ದನ್ನು ಸಾಧನೆ ಮಾಡಬಹುದು ಅಣ್ಣ ಯಾತಕ್ಕೆ ಹೆದರ್ತೀಯ ನೀನು ಎಂಬುದಾಗಿ ಅದು ಬಹಳ ಅದ್ಭುತವಾದ ಮಾತುಗಳನ್ನು ಮಾತುಗಳನ್ನಾಡ್ತಾ ವಿರೋಚಿತವಾದದ್ದು ಭೀಮಾರ್ಜುನರು ಆಗ ಕೃಷ್ಣ ಹೇಳಿಬಿಟ್ಟ ಧರ್ಮರಾಜ ಐ ಪಿಟಿಯು ಅಂದ ದಾತಸ್ಯ ಭಾರತೇ ವಂಶೇ ತಥಾ ಕುಂತ್ಯ ಸುತಸ್ಯ ಕುಂತಿಯ ಮಗನೇನೋ ಕುಂತಿ ಮಗ ಹೀಗೆ ಮಾತಾಡ್ತಾನೆ ನೋಡಿ ನಿನ್ನ ತಮ್ಮ ಹಾಗೆ ಮಾತಾಡ್ತಾನೆ ಭರತ ವಂಶದಲ್ಲಿ ಬಂದವನು ಸನ್ಯಾಸ ಇದುವರೆಗೂ ಒಬ್ಬ ದೊರೆ ಮಾತನಾಡಲಿಲ್ಲ ಛೀ ಧರ್ಮರಾಜ ಪ್ರಾರಂಭದಲ್ಲಿ ಅವಲಕ್ಷಣ ಮಾತನಾಡ್ತಾ ಇದ್ದೀಯಾ ನೀನು ನಯೇನ ವಿಧಿ ದೃಷ್ಟೇನ ಯದುಪಕ್ರಮತೆ ಪರಾನ್ ಇಲ್ಲಿ ರಾಜನೀತಿಯನ್ನು ಹೇಳ್ತಾನೆ ನಯ ಸುನಯ ಅನಪಾಯ ಉಪಾಯ ಅಂತ ಮೂರು ನಯ ಅಂದ್ರೆ ನಾಜೂಕು ಸುನಯ ಅಂದ್ರೆ ಅದರಲ್ಲಿ ಅತ್ಯಂತ supremely refined methods of politics ಅಪಾಯವಿಲ್ಲದ ಉಪಾಯ ಇದು ಮೂರಿದ್ರೆ ಯಾವ ಕೆಲಸವನ್ನು ರಾಜ ಸಾಧನೆ ಮಾಡಬಹುದು ಅಕಾಲದಲ್ಲಿ ಅನೀತಿಯಿಂದ ಉಪಾಯವಲ್ಲದ ಮಾರ್ಗದಲ್ಲಿ ಹೋದರೆ ಯಾರೂ ಸಾಯಬಹುದು ನಿನಗೆ ನಯ ಸುನಯ ಉಪಾಯ ರೂಪದಲ್ಲಿ ನಾನೇ ಕೂತಿದ್ದೇನೆ ರಾಜಸೂಯವನ್ನು ಆರಂಭ ಮಾಡು ಪರರಂಧೆ ಪರಾಕ್ರಾಂತ ನದಿ ರಯಾ ಎಷ್ಟೋ ಜನ ಉಪಾಯ ತಿಳ್ಕೊಳ್ಳದೆ ನದಿ ತೀರದಲ್ಲಿ ಮರಗಳು ಇದ್ದಂತೆ ಕೊಚ್ಚಿ ಹೋಗಿದ್ದಾರೆ ದೊಡ್ಡ ಮರ ಇರಬಹುದು ಬೆಳೆದಿರೋ ಜಾಗ ಸರಿ ಇಲ್ಲ ನದಿ ತೀರದಲ್ಲಿ ಮಣ್ಣು ಸಡಿಲ ಪ್ರವಾಹವಂತೂ ಮರವನ್ನು ಕೊಚ್ಚಿಕೊಂಡು ಹೋಯಿತು ಹೇಗೆ ಎನ್ ಡಿ ಗವರ್ಮೆಂಟ್ ಹೋದಾಗಿ ಅರ್ಥ ಮಾಡಿಕೊಳ್ಳಿ ಹದಿಮೂರು ಪಾರ್ಟಿ ಇಪ್ಪತ್ಮೂರು ಪಾರ್ಟಿ ಅಲಯನ್ಸ್ ಇತ್ತು ಅನ್ಟೈಮ್ಲಿ ಎಲೆಕ್ಷನ್ ಮಾಡಿದರು ಜನಸಾಮಾನ್ಯರಿಗೆ ಎಟಕದೇ ಇದ್ದಂತಹ ಒಂದು ಅಡ್ವರ್ಟೈಸ್ಮೆಂಟ್ ಇಂಡಿಯಾ ಶೈನಿಂಗ್ ಅಂದರು ಜನರಿಗೆ ಮುಟ್ಲೇ ಇಲ್ಲ ಅದು ಕಾಂಗ್ರೆಸ್ ಅವರು ಅದರ ದುರುಪಯೋಗ ತಗೊಂಡ್ರು ಕಮ್ಯುನಿಸ್ಟ್ ದುರುಪಯೋಗ ತಗೊಂಡ್ರು ಕಾಲ ದೇಶ ವರ್ತಮಾನ ನೋಡಲಿಲ್ಲ ಇದು ಕಾಂಗ್ರೆಸ್ ಇದು ಅಧಿಕಾರದಲ್ಲಿ ಇದ್ದು ಇದ್ದು ಇದ್ದು ರುಚಿ ನೋಡಿದ ರಾಕ್ಷಸ ಪಕ್ಷ ಅದು ಅದೇನು ಮಾಡ್ತದೆ ಬ್ಯೂರೋಕ್ರಸಿ ಇಂಟ್ಯಾಕ್ಟ್ ವಿತ್ ದೆಮ್ ಇವತ್ತಿಗೆಲ್ಲರೂ ಅವರ ಕಡೆ ಇದ್ದಾರೆ ಇವರಿಗೆ ಬರೀ ಅಪೋಸಿಷನ್ ಅಷ್ಟೇ ಗೊತ್ತು ಅಧಿಕಾರ ಮಾಡಿ ರೂಢಿಲ್ಲ ಅಂತ ಅಪಪ್ರಚಾರ ಮಾಡಿ ಅವರನ್ನು ಉರುಳಿಸಿಬಿಟ್ಟರು ಯಾಕೆ ಎಂತೆಂಥ ಅತಿರಥರಿದ್ದು ಬಿಜೆಪಿ ಪಾರ್ಟಿಯಲ್ಲಿ I can show you half a dozen people who are extremely eligible to become prime ministers ಆದರೆ ಒಬ್ಬರಿಗೂ ಸಿಕ್ಕಲಿಲ್ಲ ಅಧಿಕಾರ ಹೋಯಿತು ಯಾತಕ್ಕಾಯಿತು ಆ ಕಾಲದಲ್ಲಿ ಉಪಾಯವಿಲ್ಲದೆ ನಯವಿಲ್ಲದೆ ನಾಜೂಕಿಲ್ಲದೆ ಮಾಡಿದ್ರಿಂದ ಯೋಚನೆ ಮಾಡಬೇಡ ನಾನು ನಿನಗೇನು ಬೇಕೋ ಹೇಳ್ತೇನೆ ಕೇಳು ಎಂಬುದಾಗಿ ಆ ಧರ್ಮರಾಜನಿಗೆ ತುಂಬ ಧೈರ್ಯವನ್ನು ತುಂಬುತ್ತಾ ಇದ್ದಾನೆ ಆಗ ಧರ್ಮರಾಜ ಸ್ವಲ್ಪ ದಾರಿಗೆ ಬಂದ ಹತ್ರ ಕೂತ್ಕೊಂಡು ಕೇಳಿದ ಹಾಗಿದ್ರೆ ಜರಾಸಂದನ್ ಗೆಲ್ಲಬಹುದೇ ಇನ್ನೂ ಅನುಮಾನ ಮಾಡ್ತೀಯಲ್ಲೋ ಪಿಶಾಚಿ ಜರಾಸಂಧನ ಮುಗಿಸಬಹುದು ಆ ಜರಾಸಂಧನ ಕಥೆ ಏನು ಅಂತ ಕೇಳಿದ ನಿಮಗೆ ನಿದ್ದೆ ಹೋಗುವುದಕ್ಕೋಸ್ಕರವಾಗಿ ಆಗ ಕೃಷ್ಣ ಕಥೆಯನ್ನು ಹೇಳ್ತಾನೆ ಎರಡು ಮಾತಲ್ಲಿ ಹೇಳಿ ಮುಗಿಸ್ತೇನೆ ಪೂರ್ವದಲ್ಲಿ ಅಂದರೆ ಇದೇ ಕ್ಷತ್ರಿಯರ ವಂಶ ಪುರುವಂಶದಲ್ಲಿ ಒಂದು ವಿಭಾಗ ಯದುವಂಶ ಅದರಲ್ಲಿ ಬೃಹದ್ರಥನೆಂಬ ದೊರೆ ಇದ್ದ ಅವನು ಪುರುವಿನಿಂದ ಎಷ್ಟನೇ ತಲೆಯವನು ಎಲ್ಲ ನಿಮಗೆ ಆಜು ಪರ್ವದಲ್ಲಿ ಲೆಕ್ಕಾಚಾರ ಕೊಟ್ಟಿದ್ದಾರೆ ಆ ಬೃಹದ್ರಥ ಇಲ್ಲಿ ರಾಜ್ಯ ಸಿಕ್ಕಲಿಲ್ಲ ಅಂತ ಗಂಗಾ ತೀರದಲ್ಲಿ ಹೋಗಿ ಮಗದ ದೇಶದಲ್ಲಿ ಬೆಟ್ಟಗಳ ಮೇಲೆ ಐದು ಊರುಗಳನ್ನು ಕಟ್ಟಿ ತನ್ನ ರಾಜಧಾನಿ ಮಾಡಿಕೊಂಡ ಆ ಐದು ಬೆಟ್ಟಗಳು ಯಾವುದು ವೈಹಾರ ವಾರಾಹ ವೃಷಭ ಋಷಿಗಿರಿ ಚೈತ್ಯ ಐದು ಬೆಟ್ಟಗಳ ಹೆಸರು ಎಲ್ಲಿ ಬರ್ತದೆ ಪಾಟ್ನಾ ಹತ್ರ ಇದೆ ಪಾಟ್ನಾ ಮತ್ತು ಆ steel city Bokaro steel city ಸಮೀಪದಲ್ಲಿದೆ ಅದು ಐದು ಬೆಟ್ಟದ ಒಂದು ಗುಚ್ಛ ಅದಕ್ಕೆ ರಜ ಅಂತ ಹೆಸರು ಆ ಮೊದಲನೇದು ತುಂಬಾ ಎತ್ತರವಾದ ಬೆಟ್ಟ ವೈಹಾರ ಅದರಿಂದಲೇ ಅದಕ್ಕೆ ಬಿಹಾರ ಅಂತ ಹೆಸರಾಯಿತು ಆ ದೇಶಕ್ಕೆ ಬೌದ್ಧ ವಿಹಾರಗಳು ತುಂಬಾ ಹಾವಳಿ ಮಾಡ್ತಾ ಇದ್ದರಿಂದ ಬುದ್ಧನ ಕಾಲದಲ್ಲಿ ಅನ್ವರ್ಥವಾಗಿ ವಿಹಾರವಾಗಿ ಹೋಯಿತು ದೇಶ ಆ ಐದು ಬೆಟ್ಟದ ಮೇಲೆ ಅಲ್ಲಿ ಊರು ಕಟ್ಟಿದ್ದಾರಪ್ಪ ಈ ಬೃಹತ್ ರಥನೆಂಬದವರೇ ತುಂಬಾ ಧರ್ಮದಿಂದ ರಾಜ್ಯಭಾರ ಮಾಡ್ತಿದ್ದ ಇಂದ್ರ ಉಪಯೋಗ ಮಾಡ್ತಿದ್ದ ರಥವನ್ನೇ ಅವನಿಗೆ ಕೊಟ್ಟುಬಿಟ್ಟ ಅಂಥದೊಂದು ಬಿಲ್ಲು ಬಾಣ ಎಲ್ಲ ಅವನಲ್ಲಿದೆ ಅವನಿಗೆ ಮಕ್ಕಳಿರಲಿಲ್ಲ ಎಷ್ಟೋ ವರ್ಷ ಆಯಿತು ಆವಾಗ ಅವನು ಮಕ್ಕಳಾಗೋದಕ್ಕೆ ಎಲ್ಲೆಲ್ಲಿ ಬೇಕೋ ಹೋದ ಯಾತ್ರೆ ಮಾಡಿದ ಏನೇನೋ ಮಾಡಿದ ಆದ್ರೆ ಮಕ್ಕಳಾಗಲಿಲ್ಲ ಆಮೇಲೆ ತನ್ನ ಊರ ಹತ್ರ ಕಕ್ಷೀವಂತನ ಪುತ್ರನಾದ ಚಂಡಕೋಶಕನೆಂಬ ಗೌತಮ ಗೋತದ ಬ್ರಾಹ್ಮಣ ತಪಸ್ಸು ಮಾಡ್ತಾ ಇದ್ದ ಚಂಡಕೌಶಿಕ ಅವನ ಹೆಸರು ಕಕ್ಷೀವಂತನ ಪುತ್ರ ಋಗ್ವೇದ ಮಹರ್ಷಿ ಅವನು ಗೌತಮ ಗೋತ್ರ ವೃಕ್ಷಮೂಲ ಮುಪಾಶ್ರಿತಂ ಮರದ ಕೆಳ ಕೂತಿದ್ದ ಆ ಮಹರ್ಷಿ ಹಿತ್ತಲ ಗಿಡ ಮದ್ದಲ್ಲ ಅಂತ ಅವನನ್ನು ಬಿಟ್ಟು ಊರೆಲ್ಲ ಸುತ್ತಾಡಿದ ಬೃಹದ್ರಥ ಆಮೇಲೆ ಕೊನೆಗೆ ಅವನ ಹತ್ರ ಬಂದು ಮಹಾರಾಯರೇ ನನಗೆ ಅವಳಿ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ್ದಾರೆ ಇಬ್ಬರಲ್ಲಿಯೂ ನನಗೆ ಮಕ್ಕಳಾಗಲಿಲ್ಲ ದಯವಿಟ್ಟು ಒಂದು ಮಗುವಾಗುವಂಥ ಅನುಗ್ರಹವನ್ನು ಮಾಡಬೇಕು ಏನಾದರೂ ಒಂದು ಯಾಗವೋ ಯಜ್ಞವೋ ಏನೋ ಒಂದು ಅಭಿಮಂತ್ರವೋ ಮಾಡಿ ಕೊಡಿ ಅಂತ ಕೇಳಲಾಗಿ ಆ ಚಂಡಕೌಶಿಕ ಧ್ಯಾನ ಮಾಡಿ ಹೇಳಿದ ಇಲ್ಲ ನಿನಗೆ ಸರಿಯಾದ ಕ್ರಮದಲ್ಲಿ ಪುತ್ರ ಸಂತಾನವಿಲ್ಲ ಬೇಡಪ್ಪ ಬಲಾತ್ಕಾರ ಮಾಡಿ ಕೆಟ್ಟ ಮಕ್ಕಳನ್ನು ಪಡ್ಕೊಳ್ಳೋದು ಬೇಡ ಅಂದ್ರೆ ಇಲ್ಲ ವಂಶ ನಡೆಯುವುದಕ್ಕೊಂದು ಮಗ ಬೇಕೇ ಬೇಕು ಏನಾದ್ರು ಮಾಡಿ ಅಂತ ಅವ್ರ ಕಾಲು ಹಿಡ್ಕೊಂಡು ಹಠ ಮಾಡಲಾಗಿ ಅವನು ಅಭಿಮಂತ್ರಿಸಿದ ಅವನು ಕೂತಿದ್ದ ಮಾವಿನ ಮರದ ಕೆಳಗಡೆ ಕೈಯಲ್ಲಿ ಒಂದು ಮಾವಿನ ಹಣ್ಣು ಬಂತು ಆ ಮಾವಿನ ಹಣ್ಣನ್ನು ಕೊಟ್ಟು ಇದನ್ನ ನಿನ್ನ ಪತ್ನಿಯರಿಗೆ ಕೊಡು ಮಕ್ಕಳಾಗುತ್ತಾರೆ ಒಂದು ಮಗು ಒಂದು ಮಗು ಉಂಟಾಗುತ್ತೆ ಅಂತ ಹೇಳಿ ಅವನು ಹಾರಿಸಿಬಿಟ್ಟ ಒಬ್ಬರು ಕೊಟ್ಟಿದ್ರಾಗಿತ್ತು ಈ ಹಣ್ಣನ್ನು ಇದು ಡೆಮಾಕ್ರಸಿ ಸೋಷಿಯಲಿಸಂ ಈಕ್ವಾಲಿಟಿ ಆಗಬೇಕಲ್ಲ ಮನೆಗೆ ಬಂದವನೇ ಅದನ್ನ ಏಳಿಗೆ ಮಣೆ ತಗೊಂಡು ಹಚ್ಚಿ ಎರಡು ಕದಪುಗಳನ್ನು ಮಾಡಿ ಒಂದೊಂದನ್ನು ಒಂದೊಂದು ಹೆಡ್ಜಿ ಕೊಟ್ಟ ಟು ಬಿ ಈಕ್ವಲ್ ರೇಷನ್ ಡಿಪೋದಲ್ಲಿ ಯೂನಿಟಿಗೆ ಸಕ್ಕರೆ ಕೊಡುವಂತೆ ಒಬ್ಬೊಬ್ಬರಿಗೆ ಕೊಟ್ಟ ಅವರು ಅದನ್ನು ತಿಂದರು ಹತ್ತು ತಿಂಗಳಾಗುವಷ್ಟಲ್ಲಿ ಗರ್ಭ ಎಲ್ಲ ಬೆಳೆದು ಮಾಡಿ ಒಬ್ಬೊಬ್ಬರು ಒಂದೊಂದು ಹೋಳಿನ ಮಗುವನ್ನು ಹಡೆದರು ಎಡಗಡೆ ಹೋಳೊಬ್ಳು ಬಡಗಡೆ ಹೋಳೊಬ್ಳು ದೊರೆ ಬಂದು ತಲೆ ಚಚ್ಚಿಕೊಂಡ ಮಹರ್ಷಿಗೆ ಕೇಳಿದ ಹೀಗ್ಯಾಕಾಯಿತು ಈ ಹಣ್ಣನ್ನ ಒಬ್ರು ಕೊಟ್ಟಿದ್ರು ಸರಿಯಾಗಿತ್ತು ಹಂಚಿದ್ರಿಂದ ಹೀಗಾಯಿತು ನಿನ್ ಸೋಷಿಯಲಿಸಂ ಹೀಗೆ ಮಾಡಿತು ಹಾಳಾದೆ ಅಂತ ಹೇಳಲಾಗಿ ಅಯ್ಯೋ ಮಕ್ಕಳು ಹುಟ್ಟಿ ಪ್ರಯೋಜನವಿಲ್ಲದೆ ಹೋಯ್ತಲ್ಲ ಏನ್ ಮಾಡೋದು ಇಟ್ಕೊಂಡು ಅದನ್ನ ಊರಾಚೆಗೆ ಹಾಕಿಬಿಡಿ ಅಂತ ಚರಂಡಿ ತೊಟ್ಟಿಯಲ್ಲಿ ಊರಾಚೆ ಬಿಸಾಡಿದರು ಡಸ್ಟ್ಬಿನ್ಗೆ ಹಾಕಿದರು ಮನೆ ಬಾಗಿಲೆಲ್ಲ ಕೊಳೋ ಅಂತ ರಾತ್ರಿ ಬೆಳಗು ಆ ಊರಲ್ಲಿ ಒಬ್ಬ ರಾಕ್ಷಸಿ ತಿರುಗಾಡ್ತಿದ್ದು ರಾತ್ರಿ ಹೊತ್ತು ಜರೆ ಎಂಬುದಾಗಿ ಅವಳ ಹೆಸರು ಸುತ್ತಾಡ್ತಾ ಸುತ್ತಾಡ್ತಾ ಕುಮಾರವ್ಯಾಸ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ ಆ ರಾಕ್ಷಸಿ ಯೋಚನೆ ಮಾಡಿದಳು ಯಾರೋ ಮಗುವನ್ನು ಹಡೆದು ತಿನ್ನದೆ ತೊಟ್ಟಿಯಲ್ಲಿ ಹಾಕಿದ್ದಾರೆ ನನಗಿರಲಿ ಎಂಬುದಾಗಿ ಆದರೆ ನೋಡೋಣ ತುಂಬಾ ಚೆನ್ನಾಗಿವೆ ಮಗು ನೋಡಿದರೆ ಕಣ್ಣು ಮೂಗು ಒಂದೊಂದೇ ಕಡೆ ಇದೆಯಲ್ಲ ಅಂತ ಅಕಸ್ಮಾತ್ತಾಗಿ ಜೋಡಿಸಿದಳು ಜೋಡಿಸಿದ ಕೂಡಲೇ ಅದಕ್ಕೆ ಜೀವ ಉಂಟಾಗಿ ಎದ್ದು ಕೂತು ಬಿಡ್ತಾ ಮಗು ಜರಯಾ ಜರ ಎಂಬ ರಾಕ್ಷಸಿಯಿಂದ ಜೋಡಿಸಲ್ಪಟ್ಟದ್ದಾದ್ದರಿಂದ ಜರಾಸಂಧ ಅಂತ ಹೆಸರಾಯಿತು ಸ್ವಲ್ಪ ಒಂದು ಹೋಳು ಮೇಲೆ ಒಂದು ಹೋಳು ಕೆಳಗೆ ನಿಂತುಕೊಳ್ತು ಸ್ವಲ್ಪ ಮೂಗು ಹೀಗೆ ಕಣ್ಣು ಹೀಗೆ ಉಂಟಾಯಿತು ಚಂಡಕೌಶಿಕ ಹೇಳಿದ ಆಯಿತು ಮಗ ಉಂಟಾಗಿದ್ದಾನೆ ಇವನಿಗೆ ಏಳು ವರಗಳನ್ನು ಕೊಡ್ತೇನೆ ಬ್ರಹ್ಮಣ್ಯತಾ ಗ್ಯಾಪ್ ಇಟ್ಕೊಳ್ಳಿ ಬ್ರಾಹ್ಮಣರಲ್ಲಿ ತುಂಬ ಗೌರವ ಇರ್ತದೆ ಇವನಿಗೆ ಅಜೇಯತ್ವಂ ಯಾರಿಂದಲೂ ಕೊಡುವವನಲ್ಲ ಸೋಲವನಲ್ಲ ಯುದ್ಧೇಶು ರತಿಂ ಯುದ್ಧದಲ್ಲಿ ತುಂಬ ಪ್ರೀತಿ ಉಂಟು ಇವನಿಗೆ ಪ್ರಿಯ ಅತಿಥೇಯತ ಅತಿಥಿಗಳನ್ನು ಕಂಡ್ರೆ ತುಂಬಾ ಪ್ರೀತಿ ಸಂತರ್ಪಣೆ ಮಾಡ್ತಾನೆ ದೀನಾನಾಂ ಅನ್ವವೇಕ್ಷಕ ಬಡಬಗರನ್ನು ಕಂಡ್ರೆ ತುಂಬಾ ಕನಿಕರ ತೋರಿಸುವವನು ಬಲಂ ಸುಮಹತ್ ಹತ್ತು ಸಾವಿರ ಆನೆ ಬಲ ಉಂಟು ಶಾಶ್ವತೀಂ ಕೀರ್ತಿಂ ಒಳ್ಳೆ ಕೀರ್ತಿಯನ್ನು ಪಡೆಯುತ್ತಾನೆ ಎಂಬುದಾಗಿ ಏಳು ವರಗಳಲ್ಲಿ ಚಂಡಕೌಶಿಕ ಕೊಟ್ಟ ಇನ್ನು ಕೂತ್ರೆ ಏನು ಪೀಡಿಸ್ತಾರೆ ಅಂತ ಊರೇ ಬಿಟ್ಟು ಹೋಗ್ಬಿಟ್ಟ ಮಹರ್ಷಿ ಆದರೆ ಆ ಮಹರ್ಷಿ ಹೇಳಿದ ವರಗಳಲ್ಲಿ ಬರದೇ ಇದ್ದದ್ದು ಯಾವುದು ಅಂದ್ರೆ ಇವನಲ್ಲಿ ಧರ್ಮ ಭದ್ರವಾಗಿ ನಿಲ್ತದೆ ಅಂತ ಒಂದು ಹೇಳಲಿಲ್ಲ ಅವನು ಹೋಯ್ತಲ್ಲ ನಾವು ರಾಜಕಾರಣಿಗಳು ಹೇಳ್ತೇವೆ ಏ ಬ್ರಾಹ್ಮಣರ ಕಂಡ ತುಂಬಾ ಪ್ರೀತಿ ಅವರಿಗೆ ನೋಡ್ರಿ ಬೇಕಾದಷ್ಟು ದಕ್ಷಿಣೆ ಕೊಡ್ತಾರೆ ಯಜ್ಞ ಕರೀತಾರೆ ಪೂಜೆ ಮಾಡ್ರಿ ಅಂತಾರೆ ಗಂಟೆ ಬಾರಿಸ್ರಿ ಅಂತಾರೆ ಮತ್ತು ಯಾರಿಗೂ ಹೆದರೋದಿಲ್ಲ ಎಲೆಕ್ಷನ್ಗೆ ಎಷ್ಟೇ ಖರ್ಚಾಗಲಿ ಹಣ ಖರ್ಚು ಮಾಡ್ತಾರೆ ಆತಿಥ್ಯ ಮಾಡ್ತಾರೆ ಹಬ್ಬ ಹರಿದಿನ ಮಾಡ್ತಾರೆ ಕೀರ್ತಿ ಉಂಟಾಗುತ್ತೆ ಎಲ್ಲ ಸರಿ ಧರ್ಮ ಪ್ರಜ್ಞೆ ಇಲ್ಲ ಧರ್ಮ ಇಲ್ಲದೆ ಏನು ಮಾಡುವುದು ಅದರಿಂದಲೇ ಜರಾಸಂಧ ಮುಂದೆ ಬೆಳೆದ ದೊಡ್ಡವನಾದ ತಂದೆ ತೀರಿಕೊಂಡ ಮೇಲೆ ಅವನಿಗೆ ಮಹತ್ವಾಕಾಂಕ್ಷೆ ಉಂಟಾಯಿತು ಜಗತ್ತನ್ನೆಲ್ಲ ವಶಪಡಿಸಿಕೊಳ್ಳಬೇಕು ಗೆದ್ದು ಗೆದ್ದು ಮಾಡಿ ಅಪಲಾತ್ಕಾರಕ್ಕಿಂತ ದೊರೆಗಳೆಂಬುವರನ್ನೇ ಅಪಹಾರ ಮಾಡಿಬಿಟ್ರೆ ಕಿಡ್ನಾಪ್ ಮಾಡಿಬಿಟ್ರೆ ರಾಜ್ಯವೇ ನನ್ನದಾಗುತ್ತಲ್ಲ ಅಂತ ತಿಳ್ಕೊಂಡು ಶಂಕರನಿಗೆ ಬಲಿ ಹೊಡಬೇಕು ನೋಡಿಸಿದ್ದಾನೆ ಇದು ಒಂದು ಎರಡನೇದು ಬ್ರಾಹ್ಮಣರಿಗೆ ಯಾರು ಏನು ಕೇಳಿದರೂ ದಾನ ಮಾಡುವ ವ್ರತವನ್ನು ಇಟ್ಟುಕೊಂಡ ಅರ್ಧರಾತ್ರಿಯಲ್ಲಿ ಕೊಡ್ತಿದ್ದ ಕಾರಣನ ಹಾಗೆ ಬ್ರಾಹ್ಮಣರು ಬಂದು ಕೇಳಬೇಕು ಯಾರು ದಿಕ್ಕೆಟ್ಟು ಬ್ರಾಹ್ಮಣರು ಬೇರೆ ದಾರಿ ಇಲ್ಲದೆ ಇದ್ದವರು ಇವನ ಕೈಲಿ ದಾನ ತಗೊಳ್ಳುವಂಥವರು ಕ್ಯೂ ನಿಂತು ಅರ್ಧರಾತ್ರಿಯಲ್ಲಿ ಹೋಗಿ ತೂಕಡಿಸ್ತಾ ಅವನ ಕೈಯೊಳಗೆ ಕೈ ಒಡ್ಡಬೇಕು ಏನು ಬೇಕು ಹಣ ಬೇಕು ಮದುವೆ ಆಗಬೇಕು ಮಕ್ಕಳಿಗೆ ಭೂಮಿ ಬೇಕು ರಾಜ್ಯ ರಾಜ್ಯವೇನು ಕೇಳಿದ್ರೆ ಕೊಡೋನು ಅಷ್ಟು ಶಕ್ತಿ ಇತ್ತು ಅಷ್ಟು ಐಶ್ವರ್ಯವಿತ್ತು ಬೊಕ್ಕಸ ಇತ್ತು ಲೂಟಿ ಮಾಡಿದ್ದ ಕಂಟಕನಾಗಿದ್ದ ಆದ್ರಿಂದ ಬ್ರಹ್ಮಣ್ಯತ ಮತ್ತು ಪ್ರಿಯಾತಿಥೇಯತ ದೀನಾನಾಮನ್ವೇಕ್ಷಕ ಎಲೆಕ್ಷನ್ಗೆ ಉಪಯೋಗವಾಗುವ ಗುಣಗಳು ಬಡವರಿಗೆ ಸೀರೆ ಹಂಚುವುದು ಪಂಚೆ ಹಂಚುವುದು ಬಾಳ ಅಂದ್ರೆ ಬಾಟ್ಲಿ ಹಂಚುವುದು ಈಗೀಗ ಟಿವಿ ಹಂಚುವುದು ಏನು ಕೊಟ್ಟರೆ ಐದು ಎರಡು ರೂಪಾಯಿಗೆ ಒಂದು ಕಿಲೋ ಅಕ್ಕಿ ಕೊಡ್ತಾರೆ ನೀವು ಕೊಡ್ತೀರಾ ಅಂತ ಕೇಳ್ತಾರೆ ಓಟ್ ಹಾಕಿಬಿಡ್ತಾರೆ ಇದೆಲ್ಲ ಜರಾಸಂದನ ಟ್ರಿಕ್ಕು ಅಂದ್ರೆ ಲಾಲೂ ಪ್ರಸಾದನ ಟ್ರಿಕ್ಕು ಅದ್ಯಾವುದೂ ನಡೆಯಲಿಲ್ಲ ಎಲೆಕ್ಷನ್ ಕಮಿಷನ್ ಹತ್ರ <coughs> ಆಮೇಲೆ ಏನು ಮಾಡಿದ ತನಗೆ ಜನ್ಮವನ್ನ ಕೊಟ್ಟ ಜರೆ ಎಂಬ ರಾಕ್ಷಸಿಗೆ ಊರೂರಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಪೂಜೆ ಮಾಡಬೇಕು ಅಂತ ಗುಡಿಯನ್ನು ಕಟ್ಟಿಸಿದ ತನ್ನ ಅರಮನೆಯ ಗೋಡೆಯ ಮೇಲೆ ದೊಡ್ಡದಾಗಿ ಜರೆಯ ಚಿತ್ರವನ್ನು ಬರೆಸಿದ ಅದಕ್ಕೆ ವರ್ಷಕ್ಕೊಂದ್ಸಲ ಜಾತ್ರೆ ಏರ್ಪಡಿಸ್ತಾ ಇದ್ದ ಆ ಜಾತ್ರೆಯಲ್ಲಿ ನರಮಾಂಸವನ್ನು ಬಳಸ್ತಾ ಇದ್ದ ಮನುಷ್ಯರನ್ನು ಪಶು ಬಲಕೊಡ್ತಿದ್ದ ಮದ್ಯ ಮಾಂಸಗಳನ್ನು ಕೇಳುವುದೇ ಬೇಡ ಪ್ರಾಣಿ ಬಲಿ ಕೇಳುವುದೇ ಬೇಡ ಹೀಗಾಗಿ ಆ ಐದು ಬೆಟ್ಟಗಳಲ್ಲಿ ಒಂದರಲ್ಲಿ ವಿಸ್ತಾರವಾದ ತನ್ನ ಅರಮನೆ ವಾರಾಹವೆಂಬ ಬೆಟ್ಟದಲ್ಲಿ ಶತ್ರುಗಳು ಬರದೇ ಇರುವುದಕ್ಕೆ ಎರಡು ಮೂರು ನಗಾರಿ ಇಟ್ಟಿದ್ದ ಯಾವ ನಗಾರಿ ಅದು ಕಥೆ ಹೇಳಬೇಕು ಇದೆಲ್ಲ ರಾಜಸೂಯ ರಾಜಕೀಯದ ದೊಡ್ಡದಾಗಿ ಬರೆದಿದ್ದೇನೆ ಇವನ ತಂದೆ ಕಾಲದಿಂದ ಇವರ ಆಸ್ಥಾನದಲ್ಲಿ ಮಾಂಸವನ್ನು ತಿಂದು ಬೆಳೆಯುವ ಎರಡು ಬಲಿಷ್ಠವಾದ ಎತ್ತುಗಳಿದ್ದವು ಎತ್ತು ಎಲ್ಲಾರು ಮಾಂಸ ತಿನ್ನುತ್ತೆ ಹುಲ್ಲು ತಿನ್ನಬೇಕು ಒಣಗಿದ್ದೋ ಹಸಿದೋ ಮಾಂಸ ತಿನ್ನಿಸಿ ತಿನ್ನಿಸಿ ಎತ್ತುಗಳನ್ನು ಬೆಳೆಸಿದ್ರು ಆ ಎತ್ತುಗಳಿಗೆ ಮಾಂಸ ಬಿಟ್ಟು ಇನ್ನೊಂದು ತಿಂದು ರುಚಿ ಇಲ್ಲ ಸತ್ತು ಮೇಲೆ ಆ ಎತ್ತುಗಳ ಚರ್ಮವನ್ನ ದೊಡ್ಡ ದೊಡ್ಡ ನಗಾರಿ ಮಾಡಿಸಿದ್ದ ಸತ್ತು ಮೇಲೆ ಆ ಎತ್ತುಗಳು ಎಷ್ಟು ಕೃತಜ್ಞತೆ ಇದ್ದವು ಅಂದರೆ ಆಯಕಟ್ಟಿನ ಜಾಗದಲ್ಲಿ ಬೆಟ್ಟದಲ್ಲಿ ಗುಡ್ಡಗಳಲ್ಲಿ ಮರಗಳ ಮೇಲೆ ಜೋಡಿಸಿದ್ರೆ ಎಲ್ಲೋ ದೂರದಲ್ಲಿ ಶತ್ರುಗಳು ಬಂದ್ರೆ ನಗಾರಿಗಳು ತಮ್ಮಷ್ಟಕ್ಕೆ ತಾವೇ ಆಟೋಮ್ಯಾಟಿಕ್ ಅವು ಹೊಡಿತಾ ಇದ್ದು ರೇಡಾರ್ ಕೆಲಸ ಮಾಡ್ತಿದ್ದು ಅದನ್ನ ವಾರಾಹ ಪರ್ವತ ಮೇ ವೃಷಭ ಪರ್ವತ ಮೇಲಿಟ್ಟಿದ್ದ ಋಷಿಗಿರಿ ಅಲ್ಲಿ ತನ್ನ ಗುರುಗಳಾದಂತಹ ಚಂಡಕೌಶಗಿರಿ ದೇವಸ್ಥಾನವನ್ನು ಕಟ್ಟಿಸಿದ್ದ ಇನ್ನೊಂದು ಚೈತ್ಯ ಒಂದು ಮರವನ್ನು ವೃಕ್ಷವನ್ನು ಪೂಜೆ ಮಾಡುತ್ತಿದ್ದ ಆ ವೃಕ್ಷದಲ್ಲಿ ಇವನು ಜೀವ ಇತ್ತು ಅಂತ ಹೇಳ್ತಾರೆ ಆ ವರಾಹಗಿರಿಯಲ್ಲಿ ಬೆಟ್ಟದ ಕೋಡು ಆ ಕೋಡನ್ನು ದಿವಸ ಪೂಜೆ ಮಾಡ್ತಿದ್ದ ಐದು ಬೆಟ್ಟವನ್ನು ಸುತ್ತಾಡ್ತಾ ಇದ್ದ ಬೆಟ್ಟದ ಶಿಖರವನ್ನು ಯಾವಾಗ ಮುರಿತಾರೆಯೋ ಚೈತ್ಯ ವೃಕ್ಷ ಯಾವಾಗ ಸಾಯ್ತದೆಯೋ ನಗಾರಿಯನ್ನು ಯಾವಾಗ ಮಹಾವೀರ ಹರಿತಾನೋ ಆವಾಗ ಇವನ ಆಯುಷ್ಯ ಹೋಗಲಿ ಅಂತ ಶ್ರೀರವಾಣಿ ಹೇಳಿತ್ತು ಇಷ್ಟು ಬಂದೋಬಸ್ತ್ ಮಾಡಿಕೊಂಡಿದ್ದ ತನ್ನನ್ನು ಯಾರೂ ಕೊಲ್ಲಬಾರದು ಅಂತ ಇದನ್ನೆಲ್ಲ ಕೃಷ್ಣ ಪತ್ತೆ ಮಾಡಿದ್ದ ಧರ್ಮರಾಜನನ್ನು ಕೇಳಿದ ನನ್ನಲ್ಲಿ ನೀತಿ ಇದೆ ಕೃಷ್ಣೇ ನಯ ಮಯಿ ಬಲಂ ಪಾರ್ಥೇ ಧನಂಜಯ ಮಾಗಧಂ ಸಾಧಯಿಷ್ಯಾಮ ಇಷ್ಟ್ಯಂತ್ರಯವಾಗ್ನಯ ಕೃಷ್ಣನಲ್ಲಿ ನಯವಿದೆ ಭೀಮ ಹೇಳಿದ ನನ್ನಲ್ಲಿ ಬಲವಿದೆ ಅರ್ಜುನನಲ್ಲಿ ನಾಜೂಕಿದೆ ಇದು ಮೂರೂ ಸೇರಿದ್ರೆ ಯಾತಕ್ಕೆ ಮುಗಿಯೋದಿಲ್ಲ ಖಂಡಿತ ಮುಗಿಸ್ತೇನೆ ಅಂತ ಹೇಳಿ ಆ ಮೂವರು ಬ್ರಾಹ್ಮಣ ವೇಷವನ್ನು ಧರಿಸಿ ಮಗಧದ ರಾಜಧಾನಿಗೆ ಬರ್ತಾ ಇದ್ದಾರೆ ಗಿರಿವ್ರಜಕ್ಕೆ ಒಂದು ವಾಕ್ಯದಲ್ಲಿ ಮುಗಿಸ್ಬಿಟ್ರು ಇವರು ಹೇಗೆ ಯಾತ್ರೆ ಹೊರಟರು ಎಲ್ಲೆಲ್ಲಿ ಸೇರಿಕೊಂಡ್ರು ಯಾರ್ಯಾರು ಬ್ರಾಹ್ಮಣರ ಜೊತೆ ಎಲ್ಲೆಲ್ಲಿ ಮಲಗಿದ್ರು ಅದೆಲ್ಲ ವಿಸ್ತಾರವಾಗಿ ಕಥೆಯಲ್ಲಿ ಕಾದಂಬರಿ ರೂಪದಲ್ಲಿ ನಾನು ಬರೆದಿದ್ದೇನೆ ಅದನ್ನು ತಾವು ಓದಿ ನೋಡಿಕೊಳ್ಳಿ ಅಲ್ಲಿಂದ ಆಚೆಗೆ ಬ್ರಾಹ್ಮಣರ ಜೊತೆಯಲ್ಲಿಯೂ ವೇದ ವಿಚಾರಗಳನ್ನೇ ಚರ್ಚೆ ಮಾಡ್ತಾ ರೂಢಿ ಆಗಿತ್ತಲ್ಲ ಏಕಚಕ್ರಪುರದಲ್ಲಿ ಯಾರಿಗೂ ಐಬು ಕೊಡದೇ ಇರುವಂತೆ ಇವರು ಬೆಟ್ಟವನ್ನು ಹತ್ತಿದರು ಅರ್ಧರಾತ್ರಿಯಲ್ಲಿ ಎಲ್ಲರೂ ಕೈ ಒಡ್ಡಿ ಒಡ್ಡಿ ಇವನೆದುರಿಗೆ ಏನು ಬೇಕು ಇವತ್ತು ಮಗಳು ಮದುವೆ ಆಗಬೇಕು ಒಂದು ಐವತ್ತು ಸಾವಿರ ವರ ಆಗಬೇಕು ಕೊಟ್ಟೆ ಕುಡ್ರ ಅವನು ಪಣ ಕುಡ್ತು ಬೋಡ ನಿನಗೇನು ಬೇಕು ಒಂದು ಮೂರು ಎಕರೆ ಅಡಿಕೆ ತೋಟ ಬೇಕು ಎಲ್ಲಿ ಬೇಕು ಎಲ್ಲಿ ಬೇಕು ಕೊಟ್ಟಿದ್ದೀನಿ ಹೋಗು ನಿನಗೇನು ಬೇಕು ದೇವಸ್ಥಾನ ಕಟ್ಟಿಸ್ತಾ ಇದ್ದೇನೆ ಪೂಜಾರಿಯಾಗಿ ಜೀವನ ಮಾಡೋಣ ಅಂತ ಅದಕ್ಕೆ ಏನಾದ್ರು ಒಂದು ಪದಾರ್ಥ ಕೊಡಿ ರಥೋತ್ಸವಕ್ಕೆ ಇಷ್ಟು ಕೊಡಿ ಕೊಟ್ಟೆ ಹೇಳ್ತಾ ಇದ್ದಾನೆ ಆ ಹೊತ್ತಿನಲ್ಲಿ ಮೊದಲು ಕೃಷ್ಣ ಆಮೇಲೆ ಭೀಮ ಆಮೇಲೆ ಅರ್ಜುನ ಈ ಕ್ರಮದಲ್ಲಿ ಮೂರು ಜನರು ಹೋದರು ಕೈ ನೀಡಿದ ಕೃಷ್ಣ ಕೃಷ್ಣನ ಕೈಯನ್ನು ನೋಡಿದ ಎಳೆಯಲ ಅಂದ ಆ ಕೈಯಲ್ಲಿ ಲೋಕವನ್ನು ರಕ್ಷಣೆ ಮಾಡುವ ಲಕ್ಷಣಗಳೆಲ್ಲ ಇದ್ದದ್ದನ್ನು ನೋಡಿ ಭಿಕ್ಷೆ ಎತ್ತುವ ಕೈಯಲ್ಲ ಇದು ಯಾರು ನೀನು ಅಂತ ಕೇಳಿದ ಹಿಂದೆ ಇದ್ದ ಭೀಮನನ್ನು ನೋಡಿದ ನಿನ್ನ ನೋಡಿದ ಬ್ರಾಹ್ಮಣ ಅಂತ ಅನ್ಸೋದಿಲ್ವಲ್ಲ ಬ್ರಾಹ್ಮಣ ಇಷ್ಟು ದೊಡ್ಡ ಮೀಸೆ ಇಡೋದಿಲ್ವಲ್ಲ ಕೈ ನೀಡಿದ್ದೀಯೇ ಕೈಯಲ್ಲಿ ಜಿಡ್ಡು ಕಟ್ಟಿದೆ ಆಯುಧಗಳನ್ನು ಉಪಯೋಗ ಮಾಡಿ ಮಾಡಿ ಮಾಡಿ ಜಿಡ್ಡು ಕಟ್ಟಿದೆ ಗದೆ ಇದ್ದಿರಬೇಕು ಅರ್ಜುನ ನೋಡಿದ ನಿನ್ನ ತೋಳಲ್ಲಿ ಬಿಲ್ಲಿನ ಹಗ್ಗ ಕೊಯ್ದು ಕೊಯ್ದು ಕೊಯ್ದು ಗೆರೆಯಾಗಿದೆ ನಿಜ ಹಬ್ಬಗಳಿದ್ರೆ ಬದುಕಿದಿರಿ ಕೊಂಡು ಬಿಡ್ತೇನೆ ಯಾರು ನೀವು ಅಂತ ಕೇಳಲಾಗಿ ಆಗ ಕೃಷ್ಣ ಹೇಳಿದ ಮಹಾರಾಜ ನಿನ್ನಲ್ಲಿ ಸುಳ್ಳು ಹೇಳುವುದಕ್ಕೆ ಏನು ಬಂತು ನಾವು ಭಿಕ್ಷೆ ಕೇಳುವುದಕ್ಕೆ ಬಂದಿದ್ದೇವೆ ಭಿಕ್ಷೆ ಕೊಡ್ತೀಯೋ ಇಲ್ವೋ ಭಿಕ್ಷೆ ಕೇಳಿದ್ರೆ ನೀವು ನಿಜವಾದ ಬ್ರಾಹ್ಮಣರಾಗಲಿ ಕಪಟವಾದ್ದಾಗಲಿ ಭಿಕ್ಷೆ ಕೊಡ್ತೇನೆ ಆದ್ರೆ ನೀವು ಯಾರು ಮೊದಲು ಹೇಳಿ ಏನು ಭಿಕ್ಷೆ ಬೇಕು ಕೃಷ್ಣ ಹೇಳಿದ ಯುದ್ಧ ಭಿಕ್ಷೆ ಬೇಕು ಅಂದ್ರೆ ನೀವು ಕ್ಷತ್ರಿಯರು ನೀನು ಯಾರು ನಾ ಗೊತ್ತಿಲ್ವೇ ನಿನಗೆ ಎಂದ ನಿನ್ನ ಹಣ್ಗಾಯಿ ನೀರ್ಗಾಯಿ ಮಾಡಿದ್ದೇನಲ್ಲ ಗೋವಾ ಪರ್ವತದಲ್ಲಿ ನಮ್ಮ ಅಣ್ಣ ನಿನ್ನನ್ನು ಕೊಲ್ಲುವುದರಲ್ಲಿದ್ದನಲ್ಲ ಬಲರಾಮ ಆ ಕೃಷ್ಣನೇ ನಾನು ಇವನು ಯಾರು ಇವನೇ ಭೀಮಸೇನ ಇವನು ಯಾರು ಇವನೇ ಅರ್ಜುನ ಎಂಬುದಾಗಿ ತನ್ನನ್ನು ಪರಿಚಯ ಮಾಡಿಕೊಳ್ತಿದ್ದಾನೆ ಗಹಗಹಿಸಿ ನಗುತ್ತಾನೆ ತುಂಬ ಸಿಟ್ಟು ಸಿಟ್ಟಿನಲ್ಲಿ ಅವನಿಗೆ ಆ ನಗೆ ಒಂದು ಹುಚ್ಚು ನಗೆ ಬರ್ತಾ ಇದೆ ಈ ಪ್ರಸಂಗವನ್ನ ಕುಮಾರವ್ಯಾಸ ತುಂಬ ಸೊಗಸಾಗಿ ವರ್ಣನೆ ಮಾಡಿದ್ದಾನೆ ಒಂದೆರಡು ಪದ್ಯ ಓದಿ ತೋರಿಸ್ತೇನೆ ಅದು ಓದಿದ್ರು ತೃಪ್ತಿ ಆಗೋದಿಲ್ಲ ಇವನ ಜೊತೆಯಲ್ಲಿ ಯಾರು ಕೆಲವರೆಲ್ಲ ಇದ್ರು ಇವನು ದಾನ ಧರ್ಮಕ್ಕೆ ಸಹಾಯ ಮಾಡುವವರು ಬೆಳ್ಳಿ ಬಂಗಾರ ಪಾತ್ರೆ ಸೀರೆ ಪಂಚ ಎಲ್ಲ ಇಟ್ಕೊಂಡಿದ್ದವ್ರು ಬೇಕಾದಷ್ಟು ಪರಿವಾರದವರಿದ್ರಲ್ಲ ಅವರ ಜೊತೆ ಇಲ್ಲಿ ಇವನು ಹೇಳ್ಕೊಳ್ತಾನೆ ಯಾರು ಜರಾಸಂಧ ವಿರೈ ನಮ್ಮಾತನೀತನು ಅಯ್ಯ ಭೃತ್ಯರೇ ಇವನ್ ಯಾರು ಗೊತ್ತೇನಯ್ಯ ನಮ್ಮವನಿವನು ನಮ್ಮ ಅಳಿಯನು ಸತ್ತೋದ್ನಲ್ಲ ಕಂಸ ಅವನ ಗಳಿಯ ಇವನು ನಮಗೆ ಮೊಮ್ಮನು ಮಗನು ದೇವಕಿಗೆ ಈ ಕಾಲಿರ ಹಿಂದೆ ಕಿ ದುರ್ಗದ ಓಡಿ ಬದುಕಿದನು ಎಂಬತ್ನಾಲ್ಕು ಸಲ ನನ್ನ ಕೈಲಿ ತಪ್ಪಿಸ್ಕೊಂಡು ಹೋಗಿದ್ದಾನೆ ಈತ ಬಲುಗೈ ಬಂಟನೆಂದನು ಮಗದ ಪತಿ ನಗುತ ಆಮೇಲೆ ಕೃಷ್ಣನ್ ನೋಡ್ತಾನೆ ಏನ್ ಲೈ ಗೊಲ್ಲ ಯಾವ ಧೈರ್ಯ ನಿನಗೆ ಜಿಂಕೆ ಬಂದು ಸಿಂಹದ ಗುಹೆಯಲ್ಲಿ ಹೋಗುವಂತೆ ಏನಂತ ತಿಳ್ಕೊಂಡೆ ನಮ್ಮನ್ನ ಕೊಳಲರಾಗದ ರಹಿಯೋ ಏನು ಕೊಳಲು ಉದುಕ್ ಬಂದಿದೆಯೋ ಕಲ್ಲಿಯ ಕನಸುಗಳು ದನ ಮೇಯಿಸುವಾಗ ತಂಗಳನ್ನ ತಗೊಂತ ಇದೆಯಲ್ಲ ಆ ತಂಗಳನ್ನ ಚೆನ್ನಾಗಿ ಬಂದಿಯೋ ಹಳ್ಳಿ ಕಾತೆಯರೊಳಗುಡಿಯ ಹಾದರವೋ ಕುಮಾರವ್ಯಾಸನ ಬಾಯಿ ಅರ್ಬೀರ್ ಹಾಕೋರು ತುರಗಾಹಿಗಳ ತೋಹುಗಳು ಬಲು ಸರಳ ಸರಿಬಳೆಯ ಬಿದುಳೊಡೆಗಳಸು ಆ ವಿಧದ ತಳುಕಿನ ಕೊಳಗುಳದ ಜಯಸರಿಯ ಕಾಹಿನೊಳು ಆರು ನೀನೆಂದ ಯಾರು ನೀನು ಕೃಷ್ಣ ಹೇಳಿದ ಆ ಕಂಸನ ಅನುಚರ ಕಂಸನಿಗೆ ನಾನು ತೋರ ಹಸ್ತ ಬೆರಳು ತೋರಿಸು ಮಾರ್ಗದರ್ಶಿಯಾಗಿದ್ದವನು ಕಂಸನಿಗೆ ಕಂಸ ಹೋದ ಅಂದ್ರೆ ನಾನು ತೋರು ಇನ್ನು ಉಳ್ಕೊಂಡಿದೆ ಬಾರಿಯಾಳಹನುಂಟು ಶಿವ ಶಿವ ಎಂದ ನಾಮಗದ ಹುಲಿಗೆ ಮೊಲನಭ್ಯಾಗತನೇ ಮೊಲ ಬಂದಾಗ ಬಂದಿದ್ದೀಯೇ ನಮ್ಮನೆಗೆ ನಾನು ನಿನಗೆ ಆತಿಥ್ಯ ಮಾಡಬೇಕು ಹೌದಲ್ವೋ ಕರಿ ಕಳವ ಸಿಂಹ ಕೆಸರಿಯೇ ನೀ ನಿನ್ನಳವರಿಯದೆ ಹೊಕ್ಕು ಕೆಣಗಿದೆ ಕೆಟ್ಟು ಹೋಗೆಂದ ಅದನ್ನು ಕೇಳಿ ಕೃಷ್ಣ ಹೇಳ್ತಾನೆ ಲೇ ಹೀಗೆಲ್ಲ ಹೇಳಿ ಮಾತಿನಲ್ಲಿ ಪ್ರಯೋಜನವಿಲ್ಲ ಇದು ಪಿತ್ತದ ವಿಕಳವೋ ನಿನಗೇನು ಪೈತ್ಯವಾಗಿದೆಯೇ ಮದ್ಯದ ವಿಕಾರವೋ ಭಂಗಿ ತಲೆಗೇರಿದುದೋ ಭಟನಾದರ ಏಳು ಕಾಲದಕ್ಕೆ ಎಂಬುದಾಗಿ ಅವನನ್ನು ಸೇಡಿಸ್ತಾನೆ ಅದಕ್ಕೆ ಅವನು ಉತ್ತರವನ್ನು ಕೊಡ್ತಾನೆ ಇದೇನು ಪರಸ್ಪರ ಮೂದಲು ಬಹಳ ಸೊಗಸಾದ ಭಾಗ ಕುಮಾರವ್ಯಾಸನ ಭಾರತದಲ್ಲಿ ಇಲ್ಲಿ ಅಷ್ಟು ದೂರಕ್ಕೆ ಹೋಗಿಲ್ಲ ವ್ಯಾಸರು ಮೂಲದಲ್ಲಿ ತುಂಬಾ ಗಂಭೀರವಾಗಿ ಬರೆದಿದ್ದಾರೆ ಆದರೆ ಮಾತು ನಡೆಯುತ್ತೆ ಏನು ಬಂದ್ರಿ ಅಂತ ಕೇಳಿದ ಕುಲಕಾರ್ಯಂ ಮಹಾಬಾಹೋ ಕಶ್ಚಿತ್ ಏಕಃ ಕುಲೋದ್ವ ಕೃಷ್ಣ ಹೇಳಿದ ನಾವು ಕುಲ ಕಾರ್ಯವನ್ನು ಮಾಡೋಕೆ ಬಂದಿದ್ದೇವೆ ಪಾಂಡವ ಕುಲಕ್ಕೆ ಒಬ್ಬನೇ ಉದ್ವಹ ಧರ್ಮರಾಜ ಅಂತಿದ್ದಾನೆ ಅವನೊಂದು ಯಾಗವನ್ನು ಮಾಡ್ತಾ ಇದ್ದಾನೆ ಆ ಯಾಗಕ್ಕೆ ನೀನು ಅಡ್ಡಿಯಾಗಿದ್ದೀಯೇ ನಿನ್ನನ್ನು ಮುಗಿಸ್ಬೇಕು ನಾವು ರಾಜ್ಯ ಕಥಂ ಸಾಧೂನ್ ಹಿಂಸ ಹಿಂಸಿ ನೀನು ಅನೇಕ ಸಹಸ್ರ ದೊರೆಗಳನ್ನು ಸರಿಯಲ್ಲಿಟ್ಟಿದ್ದೀಯಂತೆ ಮನುಷ್ಯ ಮನುಷ್ಯನನ್ನೇ ಬಲಿ ಕೊಡುವುದು ಯಾವ ಆಗಮದಲ್ಲಿ ಪೂಜೆಯಲ್ಲಿ ಹೇಳಿದೆ ಪಶು ಬಲಿ ಹೇಳಿದ್ದಾರೆ ಕೆಲವರು ಮಾಡ್ತಾರೆ ಅದು ನಿಷಿದ್ಧವಾದದ್ದು ಪುಷ್ಪ ಮುಂತಾದಗಳನ್ನು ಬಲಿ ಕೊಡುವುದು ಆಗಮಗಳಲ್ಲಿ ಹೇಳಿದೆ ಮನುಷ್ಯ ಮನುಷ್ಯನನ್ನೇ ಕೊಡುವುದಂದ್ರೇನು ಕೋಳಿ ಕೋಳಿಯನ್ನೇ ಬಲಿ ಕೊಡುವುದಂದ್ರೇನು ಕುರಿ ಕುರಿಯನ್ನೇ ಬಲಿ ಕೊಡುವುದಂದ್ರೇನು ಆದ್ರಿಂದ ಸದೇನೋ ಗಚ್ಚೇದ್ದಿ ಕಥಂ ಭದ್ರ ತತ್ವಯ ನೀ ಮಾಡಿದ ಪಾಪ ಜನರಿಗೆಲ್ಲ ಬಂದು ಹೋಗ್ತದೆ ಅದು ನಾವು ಧರ್ಮದ ಪರಿರಕ್ಷಣೆಗಾಗಿ ಹುಟ್ಟಿದವರು ವಯಂ ಹಿ ಶಕ್ತ ಧರ್ಮಸ್ಥ ರಕ್ಷಣೆ ಧರ್ಮಚಾರಿಣ ಮನುಷ್ಯಾಣಾಂ ಸಮಾರಂಭ ಪಶುವಾಲಂಬ ಪಶುಗಳನ್ನ ಯಜ್ಞಕ್ಕೆ ಕಟ್ಟುವುದು ಕೇಳಿದ್ದೇವೆ ಮನುಷ್ಯನ ಕಟ್ತಾ ಇದ್ದೀಯ ನೀನು ಸಕಥಂ ಮಾನುಷೈರ್ದೇವಂ ಎಷ್ಟು ಮಿಚ್ಛಸಿ ಶಂಕರಂ ಶಿವನಿಗೆ ಶಂಕರ ಅಂತ ಹೆಸರು ಅವನೆಲ್ಲಾರು ಬಲಿಗಿರಿ ಕೇಳ್ತಾನೆಯೇ ಪರಮಶಿವನ ನಿಜವಾದ ಸ್ವರೂಪ ಏನು ಅವನು ನಿಮಗೆ ರಾಮ ಮಂತ್ರವನ್ನು ಕಿವಿಯಲ್ಲಿ ಉಪದೇಶ ಮಾಡ್ತಾನೆ ರಾಮನಿಗೆ ದಾರಿ ತೋರಿಸ್ತಾನೆ ಹೊರತು ಈ ಬಲಿಗಿಲಿ ಮನುಷ್ಯ ತನ್ನ ಮನಸ್ಸಿನ ದೌರ್ಬಲ್ಯದಿಂದ ಪಶುಗಳನ್ನು ಬಲಿ ಹಾಕುವುದು ನರಸಿಂಹನಿಗೆ ಬಲಿ ಹಾಕ್ತಾರೆ ಅಲ್ಲಿ ಅಹೋಬಿಲು ಬೆಟ್ಟದಲ್ಲಿ ನರಸಿಂಹ ಬಲಿ ಕೇಳೋ ದೇವರಲ್ಲ ಮನುಷ್ಯ ಏನ್ಮಾಡ್ತಾನೆ ಬಲಿ ಕೊಡದೆ ತೊಂದರೆ ಮಾಡ್ತಾನೆ ಅಂತ ದೇವರನ್ನ ಭಯ ಸ್ವರೂಪದಲ್ಲಿ ತಿಳ್ಕೊಂಡು ಇದು ಎಲ್ಲ ಬಿಟ್ಟು ಆ ಶಂಕರನಿಗೆ ನೀ ರುದ್ರ ಅಂತ ಕರಿತೀರ ಶಂಕರ ಅಂತ ಹೇಳ್ತೇನೆ ಅವನಿಗೆ ಬಲಿ ಕೊಡೋದು ಸರಿಯಲ್ಲ ಸವರ್ಣೋ ಹಿ ಸವರ್ಣಾನಾಂ ಪಶು ಸಂಜ್ಞಾಂ ಕರಿಷಸಿ ಇದು ತಪ್ಪು ಇದು ಆ ರಾಜರನ್ನು ಬಿಟ್ಟು ಉಂದ ಏಕದಂ ಯುದ್ಧಕ್ಕೆ ಬರಲಿಲ್ಲ ಕೃಷ್ಣ ರಾಜ ಅವನು ಬಿಡೋದಿಲ್ಲ ಅಂತ ಗೊತ್ತು ಅವನೇನು ಮಾಡೋದಿಲ್ವೋ ಅದೇ ಕಂಡೀಷನ್ ಹಾಕಿದ ಆ ದೊರೆಗಳನ್ನು ಬಿಟ್ಟರೆ ಸಮ ಇಲ್ಲ ನೀನು ಬಿಡೋದಿಲ್ಲ ಅಂದರು ಅದಕ್ಕೆ ಅವನು ಕೃಷ್ಣನಿಗೆ ಹೇಳ್ತಾನೆ ನಿನಗೂ ಇದಕ್ಕೂ ಏನು ಸಂಬಂಧ ಅಂದ ನಾನುಂಟು ಆ ಸರೆಯಲ್ಲಿರೋ ದೊರೆಗಳುಂಟು ನಾ ಬಂದಿದ್ದೀನಿ ಅವರು ಹಿಡಿಸ್ಕೊಂಡು ಬಂದಿದ್ದಾರೆ ನಾನು ಅವ್ರನ್ನ ಏನಾದ್ರು ಮಾಡ್ತೇನೆ ನೀನು ಯಾರು ಕೇಳುವುದಕ್ಕೆ ಅಂದರೆ ಕೃಷ್ಣ ಹೇಳ್ದ ನಾನು ಧರ್ಮ ಸಂಭ್ರಾ ಸಂಸ್ಥಾಪನೆ ಮಾಡುವುದಕ್ಕೆ ಹುಟ್ಟಿರತಕ್ಕಂಥ ಅವತಾರಿ ಪುರುಷ ಆದ್ದರಿಂದ ಈಗ ನೀನು ಇಲ್ಲ ಈ ಭೀಮಾರ್ಜುನರೊಡನೆ ನನ್ನ ಜೊತೆ ಬೇಕಾದ ಯುದ್ಧ ಮಾಡು ಇಲ್ದಿದ್ರೆ ದೊರೆಗಳನ್ನು ಬಿಡು ಇಲ್ಲಿ ಪ್ರಾಣ ಉಳಿಯೋದಿಲ್ಲ ಅಂತ ಹೇಳಲಾಗಿ ಯುದ್ಧವನ್ನೇ ಮಾಡ್ತೇನೆ ಅಂತ ಆರಿಸಿಕೊಳ್ತಾನೆ ಆಮೇಲೆ ತನ್ನ ಮಗನನ್ನ ಕಾಯುತ್ತಾನೆ ಸ್ವಲ್ಪ ಟಚಿಂಗ್ ಇದೆ ಇದು ಉಳಿತೇನೆಯೋ ಇಲ್ವೋ ಅಂತ ಅನುಮಾನ ಅವನಿಗೆ ಅವನಿಗೊಬ್ಬನೇ ಒಬ್ಬ ಮಗ ಇದ್ದ ಅವನ ಹೆಸರು ಸಹದೇವ ಅಂತ ಧರ್ಮರಾಜನ ಕೊನೆ ತಮ್ಮ ಸಹದೇವ ಅಲ್ಲ ಇವನೊಬ್ಬ ಸಹದೇವ ಅವನನ್ನು ಕರೆದು ಪುರೋಹಿತ ಮಂತ್ರಿಗಳನ್ನು ಕರೆದು ಅರ್ಧರಾತ್ರಿಯಲ್ಲಿ ತನ್ನ ಮುಡಿಯನ್ನು ಕಳಿಸಿ ಮಗನ ತಲೆ ಮೇಲಿಟ್ಟು ಅಲ್ಲಿ ಕೊಳದ ತೀರ್ಥವನ್ನು ತರಿಸಿ ಅಭಿಷೇಕವನ್ನು ಮಾಡಿ ತನ್ನ ಮಂತ್ರಿಗಳಿಗೆ ಹೇಳಿದ ನಾ ಯುದ್ಧದಲ್ಲಿ ಬರ್ತೇನೆಯೋ ಬರೋದಿಲ್ಲೋ ಇನ್ಮೇಲೆ ಇವನೇ ದೊರೆ ನಮ್ಮ ರಾಷ್ಟ್ರಕ್ಕೆ ಅಕಸ್ಮಾತ್ ನಾ ಸತ್ತಿಗಿತ್ತು ಹೋಗ್ಬಿಟ್ರೆ ದೊರೆ ಇಲ್ಲದೆ ಹೋಗ್ಬಿಟ್ಟ ಅಂತ ಆಗಬಾರದು ದೊರೆಯನ್ನ ಕೊಟ್ಟಿದ್ದೇನೆ ಅವನು ಕೊಟ್ಟ ಮೇಲೆ ನೀವು ಉಳಿದ್ರೆ ಏನು ಮಾಡುವುದು ರಿಟೈರ್ಡ್ ಆಗಿರುವುದು ವಾಣಪ್ರಸ್ಥ ಹೋಗುವುದು ಇದ್ದೇ ಇದೆ ಬೇರೆ ದಾರಿ ಅಂತ ಹೇಳಿ ಅವನಿಗೆ ಅಭಿಷೇಕವನ್ನು ಮಾಡಿದ ಅವತ್ತು ಕಾರ್ತಿಕ ಶುದ್ಧ ಪ್ರಥಮೆ ಕೊಟ್ಟಿದ್ದಾರೆ ವೇದಿವ್ಯಾಸರು ಕಾರ್ತಿಕ ಮಾಸ ಶುಕ್ಲಪಕ್ಷ ಪ್ರಥಮೆಯಿಂದ ಒಟ್ಟು ಹದಿಮೂರು ದಿವಸ ನಿರಾಹಾರವಾಗಿ ನೀರನ್ನು ಕುಡಿಯದೆ ಭೀಮನು ಜರಾಸಂಧನು ಪರಸ್ಪರ ಯುದ್ಧ ಮಾಡಿದ್ದಾರೆ ಜರಾಸಂಧ ವಧೆ ಘಟ್ಟಕ್ಕೆ ನಾವು ಬಂದಿದ್ದೇವೆ ಇದು ನಡೆಯಿತು ನಡೆಯಿತು ಕೃಷ್ಣನು ಭೀಮ್ ಅರ್ಜುನನು ಇವರು ನೋಡ್ತಾ ಇದ್ದಾರೆ ಇವರಿಗೂ ಆಹಾರದ ಮೇಲೆ ಜ್ಞಾನ ಇಲ್ಲ ಇಷ್ಟು ಹೋರಾಡ್ತಿ ಥರ್ಟೀನ್ ಡೇಸ್ ಹೋರಾಡ್ತಿದ್ದಾನೆ ಜರಾಸಂಧನ ಮೈಯಲ್ಲಿ ಒಂದು ಕೊಂಚವೂ ಶಕ್ತಿ ಕರಗಲಿಲ್ಲ ಭೀಮನ ಮೈಯಲ್ಲಿ ಕೊಂಚವೂ ಶಕ್ತಿ ಕರಗಲಿಲ್ಲ ಆಗ ಪರೋಕ್ಷದಲ್ಲಿ ಭೀಮನಿಗೆ ಶ್ರೀಕೃಷ್ಣ ಹೇಳಿದ ನಾಯಂ ಪಾಪೋಮಯ ಕೃಷ್ಣ ಯುಕ್ತ ಸ್ಯಾತಿ ಅನುರೋಧಿತಂ ಪ್ರಾಣೇನ ಯದುಷಾರ್ದು ಭೀಮ ಹೇಳಿದ ಮಾತು ಅಂತ ಭೀಮಸೇನ ಸ್ತತ ಕೃಷ್ಣಂ ಹೇಳ್ತಾನೆ ಇವನು ಪ್ರಾಣ ತೆಗೆಯೋಕ್ಕಾಗ್ತಾ ಇಲ್ವಲ್ಲ ಏನ್ ಮಾಡೋದು ಕೃಷ್ಣ ಅಂತ ಹೇಳಿದಾಗ ಭೀಮನಿಗೆ ಕೃಷ್ಣ ಹೇಳ್ತಾನೆ ಎಲೋ ಭೀಮ ನೀನು ದೈವಾಂಶ ಸಂಭೂತ ಅದನ್ನು ನೆನೆದುಕೊಂಡ ಎತ್ತು ತೇ ದೈವಂ ಪರಂ ಸತ್ವಂ ಯಚ್ಚತೆ ಮಾತರಿಶ್ವನಃ ನೀನು ವಾಯುದೇವರ ಅಂಶ ಕಾಣೋ ನೀನು ಮನುಷ್ಯ ಅಲ್ಲ ನೀನು ವಾಯುಪುತ್ರ ಎಂಬುದನ್ನೆನೆದುಕೋ ಬಲಂ ಭೀಮ ಜರಾಸಂಧಂ ದರ್ಶಯ ಆಸುತದಜ್ಜನ ಆಗ ಅಶ್ರೀರ್ವಾಣಿ ಬೇರೆ ಹೇಳಿತು ಗೋಮಂತಕ ಪರ್ವದಲ್ಲಿ ಪರ್ವತದಲ್ಲಿ ಜರಾಸಂಧನನ್ನು ಕೊಲ್ಲುವುದಕ್ಕೆ ಬಲರಾಮ ಕೈ ಎತ್ತಿದ್ದಾಗ ಛೀ ಅವನನ್ನು ಬಿಟ್ಬಿಡು ಇವನು ಪ್ರಾಣ ಭೀಮನ ಕೈಯಲ್ಲಿದೆ ಅಂತ ಹೇಳ್ತೋ ಇಲ್ವೋ ಅದನ್ನು ನೆನೆದುಕೋ ಎಂಬುದಾಗಿ ಕೃಷ್ಣ ಎಚ್ಚರಿಕೆಯನ್ನು ಕೊಡ್ತಾನೆ ಅಷ್ಟಾದರೂ ಮತ್ತೆ ಯುದ್ಧ ನಡೆಯಿತು ಭೀಮನ ಕೈ ಸ್ವಲ್ಪ ಕೆಳಗಾಗ್ತಾ ಬಂತು ಶಕ್ತಿ ಆಗ ಅರ್ಜುನನ ಮುಖವನ್ನು ನೋಡಿದ ಕೃಷ್ಣ ತಂತ್ರವನ್ನು ಮಾಡ್ತಾನೆ ಏನು ಮಾಡಿದ ಅಂದ್ರೆ ಅಲ್ಲೊಂದು ತಾವರೆ ಹೂವಿನ ದಂಟು ಬಿದ್ದಿತ್ತು ಆ ದಂಟನ್ನು ತಗೊಂಡ ಭೀಮಸೇನನ್ನು ಸಮಾಲೋಚ್ಯ ನಲಂ जग्राहपाणिनः द्विधा ಚಿಚ್ಛೇದವೈತತೆ ತು ಜರಾಸಂದವಧಂ ಪ್ರತಿ ಪಾಠ ಶ್ಲೋಕ ಇದು ಅರ್ಜುನ ನಿಮ್ಮ ಅಣ್ಣನಿಗೆ ಅವನನ್ನು ಸರಿಯಾಗಿ ಕೊಲ್ಲೋದು ಬರ್ತಾ ಇಲ್ವಲ್ಲ ಯಾಕೆ ಅಷ್ಟೊತ್ತಿಗೆ ಅವನನ್ನು ಸಿಗಿತಾ ಇದ್ದಾನೆ ಭೀಮಸೇನ ಕೊನೆಯಲ್ಲಿ ಎಷ್ಟು ಶಕ್ತಿ ಬಂತು ತನ್ನ ವಾಯುಪುತ್ರತ್ವವನ್ನು ನೆನೆದುಕೊಂಡು ಕೂಡಲೇ ಎಷ್ಟು ಶಕ್ತಿ ಉಂಟಾಯಿತು ಅಂದ್ರೆ ಜರಾಸಂಧನನ್ನು ನಾಮತ್ತಾಗಿ ಭೂಮಿಯಲ್ಲಿ ಕೆಡಹಿ ತೊಡೆಯನ್ನ ಕಾಲಿನಿಂದ ಊರಿಕೊಂಡು ಇನ್ನೊಂದು ಕಾಲನ್ನು ಹಿಡಿದು ಸೌದೆ ಸಿಗಿಯುವಂತೆ ಅನಾಮತ್ತಾಗಿ ಹರಿದ ತಲೆ ತನಕ ಜೋಡಿಸಿದ ಜಾಗ ಎಲ್ಲ ಆಪರೇಷನ್ ಆಗಿತ್ತು ಅಲ್ಲೇ ಹರಿದುಬಿಟ್ಟ ಹರಿದು ಎಸೆದ ಒಂದು ಕಡೆಗೆ ಎಸೆಯುವಾಗ ಎರಡು ತಲೆ ಭಾಗ ಒಂದು ಕಡೆ ಬರೆಯುವಂತೆ ಬರುವಂತೆ ಎಸೆದಿದ್ದರಿಂದ ಅದು ಮತ್ತೆ ಮತ್ತೆ ಕೂಡಿಕೊಂಡು ಬರ್ತಾ ಇತ್ತು ಭೀಮ ನೋಡಿದ ಏನು ಮಾಡೋದು ಏನು ಚಕತ್ಕಾರ ಗೊತ್ತಾಗಲಿಲ್ವಲ್ಲ ಸಿಗದು ಎಸೆದರೆ ಕೂಡ್ಕೊಂಡು ಬರ್ತಾ ಇದೆಯಲ್ಲ ನೋಡುವಾಗ ಅರ್ಜುನನಿಗೆ ಕೇಳುವಂತೆ ಮಧ್ಯ ತಲೆ ಹಾಕಬಾರ್ದಲ್ಲ ಕೃಷ್ಣ ಹೇಳಿದ ಪಾಪ ಅವನಿಗೆ ಗೊತ್ತಿಲ್ಲ ಅದನ್ನು ನಿಜೋಡಿ ಹಾಕಬೇಕಾಗಿತ್ತು ಗೊತ್ತಿಲ್ವಲ್ಲ ಎಂಬುದಾಗಿ ನಾಳವನ್ನು ಹರಿದು ಕಾಲು ತಲೆ ಸೇರುವಂತೆ ಈ ಕಡೆ ಎಸೆದ ಮೇಲೆ ಹುಬ್ಬು ಹಾರಿಸಿದ ಭೀಮಸೇನ ಕೊನೆಯ ಸಲ ಅವನನ್ನು ಸಿಗಿದು ಎಲ್ಲಿ ತಲೆ ಹಾಕಿದ್ದ ಒಂದು ಭಾಗ ಆ ಕಡೆಗೆ ಇನ್ನೊಂದು ಕಾಲು ಬರುವಂತೆ ಹಾಕಲಾಗಿ ಪೂರ್ಣವಾಗಿ ಸತ್ತು ಬಿದ್ದ ಮತ್ತೆ ಜೋಡಿಸಿಕೊಂಡು ಬರಲಿಲ್ಲ ಜರ ಆಯಿತು ಅಕ್ಕಿ ಚಪ್ಪಾಳೆ ಅವನು ದಿವ್ಯವಾದ ಇಂದ್ರ ರಥವಿತ್ತು ಕೃಷ್ಣ ನೆನೆಸಿಕೊಂಡ ಗರುಡನನ್ನ ಅದೇ ರಥದ ಮೇಲೆ ಗರುಡ ಬಂದು ಕೂತ್ಕೊಂಡ ಗರುಡ ಧ್ವಜವಾಯಿತು ಆಮೇಲೆ ಅವನ ಆಯುಧಗಳೆಲ್ಲ ವಶವಾಯಿತು ಜರಾಸಂದನ ಮಗನನ್ನ ಕರ್ಕೊಂಡು ಹೋದರು ಊರೊಳಗೆ ಅವನನ್ನು ಕೂರಿಸಿ ಭೀಮಾರ್ಜುನ ಕೃಷ್ಣರು ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿದರು ಇಲ್ಲಿ ಕೊಂದಿದ್ದಾರೆ ಮಗನಿಗೆ ಪಟ್ಟಾಭಿಷೇಕ ಅಪ್ಪ ಮಾಡಿ ಸಾಲದು ಊರವರೆಲ್ಲ ನೋಡಬೇಕು ಅಂತ ಮಾಡಿಕೊಂಡ ಮೇಲೆ ರಹಸ್ಯದಲ್ಲಿ ಕೃಷ್ಣ ಅವತ್ತು ಮಧ್ಯಾಹ್ನ ಪಟ್ಟಾಭಿಷೇಕ ಆದಮೇಲೆ ಅವನು ಕೇಳ್ತಾನೆ ನೀನು ಅಪ್ಪನ ದಾರಿಗೆ ಹೋಗೋನು ನಮ್ಮ ದಾರಿಗೆ ಬರೋನು ಅಂತ ಅವನಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯ ಉಳಿದಿತ್ತು ಇಪ್ಪತ್ಮೂರರಲ್ಲಿ ಮೂರರಲ್ಲಿ ಇಪ್ಪತ್ತೆರಡನ್ನು ಕೃಷ್ಣ ನಿರ್ನಾಮ ಮಾಡಿದ್ದ ಇನ್ನೊಂದು ಅಕ್ಷೋಹಣಿ ಉಳಿದಿತ್ತು ಮುಂದೆ ಮಹಾಭಾರತ ಯುದ್ಧ ಬರ್ತದೆ ಕೌರವರಿಗೆ ಪಾಂಡವರಿಗೆ ಲೇ ಸಹದೇವ ನೀ ಯಾವ ಕಡೆ ಅಂತ ಕೇಳಲಾಗಿ ಅಯ್ಯೋ ಕೇಳೋದೇನು ಬಂತು ಕೃಷ್ಣ ನೀ ಹೇಳಿದ ಕಡೆಯೇ ಇರ್ತೇನೆ ಅಂದ ಮೇಲೆ ಒಂದು ಅಕ್ಷೋಹಿಣಿ ಸೈನ್ಯವನ್ನ ಅವನ ಕೈಯಲ್ಲಿ ಪ್ರಾಮಿಸ್ ಮಾಡಿಸಿಕೊಂಡ ಅವನು ಕೊನೆಯ ತನಕ ನಿಷ್ಠೆಯಿಂದ ನಡೆದುಕೊಂಡ ದುಷ್ಟನ ಮಗನಾಗಿದ್ದರು ಒಳ್ಳೆ ರೀತಿಯಲ್ಲಿ ನಡೆದುಕೊಂಡ ಎಂಬಲ್ಲಿಗೆ ಇನ್ನೊಂದು ಉಪಪರ್ವ ಮುಗಿಯಿತು ದಿಗ್ವಿಜಯ ಪರ್ವಕ್ಕೆ ಹೊರಟಿದ್ದೇವೆ ಆ ರಥದಲ್ಲಿ ಹತ್ತಿ ಕೂತ್ಕೊಂಡು ಬೇಕಾದಷ್ಟು ಬಳುವಳಿಗಳನ್ನು ಪಡೆದುಕೊಂಡು ಮಗದ ರಾಜ್ಯದಿಂದ ಇಂದ್ರಪ್ರಸ್ಥಕ್ಕೆ ಬರ್ತಾ ಇರೋ ಸಮಾಚಾರವನ್ನು ಕೇಳಿದ ಧರ್ಮರಾಜ ಬಹಳ ಆನಂದವಾಯಿತು ಭೀಮ ಅರ್ಜುನ ಎರಡು ಕಣ್ಣಿದ್ದ ಹಾಗೆ ಅಂತ ಹೇಳ್ಕೊಂಡಿದ್ದ ಅಂತೂ ಎಲ್ಲೋ ಕರ್ಕೊಂಡು ಹೋದ್ನಲ್ಲ ನಮ್ಮ ಕೃಷ್ಣ ಏನ್ ಮಾಡ್ತಾನೋ ಏನ್ ಮಾಡ್ತಾನೋ ಅಂತ ಬಾಯಿ ಲಕ್ಕಿ ಹಾಕೊಂಡು ಕೂತಿದ್ದ ಅವನಿಗೆ ಸುಖವಾಗಿ ಬಂದರು ಅಂತ ಸಮಾಚಾರವನ್ನು ಕೇಳಿ ಆನಂದವಾಯಿತು ಊರು ಭಾಗದಲ್ಲಿ ಸ್ವಾಗತ ಮಾಡಿದ ಕೃಷ್ಣ ಅವನನ್ನು ಆಲಿಂಗನ ಮಾಡಿಕೊಂಡ ಈಗ ನನ್ನ ಮಾತನ್ನು ನಂಬುತ್ತೀಯ ಅಂದ ನಿನ್ನ ಮಾತನ್ನು ಯಾವತ್ತೂ ನಂಬ್ತೇನೆ ಒಂದೊಂದ್ಸಲ ಸನ್ಯಾಸ ಅಂತ ತಲೆಗೆ ಬರ್ತದಷ್ಟೇ ಅಷ್ಟೇ ಏನು ಕಶ್ಮೀರ ಮೂರ್ಛೆ ಹೋದ ಹಾಗೆ ಮುಂದಿನ ಕೆಲಸ ಏನು ಧರ್ಮರಾಜ ಕೇಳಿದ ಇನ್ನೇನು ಕೆಲಸ ಮುಖ್ಯವಾಗಿದ್ದು ಮುಳ್ಳನ್ನೇ ಕಿತ್ತು ಹಾಕಿದ್ದೇವೆ ನಿಮ್ಮ ನಾಲ್ಕು ತಮ್ಮಂದರು ನಾಲ್ಕು ದಿಕ್ಕಿಗೆ ದಿಗ್ವಿಜಯಕ್ಕೋಸ್ಕರವಾಗಿ ಹೋಗಲಿ ಅರ್ಜುನ ನೀನು ಉತ್ತರಕ್ಕೆ ಹೋಗು ಸೈನ್ಯ ತಗೊಂಡು ಎಂಬುದಾಗಿ ಅವನನ್ನು ಕಳಿಸಿದ್ದಾರೆ ಉತ್ತರ ದಿಕ್ಕು ಅಂದ್ರೆ ಎಲ್ಲಿಂದ ಇದು ನೀವು ಹಿಡಿತೀರಿ ಉತ್ತರ ಪೂರ್ವ ಪಶ್ಚಿಮ ಇದಕ್ಕೆ ಮಧ್ಯ ಮಧ್ಯಬಿಂದು ಯಾವುದು ರಾಮಾಯಣದಲ್ಲಿ ಕಾಂಡದಲ್ಲಿ ಇದೇ ಪ್ರಶ್ನೆ ಎಲ್ಲಿಂದ ಉತ್ತರ ಎಲ್ಲಿಂದ ದಕ್ಷಿಣ ನನಗೆ ತೋರ್ತದೆ ಇದೆಲ್ಲ ನೋಡಿದರೆ ನಮ್ಮ ಭಾರತ ದೇಶದಲ್ಲಿ ಉಜ್ಜಯಿನಿ ಅಂತ ಒಂದೇನು ಪ್ರಾಂತ ಇದೆ ವಿಕ್ರಮಾದಿತ್ಯ ಈ ಗ್ರಹ ನಕ್ಷತ್ರಗಳನ್ನೆಲ್ಲ ಪರೀಕ್ಷೆ ಮಾಡುವುದಕ್ಕೆ ಅಬ್ಸರ್ವೇಟರಿ ಇಟ್ಟ ಜಾಗ ಅದು ಅಕ್ಷಾಂಶ ರೇಖಾಂಶಗಳು ಕೂಡುವಂತಹ ಜಾಗ ಪಂಚಾಂಗದಲ್ಲಿ ಇವತ್ತಿಗೂ ಹಾಕ್ತಾರೆ ನೋಡಿ ಉಜ್ಜಯಿನಿಯಿಂದ ಮೇಲಕ್ಕೆ ಉಜ್ಜಯಿನಿಯಿಂದ ಕೆಳಕ್ಕೆ ಕ್ಷಿಪ್ರಾ ನಿಧಿಯಿಂದ ಮೇಲಕ್ಕೆ ಕ್ಷಿಪ್ರಾ ನಿಧಿ ಕೆಳಕ್ಕೆ ಆ ರೀತಿ ಕಿಟ್ಕೋಬೇಕು ಅರ್ಜುನ ಉತ್ತರ ದಿಕ್ಕಿಗೆ ಹೊರಟ ಆನರ್ತರು ಕಾಲಕೂಟರು ಕುಳಿಂದರು ಸುಮಂಡಲರು ಶಾಖಲದ್ವೀಪ ಪ್ರಾಗ್ಜ್ಯೋತಿಷಪುರ ಪ್ರಾಗ್ಜ್ಯೋತಿಷ ಅಂತ ಒಂದು ಊರು ಇದರಲ್ಲಿ ಎಲ್ಲಿದೆ ಅಂತ ಪ್ರಾಗ್ ಜ್ಯೋತಿಷ ಪ್ರಾಕ್ ಪೂರ್ವಕ್ಕೆ ಅತ್ಯಂತ ಈಸ್ಟರ್ನ್ ಮೋಸ್ಟ್ ಸಿಟಿ ಸೂರ್ಯ ಹುಟ್ಟಿದರೆ ಸೂರ್ಯನ ಬೆಳಕು ಮೊದಲು ಕಾಣಿಸ್ತಾ ಇದ್ದ ಊರು ಪ್ರಾಯಶಃ ಹಾಂಕಾಂಗ್ ಇರ್ಬೋದು ಅಂತ ಕಾಣುತ್ತೆ ಅಥವಾ ಟೈವಾನ್ನಲ್ಲಿ ಯಾವುದೋ ಒಂದು ಈ ಚೈನಾ ಮತ್ತು ಜಪಾನ್ ನಡುವಿನ ಯಾವುದೋ ದ್ವೀಪ ಇರ್ಬೋದು ಅಂತ ಕಾಣುತ್ತೆ ಅಷ್ಟು ದೂರ ಹೊರಟೋದ್ರಲ್ಲ ಅಂದ್ರೆ ಮುಂದೆ ವರ್ಣನೆ ಮಾಡ್ತಾರೆ ಇದು ಚೀಣಿ ಸೈನ್ಯ ಹಳದಿ ಬಣ್ಣದ ಸೈನ್ಯ ಭಗದತ್ತನ ಸೈನ್ಯ ಕೌರವರ ಕಡೆ ನಿಂತುಕೊಂಡಿತ್ತು ಅಂತ ವರ್ಣನೆ ಮಾಡ್ತಾರೆ ಉತ್ತರ ಭಾಗ ಅಂದ್ರೆ ಇಡೀ ಚೈನಾ ರಷ್ಯಾ ಎಲ್ಲ ಬಂದ ರಷ್ಯಾ ದೇಶಕ್ಕೆ ಬೇರೆ ಹೆಸರಿತ್ತು ರಷ್ಯಾ ಅಂತ ಒಂದಿರಲಿಲ್ಲ ಉತ್ತರದ ಎಲ್ಲ ಭಾಗವನ್ನು ಗೆದ್ದಿದ್ದಾನೆ ಭೂಮಿಯ ಮೇಲೆ ಹುಳಗಳು ಭೂಮಿಯ ಒಳಗಿಂದ ಇರುವೆಗಳು ಬಂಗಾರದ ಪುಡಿಯನ್ನು ಮೇಲಕ್ಕೆ ತಂದು ಹಾಕ್ತಾ ಇದ್ದ ದೇಶ ಹೊಂದಿತ್ತಂತೆ ಹೆಡಿಗೆ ಹೆಡಿಗೆ ಬುಟ್ಟಿಗೆಗಳಲ್ಲಿ ಬಂಗಾರವನ್ನು ಸ್ವೀಕಾರ ಮಾಡಿಕೊಂಡು ದೊರೆಗಳನ್ನೆಲ್ಲ ಗೆದ್ದು ರಾಜಸೋಯಕ್ಕೆ ಬರಬೇಕು ಎಂಬುದಾಗಿ ಹೇಳಿ ಅರ್ಜುನ ಉತ್ತರ ದಿಕ್ಕಿಗೆ ಹೋಗಿದ್ದಾನೆ ಅದು ಅನೇಕ ರಾಜ್ಯಗಳ ಹೆಸರನ್ನು ಕೊಡ್ತಾರೆ ಇಲ್ಲಿ ಈ ಭಗದತ್ತ ಯಾರು ಇವನೇ ನರಕಾಸುರನ ಮಗ ನರಕಾಸುರನ ಕೃಷ್ಣ ಕೊಲ್ಲುವಾಗ ಭಗದತ್ತನಿಗೆ ಪಟ್ಟಾಭಿಷೇಕ ಮಾಡಿ ನಾನು ಹೇಳ್ದ ಕೇಳಬೇಕು ಅಂತ ವಾಗ್ದಾನ ಮಾಡಿಕೊಂಡಿದ್ದ ಕಳ್ಳನರಿ ಈ ಭಗದತ್ತ ಪಾಂಡವರಿಗೆ ಕಪ್ಪ ಕಾಣಿಕೆ ಕೊಡೋದಕ್ಕೆ ಒಪ್ಪಿಕೊಂಡನಾದ್ರಿಂದ ಬದುಕಿದ ಆದರೆ ಯುದ್ಧ ಬಂದಾಗ ಅವನು ಕೌರವರ ಕಡೆಯೇ ಸೇರಿಕೊಂಡ ಆಪರ್ಚುನಿಸ್ಟ್ ಆಗಿದ್ದರಿಂದ ಆ ಭಗದತ್ತ ಮುದುಕನ ಕಾಣಿಸ್ತಿದ್ದ ತಲೆಯೆಲ್ಲ ಬೆಳ್ಳಿಗಿತ್ತು ಹುಬ್ಬು ಜೋಲಾಡ್ತಾ ಇತ್ತು ಎಷ್ಟರ ಮಟ್ಟಿಗೆ ಅಂದ್ರೆ ಈ ಮೇಲಿನ ಕಣ್ಣಿನ ರೆಪ್ಪೆ ಯಾವಾಗಲೂ ಮುಚ್ಕೊಳ್ತಾ ಇತ್ತು ಚೈನೀಯರು ಮುಖವೇ ಹಾಗೆ ಹೌದೋ ಇದು ನಮ್ಮ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದು ಟಿಬೆಟ್ನವಳು ಅವಳು ಜೋರಾಗಿ ನಕ್ಕರೆ ಕಣ್ಣು ಮುಚ್ಚಿ ಹೋಗ್ತಿತ್ತು ಅವಳಿಗೆ ನಗಬೇಡ ತಾಯಿ ನಕ್ಕರೆ ನಿನ್ನ ಕಣ್ಣು ಕಾಣಿಸೋದಿಲ್ಲ ಅನ್ನ ಎರಗಿಸೋವೆ ಭಗದತ್ತನಿಗೆ ಕಣ್ಣು ಮುಚ್ಚಿಕೊಳ್ತಿತ್ತು ರೆಪ್ಪೆ ಅದಕ್ಕೇನು ಮಾಡಿದ್ದ ಈ ರೆಪ್ಪೆಗಳನ್ನೇ ಎತ್ತಿ ಕಟ್ಟಿ ಒಂದು ಪಟ್ಟಿ ಬಿಗಿದುಕೊಂಡಿದ್ದ ಯುದ್ಧದಲ್ಲಿ ವರ್ಣೆ ಇದೆ ಇದು ಅವನಲ್ಲಿ ಒಂದು ಆನೆ ಇತ್ತು ಸುಪ್ರತೀಕವೆಂಬ ಆನೆ ಆ ಆನೆ ಒಂದು ಭೀಮನ ಮೇಲೆ ಏರು ಬರ್ತದೆ ಹುಚ್ಚು ಅದು ಹೆಂಡ ಕುಡಿದ ಹಾಗೆ ಅದನ್ನ ಗದೆಯಿಂದ ಹೊಡೆದು ಸಾಯಿಸ್ತಾನೆ ಮುಂದೆ ಕತೆ ತುಂಬಾ ಚೆನ್ನಾಗಿದೆ ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ ಲೇ ಅವನ ಕಣ್ಣಿನ ಪಟ್ಟಿ ಮೊದಲು ಕತ್ತರಿಸೋ ಅಂತ ಕತ್ತರಿಸಿದ ಕೂಡಲೇ ಕಣ್ಣು ಮುಚ್ಚಿಕೊಳ್ತು ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲಿಲ್ಲ ಆಮೇಲೆ ಅವನನ್ನು ಅರ್ಜುನನ ಬಾಣಗಳಿಗೆ ಆಹುತಿ ಕೊಡ್ತಾರೆ ನರಕಾಸುರನ ಪುತ್ರ ಭಗದತ್ತ ಅವರನ್ನೆಲ್ಲ ಗೆದ್ದುಕೊಂಡು ಉತ್ತರ ಭಾಗದಿಂದ ವಾಪಸ್ ಬಂದ ಕಿಂಪುರುಷ ದೇಶ ಹಾಟಕ ದೇಶ ಹಾಟಕ ಅಂದ್ರೆ ಬಂಗಾ ಇದು ಬಂಗಾರ ಹಾಟಕ ದೇಶ ಆಮೇಲೆ ಇನ್ನು ಉತ್ತರ ಕುರುಭಾಗ ಎಲ್ಲವನ್ನ ಗೆದ್ದುಕೊಂಡು ಬಂದ ಬೇಕಾದಷ್ಟು ವರ್ಣನೆ ಮಾಡಿದ್ದಾರೆ ದಕ್ಷಿಣ ಪಾಠದಲ್ಲಿ ಮಹಾಭಾರತದಲ್ಲಿ ಹೆಚ್ಚು ವರ್ಣನೆಗಳನ್ನು ಕೊಟ್ಟಿದ್ದಾರೆ ಪೂರ್ವ ದಿಕ್ಕಿಗೆ ಹೊರಟ ಭೀಮಸೇನ ಸಮುದ್ರ ದಾಟಬೇಕಲ್ಲ ಬಂಗಾಳ ಕೊಲ್ಲಿ ಪೂರ್ವಾಂಧಿ ಸಂವಿಜೇತು ಪ್ರಸ್ತುತಸ್ಯ ಭೀಮಸೇನಸ್ಯ ವಿವಿಧ ದೇಶಾನಾಮುಪರಿ ವಿಜಯ ಅವನು ಯಾವ ಯಾವ ದೇಶ ಗೆದ್ದುಕೊಂಡು ಬಂದ ಅಂದ್ರೆ ಪಾಂಚಾಲರು ಮೊದಲೇ ಅಳಿಯಂದ್ರು ಅಲ್ಲಿ ಆಯಿತು ಗಂಡಕ ದೇಶಕ್ಕೆ ಹೋದನಂತೆ ದಾಶಾರ್ಣ ದೇಶಕ್ಕೆ ಹೋದ ಶಿಶುಪಾಲನನ್ನು ಗೆದ್ದ ಕುರುಚೇರಿ ಇದೆಲ್ಲ ಸ್ವಲ್ಪ ಓವರ್ಲ್ಯಾಪ್ ಆಗುತ್ತೆ ಪೂರ್ವ ಉತ್ತರವೇ ಕನ್ಫ್ಯೂಷನ್ ಆಗುತ್ತೆ ನಮಗೆ ತ್ರಿದಶರನ್ನ ಗೆದ್ದ ಎಲ್ಲವನ್ನ ಗೆದ್ದು ಪೂರ್ವ ದಿಕ್ಕಿನಿಂದ ನೋಡಿ ಶಂಕ ಶಕದೇಶ ಬರ್ಬರರು ವೈದೇಹಕರು ವರ್ಮಕರು ಶರ್ಮಕರು ಮಲ್ಲರು ಸೋಮಧೇಯರು ಮತ್ತು ಕರ್ಣನನ್ನ ಗೆದ್ದ ಅಂಗರಾಜನನ್ನ ಕರ್ಣ ಕಪ್ಪ ಕೊಡ್ತೀಯೋ ಇಲ್ವೋ ಕಪ್ಪ ಕೊಡ್ತೀನಿ ಹಿಂದೆ ಮುಂದೆ ಗೊತ್ತಿಲ್ಲ ಪಾಲಿಟಿಕ್ಸು ಕಪ್ಪ ಕೊಟ್ಟುಬಿಟ್ಟ ಕರ್ಣ ಅಲ್ಲಿಂದ ಸಹದೇವನನ್ನ ದಕ್ಷಿಣಕ್ಕೆ ಕಳಿಸಿದ್ರು ಇದನ್ನು ಸ್ವಲ್ಪ ಹೇಳಬೇಕು ದಕ್ಷಿಣ ದಿಕ್ಕಿಗೆ ಹೊರಟವನು ಪಾಂಡ್ಯರನ್ನ ಚೇರರನ್ನ ಚೋಳರನ್ನ ಕಿಷ್ಕಿಂಧೆಯನ್ನ ವಾನರ ರಾಜಧಾನಿಯನ್ನ ನೀಲನ ಮಾಹಿಷ್ಮತಿ ನಗರವನ್ನ ಗೆದ್ದಿದ್ದಾನೆ ಮಾಹಿಷ್ಮತಿ ನಗರದಲ್ಲಿ ನೀಲಧ್ವಜನೆಂಬ ಅವನಿಗೆ ಮಗಳು ಜ್ವಾಲೆ ಎಂಬುವಳು ಮನೆಯ ಅಳಿಯ ಅಗ್ನಿ ಅವನೇ ಕೋಟೆ ಅಂತ ಊರನ್ನು ಕಾಪಾಡ್ತಾ ಇದ್ದ ಕನ್ನಡ ಜೈಮಿನಿ ಭಾರತದಲ್ಲಿ ಕಥೆ ಬರ್ತದೆ ಆ ನೀಲ ಗೆದ್ದಿದ್ದಾನೆ ಆ ಕಥೆ ಉಪಕಥೆ ಬಿಟ್ಬಿಡ್ತೇನೆ ಮತ್ತೆ ಎಲ್ಲ ಬರ್ತದೆ ಅಲ್ಲಿ ಅಲ್ಲಿಂದ ಸಮುದ್ರ ತೀರ ತನಕ ರಾಮಸೇತು ತನಕ ಹೋಗಿಬಿಟ್ಟ ಆಮೇಲೆ ಸಮುದ್ರ ಇದೆಯಲ್ಲ ಆ ಕಡೆ ಲಂಕೆ ಇದೆ ಲಂಕೆಗೆ ಹಾಗೆ ಹೋಗೋದು ಭೀಮಸೇನ ಮಗನನ್ನ ಘಟೋತ್ಕಚನನ್ನ ಧ್ಯಾನ ಮಾಡಿದ ಪೂರ್ವಯುಗದಲ್ಲಿ ಹನುಮಂತನೇ ಲಂಕೆ ಮಾಡಿದರೆ ಇಲ್ಲಿ ಮಾರುತನ ಇನ್ನೊಂದು ಅಂಶ ಭೀಮಸೇನನ ಮಗ ಏನು ಬೇಕು ಚಿಕ್ಕಪ್ಪ ಅಂತ ಕೇಳಿದ ಈ ಲಂಕೆಗೆ ಹೋಗಬೇಕಲ್ಲೋ ಕಪ್ಪ ಕಾಣಿಕೆ ತಗೊಂಡ್ಬರ್ಬೇಕಲ್ಲೋ ಸರಿ ನಿನಗೇಕೆ ಯೋಚನೆ ಎಂಬುದಾಗಿ ಹೇಳಿ ಅವನು ಲಂಕೆಗೆ ಹೋದ ವಿಭೀಷಣ ಎದುರು ನಿಂತುಕೊಂಡ ಏನು ಬೇಕು ಅಂತ ಕೇಳಿದ ಏನಿಲ್ಲ ನಮ್ಮ ದೊಡ್ಡಪ್ಪ ಯಾಗ ಮಾಡ್ತಿದ್ದಾನೆ ಆ ಕಡೆ ನಿಂತಿದ್ದಾನೆ ಸಹದೇವ ನಿನ್ನ ಸಹಾಯ ಬೇಕು ಕಪ್ಪ ಕಾಣಿಕೆ ಕೊಡಬೇಕು ಏನು ಕೊಡಬೇಕು ನಿನಗೇನು ಏನು ತೋರುತ್ತೋ ಕೊಡು ಅಂದ ಇಲ್ಲಿ ಸಂವಾದ ತುಂಬಾ ಸೊಗಸಾಗಿರುವುದನ್ನು ಕುಮಾರವ್ಯಾಸ ವರ್ಣನೆ ಮಾಡಿ ಬರೆದಿದ್ದಾನೆ ಕಾಲವಾವುದು ತನ್ನ ಶಕ್ತಿಯ ಕೀಳು ಮೇಲಾವುದು ವಿಭೀಷಣ ಕಣ್ಣಲ್ಲಿ ನೀರು ಉಂಟಾಯಿತಂತೆ ಇದು ನೋಡಿ ಕನ್ನಡ ಕವಿ ಪ್ರತಿಭೆ ಹೇಗೆ ಬಳಸಿದ್ದಾನೆ ಅನ್ನೋದಕ್ಕೆ ಮೂಲದಲ್ಲಿಲ್ಲ ಇದು ವಿಭೀಷಣ ಅಳ್ತಾನೆ ರಾಮಾವತಾರದಲ್ಲಿ ಪ್ರಭು ನನ್ನ ಸೇವೆಯನ್ನ ಪ್ರಧಾನ ಅಂತ ಸ್ವೀಕಾರ ಮಾಡಿದ ಸೇತುವೆಯನ್ನು ಕಟ್ಟಿದ ನಮ್ಮೂರು ತನಕ ಬಂದ ಯುದ್ಧದಲ್ಲಿ ಬಲಭುಜವಾಗಿ ನಿಂತು ರಘುವೀರನಿಗೆ ಸೇವೆಯನ್ನು ಮಾಡಿದೆ ಈ ಕೃಷ್ಣಾವತಾರದಲ್ಲಿ ನನ್ನ ಎಳ್ಳಷ್ಟು ಸೇವೆಯನ್ನು ತಗೊಳ್ಳಿಲ್ಲ ನಮ್ಮ ಕೃಷ್ಣ ಕಾಲವಾವುದು ತನ್ನ ಶಕ್ತಿಯ ಕೀಳು ಮೇಲಾವುದು ಸಹಾಯದ ಮೇಲೂ ಸಲಗೇನೆಂದು ನೋಡದೆ ಬಯಲ ಗರ್ವದಲ್ಲಿ ನನ್ನ ಶಕ್ತಿ ನೋಡ್ಕೋಬೇಕು ಆಗ ಮಾಡಿದೆ ಈಗ ಮಾಡಲಿಲ್ಲವಲ್ಲ ಅಂದ್ರೆ ಈಗ ಶಕ್ತಿ ಕಡಿಮೆ ಆಗಿದೆ ಯುಗಧರ್ಮ ಬದಲಾಗಿದೆ ಅದನ್ನು ತಿಳ್ಕೊಳ್ಳದೆ ಸುಮ್ಮನೆ ಜಂಬದಿಂದ ಸೋಲುವುದು ಜಗ ಇಹ ಪರದ ಗತಿ ಕಾಳಹುದು ಖಳಗರಿಯದು ಅದನ್ನು ಉಬ್ಬೇಳುವರು ಬಲಿದಂದು ಜರದನು ತನ್ನ ಮಂತ್ರಿಗಳ ಕಾಲ ಬದಲಾಗಿದೆ ಮಂತ್ರಿಗಳಿಗೆ ಬೈತಾ ಇದ್ದಾನೆ ಧರ್ಮರಾಜ ರಾಜಸೂಯ ಮಾಡ್ತಾ ಇದ್ದಾನೆ ನಮ್ಮೂರ ತನಕ ಸಹದೇವ ಬಂದು ಅಸಹಾಯಕನಾಗಿ ಸಮುದ್ರ ತೀರದಲ್ಲಿ ನಿಲ್ಲೋ ತನಕ ಯಾವುದಕ್ಕೂ ಅವಕಾಶ ಕೊಟ್ರಿ ನಿಮಗೇನು ಗೂಡು ಸರಿಯೇ ಇರಲಿಲ್ಲವೆ ಸಮಾಚಾರ ಮೊದಲೇ ಕಳಿಸಿದ್ರೆ ರಾಕ್ಷಸರು ನಾವು ಮಾಯಾವಿಗಳು ಬುಟ್ಟಿ ಬುಟ್ಟಿಗಳಲ್ಲಿ ಬಂಗಾರ ತಗೊಂಡು ಹೋಗಲು ನಾವೇ ಅರ್ಪಿಸೋದನ್ನು ಬಿಟ್ಟು ಅವನ್ನ ನಮ್ಮೂರ ತನಕ ನಾವು ಬರುವಂತೆ ಮಾಡ್ತಿದ್ದೇವಲ್ಲ ಆದರೆ ಪ್ರಭು ನನ್ನ ಸೇವೆ ಸ್ವೀಕಾರ ಮಾಡಲಿಲ್ಲ ಅದರಿ ನೀ ದ್ವಾಪರದಲ್ಲಿ ಹರಿ ಉದಯಿಸಿದನು ಆ ಕಾಲದಲ್ಲಿ ಸಲಹಿದನು ನಮ್ಮನು ಹಿಡಿದ ಹಿಡಿದನಿವರನು ವರ್ತಮಾನದಲ್ಲಿ ಪದದ ದರ್ಪದಲ್ಲಿ ಅಂಬುಜಾಕ್ಷಣ ಪದವ ಮರೆದರೆ ಪಾತಕದ ದುರ್ಗದಲ್ಲಿ ಕೆಡಹನೇ ನಮ್ಮನೆಂದು ವಿಭೀಷಣನು ನುಡಿದ ಅಹಂಕಾರದಲ್ಲಿ ನಾವು ಮೆರೆದರೆ ದೇವರು ನಮ್ಮನ್ನು ಮರೆತು ಬಿಡ್ತಾನೆ ನನ್ನ ಸೇವೆ ಯಾಕೆ ಸ್ವೀಕಾರ ಮಾಡಲಿಲ್ಲ ರಾಮಾವತಾರದಲ್ಲಿ ನಾನು ಅವನ ಆಪ್ತ ಭಕ್ತ ಅಂತ ಪಟ್ಟೆ ಅಂತ ಕಾಣುತ್ತೆ ಛಿ ನಿನ್ನ ಸವಾಸ ಬೇಡ ಅಂತ ಬಿಟ್ಟುಬಿಟ್ಟ ಅಂತ ಕಾಣುತ್ತೆ ಅಂತ ವಿಭೀಷಣ ನೊಂದುಕೊಂಡ ಆಮೇಲೆ ಏನಾರು ಕಳಿಸ್ಬೇಕಲ್ಲ ಏನ್ ಮಾಡಿದ ತನ್ನ ಕೋಟೆಯ ಪೂರ್ವದ್ವಾರದಲ್ಲಿ ಬಂಗಾರದಿಂದ ಆದ ಏಳು ತಾಳೆ ವೃಕ್ಷಗಳನ್ನು ಮಾಡಿಸಿ ಅದು ಮೆಮೆಂಟೋ ಅಂತ ಜೋಡಿಸಿದ್ದ ರಾವಣ ಎಲ್ಲೆಲ್ಲಿಂದ ಲೂಟಿ ಮಾಡ್ಕೊಂಡು ಬಂದದ್ದು ಗಜನಿ ಮಹಮ್ಮದನ ಹಾಗೆ ಕೀಳಿಸಿದನು ಅರಮನೆಯ ಹೇಮದ ತಾಳಮರ ಹದಿನಾಲ್ಕನು ಅಧ್ವರ ಶಾಲೆ ಇದರಲ್ಲಿ ತೋರಣ ಸ್ತಂಭಗಳಹದೆಂದು ಮೇರ ರಾಕ್ಷಸ ಟಂಕದಚ್ಚಿನ ಜಾಳಿಗೆಗಳನ್ನು ರಾಕ್ಷಸರ ಮುದ್ರೆ ಇದ್ದಂತಹ ಜಾಳಿಗೆ ಎಲ್ಲ ಕಿತ್ತು ಕೀಳಿಸಿ ತರಿಸಿ ಕಟ್ಟಿಸಿ ಮೇಲು ಮುದ್ರೆಗಳಿಕ್ಕಿದವು ಕರೆಸಿದನು ಹೊರೆಯದವು ಅದನ್ನೆಲ್ಲ ಕುಲಪರ್ವತಗಳಂತೆ ತಲೆ ಮೇಲೆ ಹೊತ್ತು ಹೊತ್ತು ರಾಕ್ಷಸರು ತಗೊಂಡು ಹೋಗಿ ಸಹದೇವನು ಕೊಡ್ತಾರೆ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ ದಕ್ಷಿಣ ದಿಕ್ಕಿನಿಂದ ಪುಷ್ಕಳವಾದಂತಹ ಪದಾರ್ಥಗಳೆಲ್ಲ ತಂದುಬಿಟ್ಟ ಯಜ್ಞಕ್ಕೆ ಸಾಕಾಗಿ ಮಿಗುವಷ್ಟು ಐಶ್ವರ್ಯ ಉಂಟಾಯಿತು ಪಶ್ಚಿಮ ದತ್ತನ ಕುಲನ್ನು ಕಳಿಸಿದ್ರು ಅವನು ಪಂಜಾಬ್ ಪಶ್ಚಿಮ ಪಶ್ಚಿಮದ ಪ್ರಾಂತ ಪಂಚನರ ಇದೆಲ್ಲ ಪ್ರತೀಚೀಂ ವಾಸುದೇವೇನ ನಿರ್ಜಿತಾಂ ಶಂಕರದ್ವೀಪ ಇತ್ಯಾದಿಗಳನ್ನೆಲ್ಲ ಗೆದ್ದು ಸಹರಾ ಮರುಭೂಮಿ ತನಕ ಹೋಗಿ ಇವತ್ತು ಉತ್ತರ ದಕ್ಷಿಣ ಅಮೆರಿಕೆ ಅಂತ ಏನು ಹೇಳ್ತೇವೆ ಪಾತಾಳಾದಿ ಲೋಕಗಳು ಅದನ್ನೆಲ್ಲ ಗೆದ್ದುಕೊಂಡು ಸಮಸ್ತ ಐಶ್ವರ್ಯ ಸಂಪನ್ನರಾಗಿ ನಾಲ್ವರು ಪಾಂಡವರು ರಾಜಧಾನಿಗೆ ಬಂದು ಸೇರಿದರು ಅಲ್ಲಿಂದಾಚೆಗೆ ಯುಧಿಷ್ಠರನ ಪಟ್ಟಾಭಿಷೇಕ ಆಗಬೇಕು ಲೋಕದಲ್ಲಿರ್ತಕ್ಕಂಥ ಎಲ್ಲ ರಾಜ ಮಹಾರಾಜರುಗಳಿಗೆ ಪತ್ರಗಳನ್ನು ಹಾಕಿದರು ಯಾರ್ಯಾರು ಕಪ್ಪ ಕೊಟ್ಟಿದ್ರು ಕಪ್ಪ ಕೊಟ್ಟಿರಲಿಲ್ಲ ಪುಡಿ ರಾಜರು ಯಾರಿದ್ರು ಎಲ್ಲೆಲ್ಲೆಲ್ಲ ಮಹರ್ಷಿಗಳಿದ್ದರು ಬ್ರಹ್ಮರ್ಷಿಗಳಿದ್ದರು ವೇದಾಧ್ಯಯನ ಮಾಡುವ ಮುಖಂಡರಿದ್ದರು ಪ್ರತಿ ಒಂದು ಅಗ್ರಹಾರಕ್ಕೆ ಪತ್ರಿಕೆ ಹೋಗಿದೆ ಧರ್ಮರಾಜ ರಾಜಶೂಯ ನಡೀತಾ ಇದೆ ನೀವು ಬರಬೇಕು ನೀವು ಬರಬೇಕು ಆಮೇಲೆ ಕೃಷ್ಣನಿಗೆ ಪತ್ರವನ್ನು ಹಾಕಿದ ಕೃಷ್ಣನು ಬಂದು ಸೇರಿದ ಆ ಕೃಷ್ಣನಿಗೆ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಪಂಚಪಾಂಡವರು ತ್ವತ್ಕೃತೆ ಪೃಥಿವೀ ಸರ್ವ ಮದ್ವಶೇ ಕೃಷ್ಣ ವರ್ತತೆ ಯಾಗವೊಂದು ಬಾಕಿಯೋ ಕೃಷ್ಣ ಈಗಾಗಲೇ ನನ್ನ ತಮ್ಮಂದಿರು ಪ್ರಭು ನಿನ್ನ ಕರುಣೆಯಿಂದ ಎಲ್ಲ ಭೂಮಿಯನ್ನು ತಂದಿದ್ದಾರೆ ನನಗೋಸ್ಕರವಾಗಿ ಧನಂಚ ಬಹುವಾರ್ಷ್ಣೇಯ ತ್ವತ್ಪ್ರಸಾದಾದುಪಾರ್ಜಿತಂ ಸಮಸ್ತ ಐಶ್ವರ್ಯ ಪ್ರಾಪ್ತಿಯಾಯಿತು ಸೋಹಮಿಚ್ಛಾಮಿ ತತ್ಸರ್ವಂ ವಿಧಿವತಿ ದೇವಿಕಿ ಸುತ ಉಪಯೋಕ್ತು ದ್ವಿಜಾಗ್ರೇಭ್ಯ ಹವ್ಯವಾಹೇ ಮಾಧವ ನೀನು ಅಪ್ಪಣೆ ಕೊಡಬೇಕು ಇಷ್ಟೊಂದು ಐಶ್ವರ್ಯವನ್ನು ಬ್ರಾಹ್ಮಣರಿಗೆ ದಾನ ಮಾಡು ಯಾಗ ಮಾಡುವುದು ಉದ್ದೇಶ ಬ್ರಾಹ್ಮಣರಿಗೆ ಕೊಡಬೇಕು ವೇದ ಚೆನ್ನಾಗಿದ್ದರೆ ಭೂಮಿ ಸಾತ್ವಿಕರು ಚೆನ್ನಾಗಿದ್ದರೆ ಭೂಮಿ ಉಳಿದಿದ್ದನ್ನು ಅಗ್ನಿಗೋಸ್ಕರವಾಗಿ ಯಾಗ ಚೆನ್ನಾಗಿ ರಿಚುವಲ್ ನಡೆಯೋಕೆ ಉಪಯೋಗ ಮಾಡ್ತಿದ್ದೇವೆ ನೀನು ಅದಕ್ಕೆ ಸಹಾಯವನ್ನು ಮಾಡಬೇಕು ಅನುಜ್ಞೆ ಕೊಡಬೇಕು ತದಹಂ ಎಷ್ಟು ಮಿಚ್ಚಾಮಿ ದಾಶಾರ್ಹ ಸಹಿತಸ್ತ್ವಯ ಯಾಗ ಪೂರ್ತಿಯಾಗೋ ತನಕ ನೀ ನನ್ನ ಪಕ್ಕದಲ್ಲೇ ಇರಬೇಕು ಇಲ್ಲೇ ಬಂದೆ ಅಂತ ಮತ್ತೆ ದ್ವಾರಕೆಗೆ ಹೋಗೋದು ಅಲ್ಲೊಬ್ಬ ಗೋಪಿ ನುಡ್ಕೊಂಡು ಹೋಗೋದು ಇನ್ನೊಂದು ಕಡೆ ಹೋಗೋದು ಅವನನ್ನು ಕೊಲ್ಲಬೇಕು ಹೀಗೆಲ್ಲ ಹೋಗತಕ್ಕದ್ದಲ್ಲ ನನ್ನ ಪಕ್ಕದಲ್ಲೇ ಇರಬೇಕು ಆದ್ರಿಂದ ಒಳ್ಳೆ ಜೋಯಿಸರನ್ನು ನೀನೇ ಕೇಳಿ ದೀಕ್ಷೆಗೆ ಬೇಕಾದ ಒಳ್ಳೆ ಮುಹೂರ್ತವನ್ನು ಇಟ್ಟುಬಿಡು ತದ್ದೀಕ್ಷಾಭಯ ಗೋವಿಂದ ಅಥವಾ ಮಹಾತ್ಮಾನ ಮಹಾಭುಜ ನೀನೇ ದೀಕ್ಷೆ ಮಾಡಿಕೋ ನೀನೇ ಯಾಗ ಮಾಡು ಅಂದ ಧರ್ಮರಾಜ ಕೃಷ್ಣ ಹೇಳಿದ ಒಳ್ಳೆ ಚೆನ್ನಾಯ್ತಲ್ಲ ಹೆಣ್ಣನ್ನು ಹುಡ್ಕೊಂಡ್ಬಂದು ಮದುವೆ ನೀ ಮಾಡ್ಕೋ ಅಂದ್ರೆ ನನಗೆ ಮಾಡ್ಕೋ ಅಂತ ಪುರೋಹಿತರು ಹೇಳ್ತಾ ಇದೆಯಲ್ಲ ಅಂತ ಹೇಳಿ ತ್ವಯಿಷ್ಟವತಿ ದಾಸಾರ್ಹ ವಿಪಾಪ್ಮ ಭವಿತಾಖ್ಯಹಂ ನೀ ಪಟ್ಟಾಭಿಷೇಕ ಮಾಡ್ಕೋ ಕೃಷ್ಣ ನಾ ಸನ್ಯಾಸಕ್ಕೆ ಹೋಗ್ತೇನೆ ಅಂತ ನೋಡು ಎಲ್ಲಿ ಬಂತು ಈ ತಬ್ಬಲು ಬುದ್ಧಿ ನಿನಗೆ ಎಷ್ಟು ಹೇಳಿದ್ರು ಸನ್ಯಾಸ ಅಂತ ತಿರಿಯೇ ನೀನು ಅದಕ್ಕೆ ಕೃಷ್ಣ ಹೇಳಿದ ತ್ವಮೇವ ರಾಜ ಶಾರ್ದೂಲ ಸಮ್ರಾಡರ್ಹೋ ಮಹಾಕೃತಂ ನಿಯುಂಕ್ಷತ್ವಂ ಚ ಮಾಂಚ ಕೃತ್ಯೇ ಸರ್ವಂ ಕರ್ತಾಸ್ಮಿತೇವತಃ ನೀನು ಪೀಠದ ಮೇಲೆ ಕೊಡು ಚಕ್ರವರ್ತಿ ಕಾಣೋ ಧರ್ಮರಾಜ ನಾನು ನಿನ್ನ ಭೃತ್ಯ ಕಾಣೋ ನನಗೇನು ಅಪ್ಪಣೆ ಕೊಡ್ತೀಯೋ ಆ ಕೆಲಸ ಮಾಡ್ತೀನಪ್ಪ ಅಂತ ಕೃಷ್ಣ ಹೇಳಿದ ಎಂಬಲ್ಲಿಗೆ ಇವತ್ತಿಗೆ ಶಾಸನವಾಗ್ತಾ ಇದೆ ನಾಳೆ ಅದ್ದೂರಿಯಿಂದ ಯಾಗ ನಡೆಯುತ್ತೆ ಆ ಯಾಗಕ್ಕೆ ಮುಹೂರ್ತ ಇಟ್ಟಿದ್ದಾರೆ ಅಮಾವಾಸ್ಯೆ ಮುಹೂರ್ತ ವೇದವ್ಯಾಸರು ಇಟ್ಟಿದ್ದು ಜ್ಯೇಷ್ಠ ಮೂಲ ನಕ್ಷತ್ರದ ಮಧ್ಯಭಾಗ ನಕ್ಷತ್ರ ಸಂಧಿ ಇದು ಕೂಡುದು ಮುಹೂರ್ತ ಇಡುವಾಗ ಸಂಧಿ ನಕ್ಷತ್ರ ಸಂಧಿ ಮುಹೂರ್ತ ಇಡುವುದಿಲ್ಲ ಮತ್ತು ಅಮಾವಾಸ್ಯೆ ಅಷ್ಟು ಶುದ್ಧವಲ್ಲ ಆದರೆ ತಮಿಳು ದೇಶದಲ್ಲಿ ಅಮಾವಾಸ್ಯೆಯನ್ನು ತುಂಬಾ ಶ್ರೇಷ್ಠವಾದದ್ದು ಪೂರ್ಣ ತಿಥಿ ಅಂತ ಮದುವೆ ಬೇರೆ ಮಾಡ್ತಾರೆ ಅಮಕ್ಕಳಂ ಅಂತ ಹೇಳ್ತಾರೆ ಅದು ಮಾಪುಳ್ಳೆ ಬಂದ್ರಕಾರ್ ಅಳಿಯ ಬಂದಿದ್ದಾರೆ ಏನು ಮಾಡಬೇಕು ವಡೆ ಪಾಯಸ ಅಳಿಯ ಬಂದಿದ್ದಾನೆ ವಡೆ ಪಾಯಸ ವಡೆ ಪಾಯಸ ಮಾಡೋದು ಯಾವತ್ತು ತಮಿಳ್ನಾಡು ಪೂರ್ಣ ತಿಥಿ ಬೇರೆ ಊರಲ್ಲಿ ಸಮೀಪದಲ್ಲಿ ಇನ್ನೊಂದು ಹಳ್ಳಿಗೆ ಹೋಗಿದ್ದೆ ಅಗ್ರಹಾರ ಅಲ್ಲಿ ಬ್ರಾಹ್ಮಣರು ಅಮಾವಾಸ್ಯ ದಿವಸ ಲಕ್ಷಣಾಕ್ಷರ ಮಾಡಿಸ್ಕೊಳ್ತಾರೆ ನಮ್ಮಲ್ಲಿ ಅದು ನಿಷಿದ್ಧ ಅದು ಪೂರ್ಣತಿಥಿ ಅಂತ ಅವರ ಭಾವನೆ ಆದರೆ ವೇದವ್ಯಾಸರು ಮುಹೂರ್ತ ಇಟ್ಟಿದ್ದಾರೆ ಯಾತಕ್ಕೆ ಭೂಮಂಡಲದ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ವಿನಾಶಕ್ಕಿಟ್ಟು ಮುಹೂರ್ತ ಬರೀ ಕೆಟ್ಟು ಮುಹೂರ್ತವಲ್ಲ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಹೋಗುವುದಕ್ಕೆ ಅದರ ಮೊದಲನೇ ಕಾಯಿ ಒಡೆಯುವುದು ಶಿಶುಪಾಲನ ತಲೆಯಲ್ಲಿ ನಾಳೆ ದಿವಸ ಶಿಶುಪಾಲವಧೆ ರಾಜಸೂಯಾಗ ನಡೆಯುತ್ತೆ ಅದಾದ ನಂತರದ ಜೂಜಿನ ಪರ್ವ ನಾಡಿದ್ದು ಜ್ಯೂತು ಪರ್ವ ಅದು ಉಪಜೂ ದೌಪದಿ ಮಾಡತಕ್ಕಂಥ ಶರಣಾಗತಿ ಭಾಗ ಇನ್ನು ಎರಡು ದಿವಸದಲ್ಲಿ ಈ ಸಭಾಪರ್ವವನ್ನು ಕಷ್ಟಪಟ್ಟು ಮುಗಿಸ್ತಾ ಇದ್ದೆ ಒಂದು ತಿಂಗಳು ಹೇಳಿದ್ದೆ ಹಿಂದೆ ಧಾರವಾಡದಲ್ಲಿ ಸಭಾಪರ್ವ ಒಂದನ್ನೇ ಒಂದು ತಿಂಗಳು ಒಂದೊಂದು ಶ್ಲೋಕ ಓದಿ ಹೇಳಿದ್ದೆ ಜನ ಸಂತೋಷಪಟ್ಟರು ಆವಾಗೆಲ್ಲ ಟೇಬು ಪೂರಿ ಕಾರ್ಡು ಗೊತ್ತಿಲ್ಲ ನೂರೇ ದಿವಸದಲ್ಲಿ ಮುಗಿಸ್ತಾ ಇದ್ದೇನೆ ಯಾರು ನನ್ನ ದಯಮಾಡಿ ಬೈಕೊಳ್ಳಬಾರದು ಅಂತ ನೀವು ಹೇಳಿದ್ರು ನಂಬುದೀನಿ ನಿದ್ದೆ ಮಾಡ್ತೇನೆ ರಾತ್ರಿ ಎಲ್ಲರಿಗೂ ಮಂಗಳವಾಗಲಿ ಮಂಗಳಾಚರಣೆ ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ಬಂದವರು ಹೇಳಿ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಠೇತ್ ಸ ಭಾರತ ಫಲಂ ಪ್ರಾಪ್ಯ ಪರಂ ಗಚ್ಚತಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ ऊर्ध्वबाहुर्विरौम्येष न च कच्चिच्छृणोति मे धर्मादर्थश्च कामश्च स किमर्थम् न सेव्यते न जातु कामान्न भयान्न लोभात् धर्मम् त्यजे जीवितस्यापि हेतोः नित्यो धर्मः सुखदुःखे त्वनित्ये जीवो नित्यः हेतुरस्य त्वनित्यः ಕಾರ್ಕಂ ವೇದಂ ಇಮಂ ವಿದ್ವಾನ್ ಶ್ರಾವಯತ್ವಾರ್ಥಮಶ್ನುತೆ ಶುಚಿ ಶುಚಿಶ್ರೋತ ಶೃಣ್ವನ್ ಸಬಲಮಶ್ನುತೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् स्वस्य प्रजाभ्य परिपालयन्ताम् ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ವ ನಿತ್ಯಂ ಲೋಕಾ ಸಮಸ್ತಾಸಕಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯಶ್ರೀರ್ನಿತ್ಯಮಂಗಳಂ